ಕರ್ಣೇನ ವೇಲಾಕುಲ ಅಶ್ವತ್ಥಾಪ ವಿಕರ್ಣ ಘೋರಮಕರ ದುರ್ಯೋಧನಾವರ್ತಿನಿ ಸೋತೀರ್ಣಾ ಖಲು ಪಾಂಡವೈರ್ಣನದೇ ಕೈವರ್ತಕೆ ಕೇಶವೇ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् श्रीकृष्णाय परब्रह्मणे नमः ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು ನಿನ್ನೆ ದಿವಸ ದ್ರೌಪದಿ ಸ್ವಯಂವರ ನಿಮಿತ್ತ ತಮಗೆಲ್ಲರಿಗೆ ಸಿಹಿಯನ್ನು ಹಂಚಬೇಕು ಅಂತ ಏರ್ಪಾಡು ಮಾಡಿದ್ದೆವು ವೇದವ್ಯಾಸರ ಸಂಕಲ್ಪ ಅದು ಇವತ್ತು ಆಗಬೇಕು ಅಂತ ಅದಕ್ಕೇನು ಕಾರಣ ಅಂದರೆ ವ್ಯಾಸರು ಅರ್ಥವಿಲ್ಲದೆ ಏನು ಮಾಡೋದಿಲ್ಲ ನಿನ್ನೆ ಹಂಚಿದ್ರೆ ಬರೀ ದ್ರೌಪದಿ ಸ್ವಯಂವರಕ್ಕಾಗುತ್ತಿತ್ತು ಇವತ್ತು ಸುಭದ್ರಾ ಸೇರಿಕೊಳ್ತದೆ ಅದರ ಮೇಲೆ ಆದಿಪರ್ವದ ಮಹಾಮಂಗಳವಿದೆ ನಾಳೆಯಿಂದ ಸಭಾಪರ್ವ ಪ್ರಾರಂಭ ಅವಕಾಶ ಉಳಿದ್ರೆ ಇವತ್ತೇ ಶುರು ಮಾಡೋಣ ಈ ಮೂರು ಮಂಗಳಗಳನ್ನು ಸೇರಿಸಿ ಸಿಹಿ ಹಂಚಬೇಕು ಅಂತ ವೇದವ್ಯಾಸರು ಅಪ್ಪಣೆ ಕೊಟ್ಟಿರೋದ್ರಿಂದ ನಿನ್ನೆ ಸ್ವಲ್ಪ ಯಾರಿಗಾದರೂ ಮನಸ್ಸಿಗೆ ವ್ಯತ್ಯಾಸವಾಗಿದ್ದರೆ ಕ್ಷಮಿಸಬೇಕು ಅಂತ ಕೇಳ್ಕೊಳ್ತೇನೆ ಇಲ್ಲಿ ನೋಡಿ ಇದು ಪುಸ್ತಕ ತೆಗಿತೇನೆ ಪುಸ್ತಕ ತೆಗೆಯುವಾಗ ಆಡ್ತದೆ ಈ ಕಡೆ ಎಲ್ಲರೂ ಹಿಡಿಬೇಕಾದ್ರೆ ಇದು ಸ್ಟ್ಯಾಂಡ್ ಇಡಿ ಹಿಡಿ ಅಲ್ಲಿ ಹಿಡಿ ಪರವಾಗಿಲ್ಲ ದ್ರೌಪದಿಯ ಸ್ವಯಂವರದಿಂದಲೇ ಆರಂಭಿಸಬೇಕು ತೆರಿಗೆ ಐವರು ಪಾಂಡವರನ್ನ ದ್ರೌಪದಿ ಕೈ ಹಿಡಿಯಬೇಕು ಎಂಬುದಾಗಿ ದೈವ ಸಂಕಲ್ಪ ಕುಂತಿಗೆ ಗೊತ್ತಿಲ್ಲದೆಯೇ ಅವಳ ಬಾಯಲ್ಲಿ ಆ ಮತ್ ಮತ್ ಬಂತು ವೇದವ್ಯಾಸರು ಅದನ್ನು ಸಮರ್ಥಿಸಿದರು ಪಂಚ ಇಂದ್ರರು ಐದು ಹಿಂದಿನ ಇಂದ್ರರು ಇಲ್ಲಿ ಐದು ಪಾಂಡವರಾಗಿ ಬಂದಿರೋಣದರಿಂದ ಇವರು ಐವರ ಸ್ವತ್ತು ಇದು ಅಪೂರ್ವವಾದ ಘಟನೆ ಆದ್ದರಿಂದ ಇದು ಇತರರಿಗೆ ಅನುಕರಣೀಯವೇ ಅನನುಕರಣೀಯವೇ ಎನ್ನುವ ಪ್ರಶ್ನೆ ಹೇಳೋದಿಲ್ಲ ಎಕ್ಸೆಪ್ಷನಲ್ ಕೇಸ್ ಇದು ಹೀಗೆ ನಡೆಯಬೇಕು ಅಂತ ವ್ಯಾಸರೇ ಬಂದು ಅಪ್ಪಣೆಯನ್ನು ಕೊಟ್ಟರು ಇದರಿಂದ ಮುಂದೆ ಉಂಟಾಗುವ ಗೋಜಲುಗಳಲ್ಲಿ ಒಂದು ಗೋಜಲನ್ನು ಈಗಲೇ ಹೇಳಿಬಿಡ್ತೇನೆ ಧರ್ಮರಾಜ ದುರ್ದ್ಯೂತದಲ್ಲಿ ಕೆಟ್ಟ ಜೋಜಿನ ಆಟದಲ್ಲಿ ತನ್ನನ್ನ ಇಟ್ಟು ತನ್ನ ತಮ್ಮಂದರನ್ನು ಇಟ್ಟು ತಾನು ಸೋತು ತನ್ನನ್ನೂ ಇಟ್ಟು ಸೋತ ನಂತರ ಯಾವುದೋ ಜೋಜಿನ ಹುಚ್ಚಿನ ರಭಸದಲ್ಲಿ ಶಕುನಿ ಹೇಳಿದ ಅಂತ ದ್ರೌಪದಿಯನ್ನೂ ಇಟ್ಟ ಸೋತ ಅಂದುಬಿಟ್ಟ ಶಕುನಿ ಮೂರು ನಾಲ್ಕೈದು ತರಹ ಅಲ್ಲಿ ಕ್ರೈಸಿಸ್ ಗೋಜಲುಗಳು ಅದರಲ್ಲಿ ಮುಖ್ಯವಾದ ಗೋಜಲು ತನ್ನ ಪತ್ನಿಯ ಭಾಗವನ್ನು ಒಂದು ವೇಳೆ ತಾನು ಸೋತ ಮೇಲೆ ಇಟ್ಟು ಸೋಲುವುದಕ್ಕೆ ಅವಕಾಶವಿದೆ ಎಂದರೂ ತನ್ನ ತಮ್ಮಂದರ ಪತ್ನಿಯ ಭಾಗವನ್ನು ಇಟ್ಟು ಸೋಲುವುದಕ್ಕೆ ಅವಕಾಶ ಉಂಟೆ ಎಂಬುದಕ್ಕೆ ಪ್ರಶ್ನೆಗೆ ಉತ್ತರ ಸಿಕ್ಕೋದಿಲ್ಲ ಧರ್ಮರಾಜ ಮಾಡಿದ್ದೇ ತಪ್ಪು ನಾ ಮಾಡಿದ ತಪ್ಪು ಅಂತ ಅವನೇ ಹೇಳಿ ನಾನೇ ಕೇಳಲಿ ಅಂತಾನೆ ಭೀಷ್ಮ ಆದರೆ ಧರ್ಮರಾಜ ಅದನ್ನು ಹೇಳುವುದಿಲ್ಲ ಯಾಕೆಂದರೆ ಅವನು ಯಮನ ಅಂಶ ಅವನ ನಿಮಿತ್ತ ಭೂಭಾರ ಹರಣ ಆಗಬೇಕಾಗಿತ್ತು ಇವತ್ತಿನವರೆಗೆ ಈ ಗೋಜಲೆಗೆ ಧರ್ಮಶಾಸ್ತ್ರದ ಗಂಟಿಗೆ ಉತ್ತರವನ್ನು ಹೇಳಿದವರು ಇಲ್ಲ ದ್ರೌಪದಿಯ ಪ್ರಶ್ನೆ ಎಂದೆಂದಿನ ಪ್ರಶ್ನೆಯಾಗಿ ಉಳಿತದೆ ಅದನ್ನು ತಾವು ಮನಸ್ಸಲ್ಲಿಟ್ಟುಕೊಳ್ಳಿ ಹಾರವನ್ನು ಮಾತ್ರ ದ್ರೌಪದಿ ದೇವಿ ಅರ್ಜುನನ ಕೊರಳಿಗೆ ಹಾಕಿದ್ದರು ವಿವಾಹ ಕಾಲದಲ್ಲಿ ಐವರೂ ಪಾಂಡವರು ತಮ್ಮ ಕೈಗಳನ್ನು ಒಡ್ಡಿ ಆ ದ್ರೌಪದಿಯ ಕೈ ಮೇಲೆ ಹೊಯ್ದ ತೀರ್ಥವನ್ನು ಆ ತೆಂಗಿನಕಾಯಿಯನ್ನು ಸ್ವೀಕಾರ ಮಾಡಿ ಐವರು ದ್ರೌಪದಿಯ ಕೈ ಹಿಡಿತಾರೆ ಎಂಬುದು ಇದು ದ್ರೌಪದಿ ಸ್ವಯಂವರದ ಒಂದು ಘಟ್ಟ ಇದಾದ ಮೇಲಿನ ಮುಂದಿನ ಕಥೆ ವಿವರಿಸ್ತೇನೆ ಈಗ ಈ ಕಡೆ ಧೃತರಾಷ್ಟ್ರನ ಸಭೆಗೆ ಸಮಾಚಾರ ಹೋಯಿತು ಸ್ವಲ್ಪ ಕಡಿಮೆ ಮಾಡಿ ಧೃತರಾಷ್ಟ್ರನ ಸಭೆಗೆ ಸಮಾಚಾರ ಹೋಯಿತು ಯಾರ ಮೂಲಕ ದುರ್ಯೋಧನ ಕರ್ಣ ಅವರು ಹೋಗಿ ಮೊದಲು ಹೇಳಲಿಲ್ಲ ಹೋಗಿದ್ದು ವಿವಾಹಕ್ಕೆ ದ್ರೌಪದಿ ಸಿಕ್ಕಲಿಲ್ಲ ನಮಗೆ ಅಂತ ಯಾವ ಕೆಟ್ಟ ಬಾಯಿಂದ ಹೇಳ್ತಾರೆ ಗೆದ್ದಿದ್ರೆ ಹೇಳ್ತಿದ್ರು ಸೋತೆವು ಅಂತ ಹೇಳೋದಕ್ಕೆ ಬಾಯಿಲ್ಲ ವಿದುರನಿಗೆ ಸಮಾಚಾರ ತಿಳಿಯಿತು ಅವನು ಹೋಗಿ ಕುರುಡದರಿಗೆ ಹೇಳಿದ ಏನಂತ ಹೇಳಿದ ತತಃ ಪ್ರೀತಮನ ಕ್ಷತ್ತ ಧೃತರಾಷ್ಟ್ರಂ ವಿಶಾಂಪತೆ ಉವಾಚ ದೃಷ್ಟ್ಯಾ ಕುರವ ವರ್ಧಂತ ಇತಿ ವಿಸ್ಮಿತ ಅರ್ಧಂಬರ್ಧ ತಿಳಿಯುವ ಹಾಗೊಂದು ಮಾತನ್ನಾಡಿದ ಕುರುವಂಶ ಬೆಳೆಯಿತು ಮಹಾರಾಜರೇ ಅದು ಧೃತರಾಷ್ಟ್ರನಿಗೆ ಏನರ್ಥವಾಯಿತು ಕುರುವಂಶ ಅಂದ್ರೆ ತನ್ನ ಮಕ್ಕಳು ಮಾತ್ರ ಅಂತ ತಿಳ್ಕೊಂಡು ಪಾಂಡವರದರಲ್ಲಿ ಸೇರಲಿಲ್ಲ ಅಂತ ತಿಳ್ಕೊಂಡು ತನ್ನ ಒಳಗುಟ್ಟನ್ನು ಬಾಯಿ ಬಿಟ್ಟೆ ಹೇಳಿಬಿಟ್ಟ ಮನ್ಯತೆಯ ಸವೃತಂ ಪುತ್ರಂ ಜ್ಯೇಷ್ಠಂ ಧ್ರುಪದ ಕನ್ಯೆಯ ದುರ್ಯೋಧನಂ ಅವಿಜ್ಞಾನಾತಿ ಪ್ರಜ್ಞಾಚಕ್ಷು ನರೇಶ್ವರ ದೇವರು ಒಳ್ಳೆಯದನ್ನೇ ಮಾಡಿದ ದ್ರುಪದನ ಮಗಳು ನನ್ನ ಮಗನಿಗೆ ಸಿಕ್ಕರೆ ನಮ್ಮ ವಂಶ ಬೆಳೆಯಿತು ಏನು ಆಶ್ಚರ್ಯವಿಲ್ಲ ಅಂದ ಅವನ ಮನಸ್ಸನ ಭಾವವನ್ನು ಹೊರಗೆ ಹಾಕೋದು ಬೇಕಾಗಿತ್ತು ಬಿದುರನಿಗೆ ಆಮೇಲೆ ಹೇಳಿದ ಪೆದ್ದ ಮಹಾರಾಜರೇ ದ್ರುಪದನ ಮಗಳನ್ನು ಗೆದ್ದವನು ನಿನ್ನ ಮಗ ಅಲ್ಲ ಅರ್ಜುನ ಈ ಪಾಂಡುಪುತ್ರರು ನಿನ್ನ ಮಕ್ಕಳಲ್ಲವೇ ಕೌರವರು ಅಂದ್ರೆ ಬರೇ ಅವರನ್ನು ಯಾತಕ್ಕೆ ತಿಳ್ಕೊಂಡೆ ಅಂತ ಹೇಳಲಾಗಿ ಇಲ್ಲ ಇಲ್ಲ ಅವರು ನಮ್ಮ ಮಕ್ಕಳೇ ಆಯ್ತು ಬಿಡು ಯಾರೋ ಒಬ್ರು ನಮ್ಮ ವಂಶದಲ್ಲಿ ಗೆದ್ದುಕೊಂಡು ಬಂದರಲ್ಲ ಅಂತ ಅಡ್ಡ ಮಾತಲ್ಲಿ ತಿರುಗಿಸ್ತಾನೆ ಜ್ಞಾತಿ ಹೇಳ್ತೇವೆ ಅಂದರೆ ಮೊದಲಿನಿಂದ ಈ ಧೃತರಾಷ್ಟ್ರನ ಹೃದಯದ ಕಾಪಟ ಎಷ್ಟು ಅದನ್ನು ಬಹಿರಂಗ ಮಾಡ್ತಾ ಹೋಗ್ತಾರೆ ವೇದಿವ್ಯಾಸರು ಒಂದೊಂದು ಸಂದರ್ಭದಲ್ಲಿ ಆಮೇಲೆ ಮುಂದಿನ ಕಥೆ ಕೌರವರು ಒಂದು ಸಭೆ ಸೇರಿಸ್ತಾರೆ ವಾಪಸ್ ಬಂದವರು ಕರ್ಣ ದುರ್ಯೋಧನ ಶಕುನಿ ಎಲ್ಲ ಸೇರಿಕೊಂಡು ಧೃತರಾಷ್ಟ್ರನ್ನು ಪುಸಲಾಯಿಸ್ತಾರೆ ಮಹಾರಾಜರೇ ಹೇಳಿದೆ ಬಡ್ಕೊಂಡೆ ಕೇಳಿದೆ ಯುವರಾಜ ಪಟ್ಟಾಭಿಷೇಕ ಮಾಡಬೇಡಿ ಧರ್ಮರಾಜನಿಗೆ ಅಂತ ಈಗ ನೋಡಿ ದೃಪದನ ಮಗಳು ಬೇರೆ ಸೇರಿಕೊಂಡ್ಲು ಪೊಲಿಟಿಕಲ್ ಮ್ಯಾರೇಜ್ ಆಯಿತು ಅಯ್ಯೋ ಸೈನ್ಯವಿಲ್ಲದೆ ಪಾಂಡವರಿಗೆ ಒಂದು ಅಕ್ಷೋಹಿಣಿ ಸೈನ್ಯ ಬೆಂಬಲವಾಯಿತಲ್ಲ ಇಲ್ಲಿ ಆಸ್ತಿ ವಿಭಾಗದ ಕಥೆಯನ್ನು ನೀವು ನೆನೀಬೇಕು ಎಷ್ಟೋ ವಿಷಯಗಳನ್ನು ವಿಸ್ತಾರವಾಗಿ ಹೇಳಿಲ್ಲ ವೇದವ್ಯಾಸರು ಸಮಸ್ತ ರಾಜ್ಯಕ್ಕೆ ಪಾಂಡವರಿಗೆ ಧರ್ಮರಾಜನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿದರು ಕಾಡಿನಿಂದ ಬಂದ ಪಂಚಪಾಂಡವರಿಗೆ ಸ್ವಂತ ಸೈನ್ಯವೆಂಬುದು ಇರಲಿಲ್ಲ they did not have an army of their own ಇವತ್ತಿನ ರಾಜಕಾರಣದಲ್ಲಿ ಎಷ್ಟು ಪ್ರಬುದ್ಧನಾದ ಒಬ್ಬ ಎಂಎಲ್ಎ ಎಂಪಿ ಇದ್ದರು ಅವನಿಗೆ ಇಂಗ್ಲಿಷ್ನಲ್ಲಿ ಫಾಲೋಯಿಂಗ್ ಎಂಬುದು ಒಂದು ಇಲ್ದಿದ್ರೆ ಮೇಲಿನವರು ಬಾಲ ಕುಯ್ದು ಬಿಡ್ತಾರೆ ನನಗೆ ಮಿನಿಸ್ಟ್ರಿ ಬೇಕು education ministry revenue ministry labour ministry railway ministry ಎಲ್ಲಿ ವೇರ್ ಈಸ್ ಯುವರ್ ಬೇಸ್ ಅಂತ ಕೇಳ್ತಾರೆ ಅಷ್ಟು ಫಾಲೋಯಿಂಗ್ ತೋರಿಸಬೇಕು ತನ್ನ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಅಲ್ಲಿ at least he must show the mischief power ನನಗೆ ಚೇಷ್ಟೆ ಮಾಡುವುದಕ್ಕೆ ಕುತಂತ್ರ ಮಾಡುವುದಕ್ಕೆ ಸ್ವಲ್ಪ ಶಕ್ತಿ ಕೊಡಿ ತುಂಬಾ ಕಡಿಮೆನೂ ಮಾಡಬೇಡಿ ಮಧ್ಯಾಹ್ನ ಮಾಡಬೇಡಿ ಇಲ್ಲಿ ಗಂಟಲು ತೊಂದರೆ ಆಗುತ್ತೆ ನನಗೆ ನೀವು ಅಲ್ಲೇ ಕೂತ್ಕೊಂಡು ಸರಿಯಾಗಿ ಮಾನಿಟರ್ ಮಾಡಬೇಕು ನನ್ನ ಕೈಲಿ ಪದೇ ಪದೇ ಹೇಳಿಸ್ಕೋಬಾರದು ಯಾವನಿಗೆ ಫಾಲೋಯಿಂಗ್ ಇರೋದಿಲ್ಲ ಅವನು ಎಷ್ಟು ಬುದ್ಧಿವಂತನಾದರೂ ಮಿನಿಸ್ಟ್ರಿ ಪದವಿಯಲ್ಲಿ ನಿಲ್ಲೋದಿಲ್ಲ ನಮ್ಮ ಮಿನಿಸ್ಟರ್ ಬದ್ರಿ ನಾರಾಯಣ ಇದ್ರಲ್ಲ ಹಾಗೆ ಬಹಳ ಒಳ್ಳೆ ಕೆಲಸ ಮಾಡ್ತಿದ್ರು ಎಜುಕೇಷನ್ ಮಿನಿಸ್ಟ್ರಿ ಕೆಲಸ ಮಾಡ್ತಿದ್ರು ಆ ಪುಂಡರನ್ನ ಎತ್ತಿ ಗುಂಪು ಕಟ್ಟಿಕೊಳ್ಳೋರು ಅವ್ರಿಗೂ ಗೊತ್ತಿರಲಿಲ್ಲ ಪುಂಡರನ್ನ ಎತ್ತಿ ಗುಂಪು ಕಟ್ಟಿಕೊಳ್ಳುವುದು ಅವನಿಗೆ ಗೊತ್ತಿರುತ್ತೆ ಅವನು ಬಸ್ ಕಂಡಕ್ಟರ್ ಆಗಿದ್ರು ಅವನು ಪ್ರೈಮ್ ಮಿನಿಸ್ಟರ್ ಆಗಬಲ್ಲ ಏನು ಕೆಲಸ ಬೇಕಾದ್ರೂ ಮಾಡ್ತಾನೆ ಜನ ಫಾಲೋಯಿಂಗ್ ಇರಬೇಕು ಜನ ಬೇಕು ಜನ ಬೇಕು ಹಳೆ ಕಾಲದಲ್ಲಿ ಸೈನ್ಯ ಶಕ್ತಿ ಎನ್ನುವುದು ಬೇಕು ಎಲೆಕ್ಷನ್ ಇಲ್ಲ ಆಗಿನ ಕಾಲದಲ್ಲಿ ಪಾಂಡವರಿಗೆ ಸೈನ್ಯ ಇರಲಿಲ್ಲ ಏನು ಮಾಡ್ತಾರೆ ನಾಲ್ಕು ದಿವಸ ಆಳದಾಗ ಮಾಡ್ತಾರೆ ತಂತ್ರಗಿಂತ್ರ ಮಾಡಿದರೆ ಸಾಯ್ತಾರೆ ಅಂತ ಲೆಕ್ಕಾಚಾರ ಮಾಡಿದ್ದ ದುರ್ಯೋಧನ ಈಗ ಅವರು ಅರಗಿನ ಮನೆಯಲ್ಲಿಯೂ ಸುಳ್ಳಿಲ್ಲ ತಂತ್ರವೂ ವ್ಯರ್ಥವಾಯಿತು ಇವರು ಸುಡಿಸಿದ್ದು ಯತ್ನ ಇವರೇ ಮಾಡಿದ್ದಾರೆ ಅಂತ ಬೆರಳಿಟ್ಟು ತೋರಿಸು ಹಾಗೆ ಲೋಕವೆಲ್ಲ ಕೌರವರನ್ನು ದೂಷಣೆ ಮಾಡೋಕೆ ಶುರು ಮಾಡಿತು ಇಲ್ಲ ಇಲ್ಲ ನಾವೇನು ಮಾಡಲಿಲ್ಲ ಅಂತ ಇವರು ಹೇಳೋ ಸ್ಥಿತಿಯಲ್ಲಿಲ್ಲ ಜನರಿಗೆ ಗೊತ್ತಾಯಿತು ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಇವಂದೇ ದುರ್ಬುದ್ಧಿ ಪಾಂಡವರು ಬದುಕಿದರು ಪುಣ್ಯಕ್ಕೆ ಪಾಪ ಅಂತ ಜನಪ್ರಿಯತೆ ಹೆಚ್ಚಾಯಿತು ಪಾಪ್ಯುಲಾರಿಟಿ ಹೆಚ್ಚಾಯಿತು ಈಗ ದ್ರುಪದನ ಸೈನ್ಯದ ನೆರವು ಸಿಕ್ಕಿತು ಕೃಷ್ಣ ಎಷ್ಟು ತಂತ್ರ ಮಾಡಿದ ನೋಡಿ ರಾಜಕಾರಣದಲ್ಲಿ ಬೇರೂರು ಬೇಕಾದರೆ ಜನಪ್ರಿಯತೆ ಅನ್ನೋದೊಂದು ಬೇಕು ಅದು ಸಿನಿಮಾ ಆಕ್ಟರ್ ಆಗಿರಲಿ ಮತ್ತೊಂದಿರಲಿ ಯಾವುದೋ ಅಥವಾ ಈ ಪುಂಡತನ ಮಾಡೋದಿರಲಿ ಕುಖ್ಯಾತಿ ಇರಲಿ ಜನಪ್ರಿಯತೆ ಇವತ್ತು ಎಲೆಕ್ಷನ್ನಲ್ಲಿ ಜನಪ್ರಿಯತೆ ಇದ್ರೆ ಬೇಕಾದವನು ಬಂದು ಬಿಡುತ್ತಾನೆ ಯಾವ ಕಾರಣದಲ್ಲಿ ಜನಪ್ರಿಯತೆ ಅನ್ನೋದು ಕೇಳೋದಿಲ್ಲ ಎರಡನೇದು ಮಿಲಿಟರಿ ಶಕ್ತಿ ಒಂದು ರೀತಿಯಲ್ಲಿ ಚಿಟುಕು ಮುಳ್ಳಾಡಿಸುವ ಶಕ್ತಿ ಇರಬೇಕು ಅವನಿಗೆ ನಾನು ಹೊರಗಿಟ್ಟರೂ ನಿಮಗೆ ತೊಂದರೆ ಒಳಗೆ ತಗೊಳ್ಳದೇ ಇದ್ರೂ ತೊಂದರೆ ಅಂತ ತೋರಿಸುವಂತಹ ಸ್ಥಿತಿ ಇರಬೇಕು ಅದು ರಾಜಕಾರಣದ ಎಂದೆಂದಿನ ಸ್ಥಿತಿ ಇದು ನಾನಿದ್ದೇನೆ ಅಂತ ಅಸರ್ಟ್ ಮಾಡಬೇಕು ಇಲ್ಲದಿದ್ದರೆ ಜನ ಉಳಿಯೋದಿಲ್ಲ ಶಿಶುಬಾಲ ಮಾಡೋ ಹೊರಟಿದ್ದು ಅದೇ ಜರಾಸಂಧ ಮಾಡೋದು ಹೊರಟಿದ್ದು ಅದೇ ಪೌಂಡ್ರಕ ಶೃಗಾಲ ವಾಸುದೇವ ಮಾಡೋದು ಹೊರಟಿದ್ದು ಅದೇ ಕಾಲೇವನ ಮಾಡೋ ಹೊರಟಿದ್ದು ಅದೇ ಇದು ಪೂರ್ತಿ ರಾಜಕಾರಣದ ಕತೆ ಮಹಾಭಾರತದ ಕತೆ ಇಷ್ಟೊಂದು ಪ್ರೌಢ ರಾಜಕಾರಣವನ್ನ ಸ್ವಾಮಿ ಕೃಷ್ಣ ಕಂಸನನ್ನು ಕೊಲ್ಲುವ ಮೂಲಕ ಜರಾಸಂಧನ ಬೇರುಗಳನ್ನು ಕತ್ತರಿಸಿ ಧೃತರಾಷ್ಟ್ರನಿಗೆ ಸಮಾಚಾರ ಕಳುಹಿಸಿ ಅರಗಿನ ಮನೆಯಿಂದ ರಕ್ಷಿಸಿ ದೃಪದನ ಪುತ್ರಿ ಅರ್ಜುನನಿಗೆ ಸಿಕ್ಕು ಹಾಗು ಮಾಡಿ ಅಯ್ಯೋ ಹೊಟ್ಟೆ ಉರಿತಾ ಇದೆಯಲ್ಲ ಅವ್ರು ಮೇಲೆ ಮೇಲೆ ಬೆಳೀತಾ ಇದ್ದಾರಲ್ಲ ಏನು ಮಾಡಲಿ ಏನು ಮಾಡಲಿ ಎಂಬುದಾಗಿ ಕುಂತಿ ಪುತ್ರಾನ್ ಭೇದಯ ಮಹಾಮಾದ್ರಿ ಪುತ್ರವು ಚ ಪಾಂಡವವು ಭೇದೋಪಾಯ ಮಾಡೋಣ ಕಣಿಕ ಹೇಳಿಕೊಟ್ಟ ಭೇದೋಪಾಯ ಏನು ಮೂವರು ಪಾಂಡವರು ಧರ್ಮರಾಜ ಭೀಮ ಅರ್ಜುನ ಒಂದು ತಾಯಿ ಮಕ್ಕಳು ಇನ್ನಿಬ್ಬರು ಇನ್ನೊಂದು ತಾಯಿ ಮಕ್ಕಳು ಅಂತೂ ಎರಡು ತಾಯಿ ಆಯ್ತಲ್ಲ ಎರಡು ತಾಯಿ ಆದಮೇಲೆ ಇವರ ಮೇಲೆ ಅವರನ್ನು ಅವರ ಮೇಲೆ ಇವರನ್ನ ಯಾತಕ್ಕೆ ಕೆಟ್ಟು ಕಟ್ಟಬಾರದು ಕಾರಣ ಮಾಡೋಕೆ ಬರುತ್ತೇನೋ ದುಡ್ಡಿದ್ರೆ ಬೇಕಾದ್ ಮಾಡಬಹುದು ರಾಜಕಾರಣದಲ್ಲಿ ದುಡ್ಡಿನ ಬಲದಿಂದ ಗರ್ವದಿಂದ ಕೊಬ್ಬು ಏನು ಬೇಕಾದ್ರೂ ಮಾಡಬಹುದು ಅಂತ ಅವತ್ತು ತಿಳಿದಂತೆ ಇವತ್ತು ತಿಳಿದಿದ್ದ ರಾಜಕಾರಣದಲ್ಲಿ ದುಡ್ಡು ಎಲ್ಲವನ್ನೂ ಮಾಡಲಾರದು ದುರ್ಬಲರಲ್ಲಿ ದುಡ್ಡು ಕೆಲಸ ಮಾಡ್ತದೆ ಧ್ಯೇಯವಾದಿಯಲ್ಲಿ ದುಡ್ಡು ಕೆಲಸ ಮಾಡೋದಿಲ್ಲ ಕೃಷ್ಣನನ್ನ ಲಂಚದಿಂದ ತಗೊಳ್ಳೋಕೆ ಬರ್ತಿದ್ದೆ ಅಶ್ವಿನಿ ಕುಮಾರರ ಪುತ್ರರು ಇವರನ್ನೆತ್ತಿ ಕಟ್ಟೋಕೆ ಬರುತ್ತೆ ಧರ್ಮರಾಜನ ಮೇಲೆ ಭೀಮಸೇನ ಮೇಲೆ ಮಾದ್ರಿ ಮಾತು ತಗೊಂಡಿದ್ಲು ಕುಂತಿ ಕೈಯಲ್ಲಿ ನಾ ಸಹಗಮನ ಮಾಡ್ತೇನೆ ಆದರೆ ನನ್ನ ಮಕ್ಕಳನ್ನು ನಿನ್ನ ಮಕ್ಕಳಂತೆ ನೀನು ಕಾಪಾಡಬೇಕು ಅಂತ ಪ್ರಮಾಣ ಸ್ವೀಕಾರ ಮಾಡಿದ್ದಳು ಆ ಪ್ರಮಾಣವನ್ನು ಕುಂತಿ ಮಗನ ಕೈಯಲ್ಲಿ ಇಸ್ಕೊಂಡ್ಲು ಧರ್ಮರಾಜನ ಕೈಯಲ್ಲಿ ನಿನ್ನ ಸ್ವಂತ ತಮ್ಮಂದ್ರೆ ಹಾಗೂ ಸೋದರರು ಈ ಮಾದರಿ ಪುತ್ರರನ್ನು ಹಾಗೆ ನೋಡಿಕೊಳ್ಳಬೇಕು ಅಂತ ಮಾತು ತಗೊಂಡಿದ್ದಳು ಯಕ್ಷಪ್ರಶ್ನೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಒಬ್ಬರ ಮೇಲೊಬ್ಬರನ್ನ ಕಟ್ಟೋಣ ಅಥವಾ ಇನ್ನೊಂದು ದಾರಿ ಐವರು ಗಂಡಂದ್ರೆ ಒಬ್ಬಳೇ ಹೆಂಡತಿ ಇರೋದ್ರಿಂದ ಇದು ನಿಲ್ಲುವಂಥ ಅಲಯನ್ಸ್ ಅಲ್ಲ ಇದು ಪುಡುಪುಡಿ ಆಗೋ ಅಲಯನ್ಸ್ ಇದು ಒಂದೊಂದು ಹೆಂಡತಿ ಇದ್ರೂ ಉಳಿಯೋದು ಕಷ್ಟ ಸ್ನೇಹ ತಮ್ಮಂದರಲ್ಲಿ ಐವರಿಗೆ ಸೇರಿ ಬಂದು ಹೆಂಡತಿ ಇರೋದ್ರಿಂದ ಸುಲಭ ಹೊಡೆಯಬಹುದು ಅಂತ ಏನೇನೋ ತಂತ್ರಗಳನ್ನು ಮಾಡ್ತಿದ್ದಾರೆ ಕರ್ಣ ಇದಕ್ಕೆ ಒಪ್ಪಿದ ಆದರೆ ಅವರಿಗೆ ಒಂದಿಷ್ಟು ಪ್ರಯತ್ನ ಮಾಡಿದರು ಅಂತ ಕಾಣುತ್ತೆ ಏನು ಪ್ರಯತ್ನ ಮಾಡಿದರೂ ಅದು ಸಾಗಲಿಲ್ಲ ಒಂದು ದಿವಸ ನಾರದರು ಬಂದರು ಈ ಅಧ್ಯಾಯಗಳನ್ನು ನಾನು ತುಂಬ ವರ್ಣನೆ ಮಾಡೋಕ್ಕೆ ಹೋಗೋದಿಲ್ಲ ಯಾವ್ಯಾವುದು ಫಲ ಕೊಡಲಿಲ್ಲ ಅದನ್ನು ನಾನು ಹೆಚ್ಚು ಹೇಳೋದಿಲ್ಲ ನಾರದರು ಬಂದರು ಪಾಂಡವರಿಗೆ ಹಿತೋಪದೇಶವನ್ನು ಮಾಡಿದರು ಅಯ್ಯ ಇದು ವಿಚಿತ್ರವಾದ ಮದುವೆ ನಿಮ್ಮದು ಎಲ್ಲಿ ಕೇಳಿಲ್ಲ ಇಲ್ಲಿವರೆಗೆ ಐವರು ಪುರುಷರಿಗೆ ಒಬ್ಬ ಸ್ತ್ರೀ ಇದ್ದಾಳೆ ಅಂದ ಮೇಲೆ ಅವನಲ್ಲಿ ಹೆಚ್ಚು ಪ್ರೀತಿ ತೋರಿಸಿದ್ಲು ಇವನಲ್ಲಿ ಕಡಿಮೆ ತೋರಿಸಿದ್ಲು ಪಕ್ಷಪಾತ ಮಾಡಿದ್ರು ಅನ್ನೋ ನಿಮಿಷದಿಂದ ಹೆಂಡತಿಯನ್ನೇ ಕೊಲ್ಲಬಹುದು ಅಣ್ಣ ಸಂಬಂಧರನ್ನೇ ಪರಸ್ಪರ ಕೊಲ್ಲಬಹುದು ಮತ್ತು ನಿಯಮ ಇರಬೇಕು ಐವರು ಒಬ್ಬ ಹೆಂಡತಿಯನ್ನು ಉಪಭೋಗಿಸಬೇಕಾದರೆ ಒಂದು ನಿಯಮ ಇದ್ದರೆ ಮಾತ್ರ ಶಕ್ಯವಾಗ್ತದೆ ಆದ್ದರಿಂದ ಒಂದು ನಿಯಮವನ್ನು ಮಾಡಿಕೊಳ್ಳಿ ನಿಯಮ ಮಾಡೋದು ಹೇಗೆ ಇಪ್ಪತ್ತು ತಿಂಗಳು ಒಂದು ಸರ್ಕಾರ ಇನ್ನೊಂದು ಇಪ್ಪತ್ತು ತಿಂಗಳು ಇನ್ನೊಂದು ಸರ್ಕಾರ ಅಂತ ಮಾಡಿದ ಹಾಗೆ ಇದು ಸರ್ಕಾರಕ್ಕೆ ಅನ್ವಯವಾದರೂ ಗಂಡ ಇರಲಿ ಹಾಕಪ್ಪ ಈ ನಿಯಮ ಅಪಹಾಸ್ಯಕರ ಅಂತ ನೀವು ಬೇಜಾರು ಮಾಡ್ಕೋಬೇಡಿ ಅದಕ್ಕೊಂದು ಕಥೆಯನ್ನು ಹೇಳಿದರು ನಾರದರು ಪೂರ್ವದಲ್ಲಿ ಸುಂದ ಮತ್ತು ಉಪಸುಂದ ಅಂತ ಇಬ್ಬರು ರಾಕ್ಷಸರು ಈ ಕಥೆ ನೀವು ಕೇಳಿರಬೇಕು ಸುಂದೋಪಸುಂದರ ಕಥೆ ಇದನ್ನು ಅಪಹಾಸ್ಯ ಮಾಡಿ ಟಿ ಪಿ ಕೈಲಾಸಂ ಅವರು ಸುಂದರೋಪಸುಂದರು ಅಂತ ಒಂದು ಬರೆದು ಅಣ್ಣ ತಮ್ಮ ಎಂದ್ರಂತೆ ಸುಂದರ ಉಪಸುಂದರ ಅಂತ ಯಾವುದನ್ನು ಲೇವಡಿ ಮಾಡುವ ಪ್ರವೃತ್ತಿ ಅದು ಕೈಲಾಸ ಅವರ ನಾಟಕಗಳಲ್ಲಿ ಗಟ್ಟಿ ನಿಲ್ಲುವಂತಹ ಗಂಭೀರ ತತ್ವ ಇಲ್ಲ ಇವತ್ತು ಯಾರು ಆಡೋದಿಲ್ಲ ಆ ನಾಟಕಗಳನ್ನು ವೇದವ್ಯಾಸ ಮಾತ್ರ ತಪ್ಪದೇ ಓದ್ತೇವೆ ಸಂಸ್ಕೃತ ಬರದೇ ಇದ್ರೂ ಜನ ಓದ್ತಾರೆ ಒಬ್ರು ಹೇಳಿದ್ರೆ ನೋಡಿ ಇಷ್ಟು ಜನ ಬಂದು ಕೂತ್ಕೊಂಡು ಕೇಳ್ತಾ ಇದ್ದೀರಿ ಇದು ವೇದವ್ಯಾಸರು ನೋಡಿ ಸುಂದೋಪ ಸುಂದರು ಒಂದೇ ತಾಯಿ ಮಕ್ಕಳು ತಂದೆ ಮಕ್ಕಳು ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿದರು ಬ್ರಹ್ಮದೇವ ಬಂದು ಕೇಳಿದ ಏನು ಬೇಕು ರಾಕ್ಷಸರು ಕೇಳುವುದು ಒಂದೇ ವರ ನಾವು ಸಾಯಬಾರದು ಅಮರರಾಗಿರಬೇಕು ಅಯ್ಯೋ ನನಗೆ ಮರಣ ಇದೆ ನಿನಗೆಯ್ಯ ಮರಣ ಇಲ್ಲಿ ನಿಂತುಕೊಳ್ಳಿ ವರ ನಾನು ಒಂದು ಅವನು ಬ್ರಹ್ಮದೇವ ಹಾಗಿದ್ರೆ ಏನು ಮಾಡಬೇಕು ಇಂಥವರಿಂದ ಮರಣ ಬೇಡ ಅಂತ ಏನಾರೊಂದು ಕೇಳಿಕೊಳ್ಳಿ ಅಥವಾ ಇಂಥವರಿಂದ ಮಾತ್ರ ಬಂದರೆ ಬರಬಹುದು ಅಂತ ಕೇಳಿಕೊಳ್ಳಿ ಎನ್ನಲಾಗಿ ಅಣ್ಣ ತಮ್ಮಂದರು ಒಬ್ಬರನ್ನ ಒಬ್ಬರು ಎಂದೂ ಬಿಟ್ಟಿರ್ತಿರಲಿಲ್ಲ ಮಲಗುವಾಗಲೂ ಪಕ್ಕದಲ್ಲಿರಬೇಕು ಊಟ ಮಾಡುವ ಪಕ್ಕದಲ್ಲಿರಬೇಕು ಬೇಟೆ ಹೋದ್ರೆ ಪಕ್ಕದಲ್ಲಿರಬೇಕು ಒಂದು ಊರು ಲೂಟಿ ಮಾಡಿದ್ರೆ ಒಟ್ಟಿಗೆ ಹೋಗಬೇಕು ದಂಡಯಾತ್ರೆ ವಿಜಯಾತ್ರೆ ಅಷ್ಟು ಸಮವಾಗಿದ್ದವರು ಬ್ರಹ್ಮನಿಗೆ ಹೇಳಿಕೊಂಡ್ರು ಒಂದು ವೇಳೆ ಮರಣ ಬಂದರೆ ನಮ್ಮಿಂದಲೇ ಪರಸ್ಪರ ಬರಬೇಕೆ ಹೊರತು ಬೇರೆಯವರಿಂದ ಮರಣ ಬರೋದು ಬೇಡ ಆ ಬಹಳ ಚಲೋ ಆಯಿತು ಅಂದ ಬ್ರಹ್ಮ ಉತ್ತರ ಕರ್ನಾಟಕದವನು ಬ್ರಹ್ಮ ಬಹಳ ಚಲೋ ಆಯಿತು ಭಯಂಕರ ಚಲೋ ಆಯಿತು ನೀವು ಉತ್ತರ ಕರ್ನಾಟಕ ಭಾಷೆ ಮಾತಾಡೋದಿಲ್ವಲ್ಲ ಅಂತ ಕೇಳ್ತಾರೆ ನನಗೆ ಇವತ್ತು ಮಾತಾಡಿಬಿಟ್ಟಿದ್ದೇನೆ ನಲವತ್ನಾಲ್ಕು ವರ್ಷ ಅಲ್ಲಿದ್ದವನು ನಾನು ಅಲ್ಲಿ ಮಾತಾಡಿದ್ರೆ ನೀವು ಮೈಸೂರು ಕನ್ನಡ ಮಾತಾಡೋದಲ್ಲ ಅಂತ ಕೇಳ್ತಾರೆ ಈ ಒಂದು ಮರಣದ ಗುಟ್ಟು ತಿಳಿದ ಮೇಲೆ ದೇವತೆಗಳೆಲ್ಲ ಯೋಚನೆ ಮಾಡಿದರು ಇವ್ರಿಗೆ ಆದಷ್ಟು ಬೇಗ ಮರಣ ಬರಬೇಕಲ್ಲ ಏನ್ ಮಾಡೋದು ಅವರು ಸಾಯ್ತಾ ಇಲ್ಲ ಎಲ್ಲಿ ಬೇಕಾದರೂ ಹೋಗ್ತಾರೆ ಯಾರನ್ನು ಗೆಲ್ತಾರೆ ಪುಂಡುಪೋಕರು ಹಿರಣ್ಯ ಕಶುಪು ಹಿರಣ್ಯಾಕ್ಷನನ್ನು ಮೀರಿಸುವಂತಹ ದುಷ್ಟತನ ಅದಕ್ಕೇನು ಮಾಡಬೇಕು ಬ್ರಹ್ಮನನ್ನು ಕೇಳಿದರು ನನ್ನ ತಂಟೆ ಬರಬೇಡಿ ವರ ಕೊಟ್ಟಿದ್ದೀನಿ ಮುಗಿದೋಯ್ತು ಇನ್ನೇನಿದ್ರು ನೀವು ನೀವೇನು ಮಾಡ್ಕೊಳ್ಳಿ ಅಂತ ಹೇಳಲಾಗಿ ವಿಶ್ವಕರ್ಮನಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದರು ಹೇ ವಿಶ್ವಕರ್ಮ ಇದಕ್ಕೊಂದು ದಾರಿ ತೋರಿಸು ವಿಶ್ವಕರ್ಮ ಹೇಳಿದ ಇದೆ ದಾರಿ ಇದೆ ಏನು ದಾರಿ ಈ ಬ್ರಹ್ಮ ಸೃಷ್ಟಿಯಲ್ಲಿ ಎಷ್ಟೊಂದು ಸುಂದರ ವಸ್ತುಗಳಿವೆಯೋ ಸಮುದ್ರ ಮಥನ ಕಾಲದಲ್ಲಿ ಎಷ್ಟೊಂದು ಅಪ್ಸರೆಯರು ಉಂಟಾಗಿದ್ದಾರೆಯೋ ಆ ಎಲ್ಲ ವಸ್ತುಗಳಲ್ಲಿ ಇರಬಹುದಾದ ಸೌಂದರ್ಯದಿಂದ ಒಂದೊಂದು ಎಳ್ಳಿನಷ್ಟು ಕೆಲ ಅಂಶದಷ್ಟು ಸೌಂದರ್ಯವನ್ನು ತೆಗೆದು ತೆಗೆದು ತೆಗೆದು ಒಟ್ಟಿಗೆ ಹಾಕಿದರೆ ಅದು ಒಂದು ಆಕೃತಿಯಾಯಿತು ಅದೇ ತಿಲೋತ್ತಮೆ ತಿಲೋತ್ತಮೆ ಹೆಸರಿಗೆ ಅರ್ಥ ಇಂಥ ಕಥೆ ಇನ್ನೂ ಲೋಪಮುದ್ರೆ ಕಥೆಯಲ್ಲಿ ಬರುತ್ತೆ ಅಗಸ್ತ್ಯ ಚರಿತ್ರೆಯಲ್ಲಿ ಮೃಗ ಪಕ್ಷಿ ಪ್ರಾಣಿಗಳಲ್ಲಿದ್ದ ಸೌಂದರ್ಯಾಂಶಗಳನ್ನೆಲ್ಲ ಒಟ್ಟುಗೂಡಿ ಲೋಪಾಮುದ್ರೆಯನ್ನು ಮಾಡಿದರಂತೆ ಜಿಂಕೆಯಲ್ಲಿನ ಕಣ್ಣು ಸಿಂಹದ ಸೊಂಟ ಇಂಥ ಭಾಗಗಳನ್ನು ಸೇರಿಸಿ ಲೋಪಾಮುದ್ರೆಯನ್ನು ಮಾಡಿದ ಬ್ರಹ್ಮದೇವ ಅಂತ ಹೇಳುವಂತೆ ಇವಳಿಗೆ ಚಿರೋತ್ತಮೆ ಎಲ್ಲರಿಗಿಂತ ಒಂದು ಎಳ್ಳಿನಷ್ಟು ಸೌಂದರ್ಯ ಹೆಚ್ಚಿದ್ದವಳು ಊರ್ವಶಿ ಒಬ್ಬಳನ್ನು ಬಿಟ್ಟು ಭಗವಂತನ ನಾರಾಯಣನ ತೊಡೆಯಿಂದ ಬಂದ ಅಪ್ಸರೆ ಅವಳನ್ನು ಬಿಟ್ಟರೆ ಎಲ್ಲರಿಗಿಂತ ಸುಂದರಿಯಾಗಿದ್ದವಳು ಏನಪ್ಪಣೆ ಅಂತ ಕೇಳಿದಳು ಏನಿಲ್ಲ ಸುಂದೋಪು ಸುಂದರ ನಾಶ ಮಾಡಬೇಕು ನೀನು ನಾನು ಹೆಂಗೆ ನಾಶ ಮಾಡೋದು ನೀ ಹೋಗು ದಾರಿ ಗೊತ್ತಾಗುತ್ತೆ ಈ ಸುಂದೋಬ್ ಸುಂದರ ಎಲ್ಲಿ ಕೂತಿದ್ರು ಅಲ್ಲಿಗೆ ಬಂದ್ಲು ಇವರಿಬ್ರು ಇವಳನ್ನು ನೋಡಿದರು ಸುತ್ತ ಕುಣಿದಾಡಿದರು ಅಣ್ಣ ತಮ್ಮಂದ್ರಿಗೆ ಕಾಮಪಾಶ ವೇಗವನ್ನು ತಡೆಯೋದಾಗಲಿಲ್ಲ ಒಬ್ಬ ಬಲಗೈ ಹಿಡ್ಕೊಂಡ ಒಬ್ಬ ಎಡಗೈ ಹಿಡ್ಕೊಂಡ ನನಗೆ ನನಗೆ ಅಂತ ಶುರುವಾಯಿತು ಅವಳು ಕೇಳಿದಳು ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಬಲಿಷ್ಠರೋ ಅವರನ್ನೇ ಮದುವೆ ಆಗ್ತೇನೆ ಅಂತ ಬತ್ತಿ ಇಟ್ಲಲ್ಲ ತಂದು ಕಾಂಗ್ರೆಸ್ ಮಾಡಿದ ಹಾಗೆ ಅವರಿಬ್ಬರಲ್ಲಿ ಕುಸ್ತಿ ಎಂದೂ ಜಗಳ ಮಾಡಿದೆ ಇದ್ದವರಲ್ಲಿ ಕುಸ್ತಿ ಉಂಟಾಗಿ ಒಂದೇ ಸಲಕ್ಕೆ ಇಬ್ಬರೂ ಕೈಗಳಿಂದ ಅಣ್ಣನನ್ನ ತಮ್ಮ ತಮ್ಮನ ಅಣ್ಣ ಹೊಡೆದು ಇಬ್ಬರೂ ಸೊತ್ತು ಕೆಳಗೆ ಬಿದ್ದರು ಒಂದು ಹೆಂಗಸಿನ ನಿಮಿತ್ತ ಲೋಕವೀರರಾದ ಇಬ್ಬರು ಗಂಡಸರು ಹಾಗೆ ಸತ್ರು ಪಾಂಡವರೇ ಆ ಸ್ಥಿತಿ ನಿಮಗಾಗೋದು ಬೇಡ ಆದ್ದರಿಂದ ಈ ದ್ರೌಪದಿಯಲ್ಲಿ ನೀವು ಒಂದು ಕ್ರಮದಲ್ಲಿ ಅವಳನ್ನ ಅನುಭವಿಸಬೇಕು ಹೇಗೆ ಉಡುಪಿಯಲ್ಲಿ ಪರ್ಯಾಯೋತ್ಸವ ಮಾಡ್ತಾರಲ್ಲ ಪರ್ಯಾಯೋತ್ಸವ ಹೋಲಿಸಿಬಿಟ್ರಲ್ಲ ಇದನ್ನ ರಾಮ ಅಂತ ಹೇಳಬೇಡಿ ಇದು ಒಂದು ಪರ್ಯಾಯವೇ ದ್ರೌಪದಿಗೆ ಐವರು ಗಂಡರು ವರ್ಷಕ್ಕೆ ಒಬ್ಬ ಮಾತ್ರ ಅವಳ ಜೊತೆಯಲ್ಲಿರಬಹುದು ಆ ಹೊತ್ತಿನಲ್ಲಿ ಉಳಿದ ತಮ್ಮಂದರು ಅವಳನ್ನ ಅತ್ತಿಗೆ ಅಂತ ನೋಡಬೇಕು ತಾಯಿ ಅಂತ ಕಾಣಬೇಕು ಪತ್ನಿ ಅಂತ ಕಾಣಬಾರದು ಏನ್ರಿ ಇದು ಒಂದು ವರ್ಷ ಮಾತ್ರ ಹೆಂಡತಿ ಉಳಿದ ವರ್ಷ ತಾಯಿ ಇದ್ಯಾಕೆ ಪರಿಪಾಲನೆ ಮಾಡುವುದು ಅಯ್ಯ ಅವರು ಸತ್ಯಾತ್ಮರಾದ ಹೊತ್ತಿಗೆ ಪರಿಪಾಲನೆ ಮಾಡಿದರು ದ್ರೌಪದಿಯಲ್ಲಿ ಸತ್ಯವಿದ್ದರಿಂದ ಸಂಭಾಳನೆ ಮಾಡಿದಳು ಆ ದ್ರೌಪದಿಯ ಸತ್ಯಕ್ಕೋಸ್ಕರವಾಗಿ ಬೆಂಗಳೂರಿನಲ್ಲಿ ಎಲ್ಲಾ ಊರನ್ನು ಬಿಟ್ಟು ದ್ರೌಪದಿ ಕರಗ ಅಂತ ಮಾಡ್ತಾರೆ ಸತ್ಯವನ್ನು ನೋಡ್ತೀರಿ ದ್ರೌಪದಿಗೆ ಗುಡಿ ಕಟ್ಟಿದ್ದು ಕರ್ನಾಟಕ ಒಂದೇ ಕಡೆ ಬೇರೆ ಎಲ್ಲಿ ಕಟ್ಟಿದ್ದಾರೆ ದ್ರೌಪದಮ್ಮನ ಕರಗ ಅಂತ ಹೇಳ್ತಾರೆ ನೋಡಿ ಅದು ಮಡಿಕೆಗಳು ಈಗ ಚರಿತಾರ್ಥ ಹೇಗೆ ಮಾಡ್ತಾರೆಯೋ ಗೊತ್ತಿಲ್ಲ ಒಂದು ಕಾಲದಲ್ಲಿ ರಾತ್ರಿ ಬೆಳ್ಳಂ ಬೆಳಗೂ ಉತ್ಸವ ನಡೆಯೋದು ಜಗತ್ಪ್ರಸಿದ್ಧವಾದ ಕರಗೋತ್ಸವ ದ್ರೌಪದಿ ಯಾರ ಮನಸ್ಸಿಗೂ ಯಾವ ಗಂಡನಿಗೂ ನೋವಾಗದೇ ಇರುವಂತೆ ಚೆನ್ನಾಗಿ ನಡೆದುಕೊಂಡಳು ಲೋಕವೆಲ್ಲ ಮೂಗಿನ ಮೇಲೆ ಬೆರಳಿಟ್ಟಿತು ಎಷ್ಟರ ಮಟ್ಟಿಗೆ ಅಂದರೆ ಸತ್ಯಭಾಮೆಗೆ ಕೂಡ ಆಶ್ಚರ್ಯವಾಯಿತು ಮುಂದೆ ವನಪರ್ವದ ಕೊನೆಯಲ್ಲಿ ಉದ್ಯೋಗ ಪರ್ವದ ಕೊನೆಯಲ್ಲಿ ದ್ರೌಪದಿ ಸತ್ಯಭಾಮ ಸಂವಾದ ಅಂತ ಒಂದು ಸುಂದರ ಅಧ್ಯಾಯವನ್ನು ಬರೆದಿದ್ದಾರೆ ವೇದವ್ಯಾಸರು ಇದು ಅಕಲ್ಪನೀಯ ಈ ಕವಿಗಳಿಗೆ ತಲೆಗೆ ಎಟುಕುವ ವಿಷಯವಲ್ಲ ವ್ಯಾಸಾದಿಗಳು ಬಿಟ್ಟೇ ಬಿಟ್ಟರು ಭಾಷಾಂತರ ಮಾಡಿದೆ ಏಕಾಂತದಲ್ಲಿ ದ್ರೌಪದಿಯನ್ನು ಕೇಳ್ತಾಳೆ ಸತ್ಯಭಾಮೆ ಅಮ್ಮ ನೀ ದೊಡ್ಡವಳು ಐವರು ಗಂಡಂದರನ್ನ ನೀನು ಹೇ ಹೇಗಮ್ಮ ಸಂಭಾಳನೆ ಮಾಡ್ತೀಯೇ ಈ ಒಂದು ಗಂಡನನ್ನೇ ಸಂಭಾಳನೆ ಮಾಡೋಕ್ಕಾಗೋದಿಲ್ಲ ನನಗೆ ಕೃಷ್ಣನನ್ನ ಎಂಟು ಮನೆ ಇಲ್ಲಿ ಹದಿನಾರು ಸಾವಿರ ಮಡದಿಯರ ಮನೆಗೆ ಚಿಟ್ಟೆ ಪುರುಕ ಇಲ್ಲಿ ಟಿಫನ್ ಮಾಡಿದ್ದಾನೆ ಅಲ್ಲಿ ಹೋಗಿ ಊಟ ಮಾಡ್ತಾನೆ ಇನ್ನೊಂದು ಕಡೆ ಬಗಳ ಕಾಯಾಡ್ತಾನೆ ಇನ್ನೊಂದು ಕಡೆ ಎರಡಿಕೆ ಹಾಕೊಳ್ತಾನೆ ನಾರದರಿಗೆ ಆಶ್ಚರ್ಯ ಹೇಗೆ ಮಾಡ್ತಾನೆ ಇವನು ಅಂತ ಗಂಡನ ಪ್ರೇಮ ಸರ್ವಸ್ವವನ್ನು ನಾನೇ ಕಸ್ಕೊಳ್ಳಬೇಕು ವಶ ಮಾಡಿಕೋಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದೇನೆ ಅವನು ವಶ ಆಗ್ತಾ ಇಲ್ಲ ನನಗೆ ನೀನು ಐವರು ಗಂಟಂತ ಹೇಗೆ ವಶ ಮಾಡಿಕೊಂಡೆ ಅಂತ ಕೇಳಲಾಗಿ ಅದಕ್ಕೆ ದ್ರೌಪದಿ ಕೆಲವು ಸೂತ್ರಗಳನ್ನು ಹೇಳ್ತಾಳೆ ಈಗ ನಾನು ಹೇಳೋದಿಲ್ಲ ಉದ್ಯೋಗ ಬರೋಕೆ ಬರಲಿ ಹೇಳ್ತೇನೆ ನಿಮ್ಮ ನಿಮ್ಮ ಗಂಡನನ್ನು ಹಾಕಿ ವಶ ಮಾಡಿಕೊಳ್ಳುವುದು ಆ ಸೀಕ್ರೆಟ್ ನಿಮಗೆ ಉದ್ಯೋಗ ಪರ್ವದಲ್ಲಿ ಕೊಡ್ತಾರೆ ವೇದವ್ಯಾಸರು ಈ ಕಥೆಯಲ್ಲಿ ಹೇಗೆ ಆಸಕ್ತಿ ಉಂಟು ಮಾಡ್ತಾರೋ ಶ್ರೀಮನ್ ಮಹಾಭಾರತ ಓದ್ದೇ ಇದ್ದವರು ಜನ್ಮ ವ್ಯರ್ಥ ಓದ್ದೇ ಇದ್ರೂ ಪರವಾಗಿಲ್ಲ ಕೇಳಬೇಕು ಕೇಳದೇ ಇದ್ರೆ ಜನ್ಮ ವ್ಯರ್ಥ ಅದು ಒಂದು ಉಪಕಥೆ ಅದಾದ ನಂತರದ ಉಪಕಥೆ ಅಂದರೆ ಮೂರು ಕಥೆಗೆ ಸೇರಿದ್ದೆ ಆದರೂ ನಮಗೆ ತುಂಬ ಅನುಕೂಲವಾದ ಕಥೆ ಅದಾದ ಮೇಲೆ ಒಂದು ದಿವಸ ಭೀಷ್ಮನಿಗೆ ಪಾಂಡವರಲ್ಲಿ ಮರ್ಯಾದೆಯಿಂದ ಕರೆಸು ಎಂಬುದಾಗಿ ವಿದುರ ಬಂದು ಪ್ರಾರ್ಥನೆ ಮಾಡಿಕೊಂಡ ಪಾಂಡವರಿನ್ನೂ ಮಾವನ ಮನೆಯಲ್ಲಿದ್ದಾರೆ ದ್ರೌಪದನ ಮನೆಯಲ್ಲಿ ಎಲ್ಲಿ ಹೋಗಬೇಕಂತ ಗೊತ್ತಿಲ್ಲ ಕೃಷ್ಣ ಅಲ್ಲೇ ಇದ್ದಾನೆ ಬೆಂಬಲಕ್ಕೆ ದ್ರೌಪದಿ ವಿವಾಹ ಆಗಿ ಹೋಯಿತು ಬಂದವರೆಲ್ಲ ಸರಿದರು ಜರಾಸಂಧ ಶಿಶುಪಾಲಾದಿಗಳನ್ನೆಲ್ಲ ಸೋಲಿಸಿಬಿಟ್ಟ ಭೀಮ ಮತ್ತು ಅರ್ಜುನ ಸೇರಿಸಿಕೊಂಡು ಅವರು ವೈರಕ್ಕೆ ಕಾಲವನ್ನು ಕಾಯ್ತಾ ಇದ್ದರು ಹದಿಮೂರು ವರ್ಷದ ನಂತರ ದುರ್ಯೋಧನ ಪಕ್ಷವನ್ನು ವಹಿಸಿ ಪಾಂಡವರ ಮೇಲೆ ಅವರೆಲ್ಲ ಸೇರಿಕೊಂಡು ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಬರುವುದಕ್ಕೆ ಇದೆಲ್ಲ ಕಾರಣ ದ್ರೌಪದಿ ವಿವಾಹವು ಮಹಾಭಾರತ ಯುದ್ಧಕ್ಕೊಂದು ಕಾರಣ ದ್ರೌಪದಿ ಕಾರಣವಲ್ಲ ದ್ರೌಪದಿ ಯುದ್ಧ ದ್ರೌಪದಿ ಮದುವೆ ಕಾರಣ ಅದಕ್ಕೇನು ಕಾರಣ ಪಾಂಡವರು ಅನ್ನೋದು ಕಾರಣ ದುಷ್ಟರ ಸಂಚು ಭೀಷ್ಮ ಈ ಸಮಾಚಾರ ಕೇಳಿದ ಭೀಷ್ಮನ ತಾಟಸ್ಥ್ಯ ಎಷ್ಟು ಅಪಾಯಕಾರಿಯಾಗಿತ್ತು ಅಂದರೆ ಮದುವೆ ಹೋಗಿದ್ದಾರೆ ಹುಡು ಪಾಂಡವರು ಬದುಕಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಅವನಿಗಿನ್ನು ಅರಿಗಿನ ಮನೆಯಲ್ಲಿ ಸುಟ್ಟೋದ್ರಲ್ಲ ತರ್ಪಣ ಕೊಟ್ಟಾಯ್ತಲ್ಲ ನೀ ತರ್ಪಣ ಕೊಟ್ಟದ್ದು ಯಾರಿಗೋ ಅವರು ಬದುಕಿದ್ದಾರೆ ಏನೋ ಇದರ ಬದುಕಿದ್ದಾರೆ ಏನೋ ಹೇಳಲೇ ಇಲ್ವಲ್ಲ ಆಗಲೇ ಹೇಳಿದ್ರೆ ಇವ್ ನಂಬ್ತಾ ಇರಲಿಲ್ಲ ಬುದ್ಧಿ ಅದಕ್ಕೆ ಹೇಳಲಿಲ್ಲ ಮತ್ತೇನಾಯಿತು ಎಲ್ಲ ಇವರೇ ಹಾಳು ಧೃತರಾಷ್ಟ್ರ ಅವನ ಮಕ್ಕಳು ಸೇರ್ಕೊಂಡು ಮಾಡಿದ್ದು ದೈವ ಅವರನ್ನ ಕಾಪಾಡಿತು ಅಯ್ಯೋ ನಗರದಲ್ಲಿ ಭಿಕ್ಷೆ ಎತ್ತಿದರು ಬಕಾಸುರನನ್ನು ಕೊಂದ ಭೀಮ ಅಲ್ಲಿಂದ ಆಚೆಗೆ ದ್ರುಪದನ ಮನೆಯಲ್ಲಿ ಅರ್ಜುನ ವಂಶದ ಕೀರ್ತಿಯನ್ನು ಬೆಳೆಸಿದ ಒಂದೇ ಬಾಣದಿಂದ ಮತ್ಸ್ಯಂತ್ರವನ್ನು ಬೇಯಿಸಿದ ಪಾಂಚಾಲಿ ಅವನ ಮಡದಿಯಾದಳು ಈಗ ನೀನು ಮರ್ಯಾದೆಯಿಂದ ಪಾಂಡವರನ್ನು ಕರೆಸಿ ಅವರು ಕೊಡಬೇಕಾದ ರಾಜ್ಯ ಕೊಡದೇ ಇದ್ರೆ ಭೀಷ್ಮ ನಿನ್ನ ತಲೆಗೆ ಕೆಟ್ಟ ಹೆಸರು ಬರ್ತದೆ ನೋಡು ಅಂದ ಹೇಳಿಸ್ಕೋಬೇಕೇ ವಿದುರನ ಕೈಯಲ್ಲಿ ಎಷ್ಟು ವಿಚಿತ್ರ ನೋಡಿ ಭೀಷ್ಮನ ಲೀಡರ್ಶಿಪ್ಪು ತಾನೇ ಸ್ವಂತ ಇನಿಷಿಯೇಟಿವ್ ತಗೊಂಡು ಏನೂ ಮಾಡ್ತಾ ಇಲ್ಲ ಆಮೇಲೆ ಸರಿ ಅವ್ರನ್ನ ಕರಿ ನೀನೇ ಹೋಗಿ ಕರ್ಕೊಂಬ ಅಂದ ಹಾ ಹಾಗಾದ್ರೆ ಕರ್ಕೊಂಬರ್ತೀನಿ ವಿದುರ ಹೋಗಿ ಸಕಲ ರಾಜ ಮರ್ಯಾದೆಗಳು ನಜರನ್ನು ಒಪ್ಪಿಸಿ ಛತ್ರ ಚಾಮರ ದೇವಟಿಗೆ ಪಲ್ಲಕ್ಕಿ ಎಲ್ಲ ತೋರಿಸಿ ಎಷ್ಟು ಮೊದಲೇ ಯುವರಾಜನಾಗಿದ್ನಲ್ಲ ಆದ್ರಿಂದ ಕುಮಾರ ಆಯುಷ್ಮಂತನಾಗು ದೊಡ್ಡಪ್ಪ ಬರೆ ಹೇಳಿದ್ದಾನಪ್ಪ ದೈವದಿಂದ ಬದುಕಿದ್ದೀರಿ ಊರಿಗೆ ಬರಬೇಕು ಎಂಬುದಾಗಿ ಹೇಳಲಾಗಿ ಕೃಷ್ಣನು ಹೋಗ್ತಾನವರ ಜೊತೆಯಲ್ಲಿ ದೃಪದ ರಾಜ ತನ್ನ ಮಗಳಿಗೆ ಎಷ್ಟೊಂದು ಬಳುವಳಿ ಕೊಟ್ಟ ಒಂದು ಅಧ್ಯಾಯದಲ್ಲಿ ಬರೆದಿದ್ದಾರೆ ಬೆಳ್ಳಿಯೇನು ಬಂಗಾರವೇನು ದಾಸರೇನು ದಾಸಿಯರೇನು ಕುದುರೆಗಳೇನು ಆನೆಗಳೇನು ರಥಗಳೇನು ಹೊದ್ದುಕೊಳ್ಳುವ ನಾನಾ ರೀತಿಯ ಕಂಬಡಿಗಳೇನು ಗೊಂಬೆಗಳೇನು ಎಲ್ಲವನ್ನ ಕೊಟ್ಟಿದ್ದಾರೆ ಬಹುಮಾನ ಕೃಷ್ಣನು ಸೈನ್ಯ ಸಮೇತನಾಗಿ ಬಂದಿದ್ದ ಬಲರಾಮನ್ ಜೊತೆಯಲ್ಲಿ ಇಲ್ಲೇನೋ ರಾಜಾಚರ್ಯವಾಗಿದ್ರೆ ಸ್ವಲ್ಪ ನಾವು ತಲೆ ಹಾಕೋಣ ಎಂಬುದಾಗಿ ಎಲ್ಲಕ್ಕೂ ಸಿದ್ಧವಾಗಿದ್ದ ವಾಸುದೇವ ಆದರೆ ಭೀಮಾರ್ಜುನರೇ ಮುಗಿಸಿದರು ಕೃಷ್ಣನ್ ತನಕ ಬರಲಿಲ್ಲ ಅದು ಅವರೆಲ್ಲರನ್ನು ಸೇರಿಕೊಂಡು ಇದು ಹಸ್ತಿನಾಪುರಕ್ಕೆ ದಿಬ್ಬಣ ಉಂಟಾಯಿತು ಒಂದು ಶುಭ ಮುಹೂರ್ತದಲ್ಲಿ ಭೀಷ್ಮ ದುರ್ಯೋಧನನನ್ನು ಕರೆಸಿದ ಮತ್ತೆ ತಾನು ನೋಡಿ ಇಲ್ಲಿ ದುರ್ಯೋಧನನಿಗೆ ಧೃತರಾಷ್ಟ್ರನಿಗೆ ಹೇಳ್ತಾನೆ ಅರ್ಧ ರಾಜ್ಯವನ್ನು ಕೊಟ್ಟು ಬಿಡು ಇವನೇ ಕೊಡಬೇಕಾದವನು ಅರ್ಧ ರಾಜ್ಯ ಕೊಟ್ಟು ಬಿಡು ಅಂದ ಅವರಿಗೆ ಎಲ್ಲ ಕೊಡುವುದೇನು ಬಂತು ದುರ್ಯೋಧನ ಹೇಳಿದ ಇಲ್ಲ ಇಲ್ಲ ತಾತ ನೀನು ಧರ್ಮರಾಜನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಿದ್ದೇ ತಪ್ಪು ನಮಗೊಪ್ಪಿಗೆ ಇಲ್ಲ ನಮ್ಮಪ್ಪ ದೊಡ್ಡವನು ಧೃತರಾಷ್ಟ್ರ ಅವನಿಗೆ ರಾಜ್ಯ ಸಿಕ್ಕದೇ ಏನಾಯಿತು ಅವನ ಮಕ್ಕಳು ನಮಗೆ ಎಂದು ಬರಬೇಕು ಅವನದು ಆರ್ಗ್ಯುಮೆಂಟ್ ಕೊನೆಯ ತನಕ Duryodhana argument we are seniors ನೀ ಸೀನಿಯರ್ ಇದ್ರೆ ನೀನು ಆಮೇಲೆ ಹುಟ್ಟಿದೆಯಲ್ಲ ಧರ್ಮರಾಜನಿಗಿಂತ ಅಂದ್ರೆ ಅದೆಲ್ಲ ಇಲ್ಲ ಗರ್ಭ ಧರಿಸಿದ್ರಲ್ಲಿ ನಮ್ಮ ತಾಯಿ ದೊಡ್ಡವಳು ಸೀನಿಯಾರಿಟಿಯಲ್ಲಿಂದ ಹೋಗಿ ನೋಡಿ ಅದು ಅವಳಿಗೆ ಬೇಗ ಪ್ರಸವ ಆಗದೆ ಇದ್ರೆ ಅವಳು ತಪ್ಪಲ್ಲ ನಾವು ಹುಟ್ಟಿದ್ವು ಏನು ಮಾಡೋಕ್ಕಾಗುತ್ತೆ ಅದು ಆದ್ದರಿಂದ ನಮಗೆ ರಾಜ್ಯ ಸೇರಬೇಕು ಹಾಗೆ ನೋಡಿದರೆ ಕುಂತಿಯ ಮಕ್ಕಳು ನಿಜವಾಗಿ ಪಾಂಡುವಿನ ಮಕ್ಕಳೇ ಅಲ್ಲ ಕ್ಷೇತ್ರ ಪುತ್ರರು ಆದ್ದರಿಂದ ಅವರು ಸೇರತಕ್ಕದ್ದಲ್ಲ ಭಾಷಕವಿ ದೂತವಾಕ್ಯ ಅಂತ ಒಂದು ನಾಟಕ ಬರೆದ ಏಕಾಂಕ ಅದರ ಇದನ್ನೆಲ್ಲ ಹೇಳ್ತಾರೆ ಕೃಷ್ಣ ರಾಯಭಾರ ಒಂದು ಪ್ರಸಂಗದಲ್ಲಿ ಈ ಪಾಂಡವರು ಕುಂತಿಯ ಮಕ್ಕಳೇ ಹೊರತು ಪಾಂಡುವಿನ ಮಕ್ಕಳಲ್ಲ ನಾವು ಸಾಕ್ಷಾತ್ ನಮ್ಮ ಮಕ್ಕಳು ಆದ್ರೆ ನಮಗೆ ರಾಜ್ಯ ಬರಬೇಕು ಹಾಗ ಕೃಷ್ಣ ಕೇಳಿದ ಹಾಗೆ ನೋಡಿದ್ರೆ ನಿಮ್ಮಪ್ಪ ಧೃತರಾಷ್ಟ್ರ ವಿಚಿತ್ರ ವೀರನ ಮಗನಲ್ಲ ವೇದವ್ಯಾಸರ ಮಗ ಬದ್ರಿಯಾಶ್ರಮಕ್ಕೆ ಹೋಗಿ ತಪಸ್ ಮಾಡಬೇಕು ಹೋಗಿ ಎಂದ ಏನು ಭಾಸಕವಿ ಕೃಷ್ಣಪೂರ್ವದ ಕವಿ ಅವಂದೇನು ಭಾಸನಾಟಕ ಚಕ್ರ ಹದಿನಾಲ್ಕು ಏಕಾಂಕ ನಾಟಕಗಳು ಎರಡೂರು ಸಾವಿರ ವರ್ಷಕ್ಕೆ ಹಿಂದೆ ಏಕಾಂಕ ನಾಟಕಗಳನ್ನು ಬರೆದಂತಹ ಏಕಮೇವ ಕವಿ ಭಾರತ ದೇಶವನ್ನು ಭಾಸನ ಓದುವ ಮಹಾಭಕ್ತ ಕವಿ ಹೆಚ್ಚು ಕಮ್ಮಿ ವೇದವ್ಯಾಸರ ಭಾಷೆಯಲ್ಲಿ ಬರೀತಾನೆ ನಮಗೆಲ್ಲ S S L C text book ಇಟ್ಟಿದ್ರು ಇದನ್ನೆಲ್ಲ ಅಂತ ಅದ್ಭುತವಾದ ಕವಿ ತನ್ನಲ್ಲಿ ತಪ್ಪಿಟ್ಟುಕೊಂಡು ಇನ್ನೊಬ್ಬರಿಗೆ ತಪ್ಪು ಹೇಳುವ ಅಂತೆ ತನ್ನಲ್ಲಿ ಕಪ್ಪಿದೆ ಇನ್ನೊಬ್ಬರು ತಪ್ಪನ್ನು ತೋರಿಸ್ತಾನೆ ಇಲ್ಲ ಕೊಡ್ತಕ್ಕದ್ದಲ್ಲ ತಾತ ರಾಜ್ಯ ಅವರಿಗೆ ನಮಗೆ ಸೇರಬೇಕು ಯದಿ ರಾಜ್ಯಂ ನತೆ ಪ್ರಾಪ್ತ ಪಾಂಡವೇಯ ಯಶಸ್ವಿನಃ ಕುತಯೇವಾಪೀದಂ ಭರತಸ್ಯಾಪಿ ಕಸ್ಯಚಿತಿ ಭಾರತಸ್ಯಾಪಿ ಚಿತಿ ಭೀಷ್ಮ ಹೇಳಿದ ನೀನವ್ರಿಗೆ ರಾಜ್ಯ ಕೊಡೋದಿಲ್ಲ ಅಂದ್ರೆ ನಾನು ನಿನ್ನಿಂದ ರಾಜ್ಯ ಕಿತ್ಕೋಬೇಕಾಗ್ತದೆ ನಿನಗೆ ಅಭಿಷೇಕವೇ ಆಗಿಲ್ಲ ನಿಮ್ಮಪ್ಪನಿಗೂ ಅಭಿಷೇಕವಾಗಿಲ್ಲ ಅಕರ್ಮೇಣ ಚ ರಾಜ್ಯಂತ್ವಂ ಪ್ರಾಪ್ತವಾನ್ ಭರತ ಋಷಭ ಒಂದು ಮಾತು ಆಡಿಬಿಟ್ಟ ಭೀಷ್ಮ ಹೇಳಿ ಇದೊಂದು ಮಾತು ನಿಜ ಏ ದುರ್ಯೋಧನ ನೀ ರಾಜ್ಯ ಅನುಭವಿಸ್ತಾ ಇರೋದು ಇದು ಅಧರ್ಮ ನಿನಗೆ ಅಧಿಕಾರವಿಲ್ಲ ಯಾರೂ ಕೊಟ್ಟಿಲ್ಲ ಕಿತ್ಕೊಂಡಿದ್ದೀಯೇ ಯು ಆರ್ ಮೇಯರ್ ಯೂಸರ್ಪ ಸಿಂಹಾಸನಕ್ಕೂ ಅಧಿಕಾರವಿಲ್ಲ ತೇಪಿ ಪ್ರಾಪ್ತ ಪೂರ್ವಮೇವೇತಿ ಮೇ ಮತಿ ನಾನೇ ಧರ್ಮರಾಜನಿಗೆ ಯುವರಾಜ ಪಟ್ಟಾಭಿಷೇಕ ಕೊಟ್ಟಿದ್ದೇನೆ ಇಟ್ ಈಸ್ ಇನ್ ಆರ್ಡರ್ ಅಂದ್ರೆ ಅವರಪ್ಪ ಚಕ್ರವರ್ತಿ ಆಗಿದ್ದ ಚಕ್ರವರ್ತಿಯ ಮಕ್ಕಳು ಮಧುರೇಣೈವ ರಾಜ್ಯಸ್ಯ ತೇಷಾಮರ್ಧಂ ಪ್ರದೀಯತಾಂ ಒಳ್ಳೆ ಮಾತಲ್ಲಿ ಹೇಳ್ತೇನೆ ಮಧುರವಾಗಿ ಅರ್ಧ ರಾಜ್ಯವನ್ನು ಕೊಟ್ಟುಬಿಡು ಕೊಡೋದಿಲ್ಲ ಅಂದ ಕೊಡೋದಿಲ್ಲ ಅಂದ್ರೆ ಮುಂದಿನ ಕೆಲಸ ಮಾಡ್ತೇನೆ ಅಂತ ಭೀಷ್ಮ ಬೆದರಿಸಲಾಗಿ ಅವನು ಹೋಗಿ ಸ್ವಲ್ಪ ಟೈಮ್ ಕೊಡು ಅಂತ ಕಾರಣ ಶಕುನಿ ದುಶಾಸನ ಎಲ್ಲರನ್ನ ಕೂಡಿಕೊಂಡು ಯೋಚನೆ ಮಾಡ್ತಾನೆ ಈಗ ಸದ್ಯದಲ್ಲಿ ನಾವು ನಮ್ಮ ಭಾಗ ಕೇಳುವುದಕ್ಕೆ ಸರಿಯಾದ ಕಾಲವಲ್ಲ ಕೊಟ್ರ ಕೊಡಲಿ ಬಿಡು ಸರ್ ಮಾಡೋಕ್ ದಾರಿ ಇದೆಯಲ್ಲ ಅಂತ ಅವರೆಲ್ಲ ಒಮ್ಮತವನ್ನ ಯಾಕೆ ಭೀಷ್ಮನ ಕೋಪ ಹೊಂದಿತ್ತು ಕೋಪ ಬಂದ್ರೆ ಪರಶುರಾಮರನ್ನೇ ಎದುರು ಹಾಕೊಂಡವನು ಇನ್ನೇನು ಅನರ್ಥ ಮಾಡಿಬಿಡ್ತಾನೆಯೋ ನಿನಗೆ ರಾಜ್ಯವೇ ಎಲ್ಲ ಹೊರಗೆ ಹೋಗು ಅಂದ್ರೆ ಏನು ಮಾಡುವುದು ಅರ್ಧ ಉಳಿಸ್ಕೊಂಡು ಏನಾರು ಮಾಡೋಣ ಅಂತ ಹೇಳಿ ಅವರು ಒಪ್ಪಿಕೊಳ್ಳೇಬೇಕಾಯಿತು ಯಾಕೆಂದ್ರೆ ಆ ಸಭೆಯಲ್ಲಿ ದ್ರೋಣನೂ ಕೂತಿದ್ದ ದ್ರೋಣ ವಿದುರ ಎಲ್ಲರೂ ಒಮ್ಮತದಿಂದ ಪಾಂಡವರನ್ನು ಕರೆಸು ರಾಜ್ಯವನ್ನು ಕೊಡು ಪ್ರೆಷರ್ ಹಾಕಿದಾಗ ಕರ್ಣನ ಮಾತು ಶಕುನಿ ಮಾತು ನಡೆಯಲಿಲ್ಲ ವೈಭವದಿಂದ ಬಂದು ಕರೆದ ಧರ್ಮರಾಜ ಸಕಲ ವಾದ್ಯ ಸಮೇತ ಸೈನ್ಯ ಸಮೇತ ದೃಪದ ದೃಷ್ಟದ್ಯುಮ್ನ ಎಲ್ಲರೂ ತಂಗಿ ಕಳಿಸೋದಕ್ಕೆ ಮಗಳನ್ನು ಕಳಿಸೋದಕ್ಕೆ ಬಂದಿದ್ದಾರೆ ಏನು ಇದರಲ್ಲಿ ಹಸ್ತನಾವತಿಯಲ್ಲಿ ಬಹಳ ದೊಡ್ಡ ಉತ್ಸವ ನಡೆದು ಹೋಯಿತು ಶುಭ ಮುಹೂರ್ತದಲ್ಲಿ ಧರ್ಮರಾಜನಿಗೆ ಅರ್ಧ ರಾಜ್ಯ ಸಿಕ್ಕಿತು ಎಲ್ಲ ಪೂರ್ತ ರಾಜ್ಯಕ್ಕೆ ಯುವರಾಜನಾಗಿದ್ದವನಿಗೆ ಅರ್ಧ ರಾಜ್ಯ ಸಿಕ್ಕಿತು ಟ್ರಂಕೇಟೆಡ್ ಇಂಡಿಯಾ ಪಾರ್ಟಿಷನ್ ಆದಾಗಾಯಿತು ಗಾಂಧಿ ನೆಹರು ಕೂಡಿಕೊಂಡು ಈಚೆಗೆ ಪಾರ್ಟಿಷನ್ ಮಾಡಿದರು ಅನೇಕ ಸಹಸ್ರ ವರ್ಷಗಳ ಹಿಂದೆ Bhishma he was the first villain to to partition the country ದೇಶವನ್ನು ಒಡೆದ ಇದು ಮನುಸ್ಮೃತಿ ವಿರುದ್ಧ ಭಾರತೀಯ ಧರ್ಮ ಸಂಹಿತೆಗಳಿಗೆ ವಿರುದ್ಧ ಈ ಆಸ್ತಿ ವಿಭಾಗ ಮಾಡುವುದು ಈಚೆಗೆ ಬಂದಿದೆಯೇ ಹೊರತು ಪ್ರಾಚೀನರಲ್ಲಿ ಒಬ್ಬ ತಂದೆಗೆ ಐವರು ಮಕ್ಕಳಿದ್ದರೆ ದೊಡ್ಡವನಿಗೆ ಸಮಸ್ತ ಆಸ್ತಿ ಉಳಿದವರು ಅವನ ಜೊತೆಯಲ್ಲಿದ್ದು ಸಮಾನವಾದ ಭೋಗಗಳನ್ನು ಅನುಭವಿಸಬೇಕು ನಿನಗಿಷ್ಟು ನನಗಿಷ್ಟು ಪ್ರಶ್ನೆ ಅಲ್ಲ ದೊಡ್ಡವನು ಕಾರಿಟ್ರೆ ಎರಡನೇವನು ಕಾರಿಡಬೇಕು ದೊಡ್ಡ ಸೊಸೆಗೆ ಒಳ್ಳೆ ಹತ್ತು ಸಾವಿರ ರೂಪಾಯಿ ಸೀರೆ ತೆಗೆದ್ರೆ ಎಲ್ಲ ಸೊಸೆಯರಿಗೂ ತೆಗಿಬೇಕು ಇದೊಂದು ಕ್ರಮದಲ್ಲಿ ಮಾಡ್ತಿದ್ರು ಇವತ್ತಿಗೂ ದೊಡ್ಡ ದೊಡ್ಡ ಕುಟುಂಬಗಳು ಮಾರ್ವಾಡಿ ಸಿಂಧಿಯ ವರ್ತಕರಲ್ಲಿ ನೂರು ಜನ ನೂರೈವತ್ತು ಜನ ಒಂದೇ ಕುಟುಂಬದಲ್ಲಿ ವಾಸ ಮಾಡೋರಿದ್ದಾರೆ ನಮ್ಮ ಹುಬ್ಬಳ್ಳಿಯಲ್ಲಿ ಒಬ್ಬರಿದ್ರು ಅವರು ವಲ್ಲಭಾಚಾರ್ಯ ಸಂಪ್ರದಾಯದವರು ನೂರೈವತ್ತು ಜನ ಒಂದು ಕುಟುಂಬದಲ್ಲಿದ್ದರು ಅವರವರು ಪ್ರತ್ಯೇಕ ಕೊಠೆಗಳು ಗಂಡ ಹೆಂಡತಿ ಮಕ್ಕಳಿರುವುದಕ್ಕೆ ಕಾಮನ್ ಪ್ರೇಯರ್ ಹಾಲ್ ಒಂದೇ ಸಲ ಎಲ್ಲರೂ ಕೂತ್ಕೊಂಡು ಊಟ ಮಾಡಬೇಕು ಇದು ಜಾಯಿಂಟ್ ಫ್ಯಾಮಿಲಿ ಇದು ನಮ್ಮ ಹಿಂದೂ ಧರ್ಮ ಈ ಹಿಂದೂ ಧರ್ಮಕ್ಕೇನು ಕಾರಣ ಅಂದ್ರೆ ನಮ್ಮ ಸ್ಮೃತಿಕಾರರು ಕೂಡಿ ಬಾಳುವುದನ್ನು ಹೇಳ್ತಾರೆ ಒಡೆದು ಚೂರಾಗುವುದನ್ನು ಹೇಳುವುದಿಲ್ಲ ಕೂಡಿ ಬಾಳುವುದು ಬೇಕು ಹೀಗಾಗಿ ಭೀಷ್ಮ ರಾಜ್ಯವನ್ನು ಒಡೆದ ಅದು ಒಡೆದದಿಂದ ಮುಂದೆ ಅವನ ಮನಸ್ಸಿನ ದುರ್ಬಲತೆ ಲೋಕಕ್ಕೆ ಪ್ರಕಟವಾಯಿತು ಅದರಿಂದ ಅನರ್ಥಗಳೆಲ್ಲ ಉಂಟಾಯಿತು ಇವರು ಬೇರೆ ಬೇರೆ ಯತ್ನವನ್ನು ಮಾಡ್ತಿದ್ದಾರೆ ಹೇಗೆ ಕೊಲ್ಲಬೇಕು ಪಾಂಡವರನ್ನು ಹೇಗೆ ಕೊಲ್ಲಬೇಕು ಎಂಬುದಾಗಿ ಇಷ್ಟರಲ್ಲಿ ಪಾಂಡವರು ನಾರದರು ಹೇಳಿದಂತೆ ನಿಯಮಗಳನ್ನು ಮಾಡಿಕೊಂಡರು ವರ್ಷಕ್ಕೊಬ್ಬ ಮಾತ್ರ ದ್ರೌಪದಿಯ ಜೊತೆಯಲ್ಲಿರಬೇಕು ಉಳಿದವರು ಅವಳನ್ನು ಅತ್ತಿಗೆ ಅಂತ ಕಾಣಬೇಕು ಅಷ್ಟೇ ಅಲ್ಲ ಕೃಷ್ಣ ಒಂದು ಕ್ಲಾಸ್ ಸೇರಿಸಿದ ನೈನ್ತ್ <clears throat> ಶೆಡ್ಯೂಲ್ ಮಾಡಿದ ಹಾಗೆ ಏನ್ ಮಾಡಿದ ಒಬ್ಬ ಸೋದರನ ಜೊತೆಯಲ್ಲಿ ದ್ರೌಪದಿ ಶೈನಾಕಾರದಲ್ಲಿ ಮಲಗಿರುವುದನ್ನು ಅಕಸ್ಮಾತ್ ನಾಲ್ವರು ಯಾರಾದರೂ ಕಂಡರೆ ಅವರು ಹನ್ನೆರಡು ವರ್ಷ ತೀರ್ಥಯಾತ್ರೆ ಹೋಗಬೇಕು ಪ್ರಾಯಶ್ಚಿತ್ತ ಯಾವ ಶಾಸ್ತ್ರದಲ್ಲಿ ಹೇಳಿದೆಯೋ ಇದು ಗೊತ್ತಿಲ್ಲ ಇದು ಕೃಷ್ಣ ಶಾಸ್ತ್ರ ಅವನು ಹೇಳಿದ್ದೇ ಶಾಸ್ತ್ರ ಈ ಶಾಸ್ತ್ರ ಯಾತಕ್ಕೆ ಬಂತು ಅದಕ್ಕೊಂದು ಕಾರಣ ಇದೆ ಕೃಷ್ಣ ಮಾಡಿದ್ದೆಲ್ಲದರಲ್ಲೂ ಒಂದೊಂದು ಕಾರಣ ಇದೆ ಒಂದಕ್ಷೋಹಿಣಿ ಸೈನ್ಯ ದ್ರುಪದನ ಸೇನೆ ಸಹಾಯ ಪಾಂಡವರಿಗೆ ಸಿಕ್ಕಿದ್ದ ಸಾಲದು ಅರ್ಜುನನನ್ನು ಕರೆದು ಒಂದು ದಿವಸ ಕಿವಿಯಲ್ಲಿ ಹೇಳಿದ ಅಂತ ಕಾಣುತ್ತೆ ಪ್ರಕಟವಾಗಿ ಬರೆದಿಲ್ಲ ನಮ್ಮ ಟಿವಿ ಮಹಾಭಾರತ ಚೋಪ್ರಾರವರು ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದರು ಇದನ್ನ ಮೂಲಕ್ಕನುಗುಣವಾಗಿ ಏನು ಕಿವಿಯಲ್ಲಿ ಹೇಳಿದ ಏನು ಹೇಳಿದ ಅದೇನು ಹೇಳಿದ್ನೋ ನಾನೇ ಹೇಳಿ ಮೈಕ್ರೋಫೋನ್ನಲ್ಲಿ ನಿಮ್ಮ ಕಥೆಯಲ್ಲಿ ಗೊತ್ತಾಗುತ್ತೆ ಮುಂದೆ ಅದಕ್ಕಾಗಿ ಒಂದು ಏರ್ಪಾಡಾಯಿತು ಒಬ್ಬ ಬ್ರಾಹ್ಮಣನನ್ನು ತಯಾರು ಮಾಡಿದ ಕೃಷ್ಣ ಇದೆಲ್ಲ ಆಗೋ ತನಕ ಅಲ್ಲೇ ಇದ್ದಾನೆ ಇಂದ್ರಪ್ರಸ್ಥ ನಗರಿ ಅಂತ ಒಂದು ಬೇರೆ ಊರು ಕಟ್ಟಿದ್ರು ವಿಶ್ವಕರ್ಮ ಬಂದ ಅದರಲ್ಲಿ ಬೇಕಾದ ಭವನಗಳು ಮಾಳಿಗೆಗಳು ದೊರೆಯ ಆಸ್ಥಾನಕ್ಕೆ ವರ್ತಕರಿಗೆ ಸೇನಾಪತಿಗಳಿಗೆ ಆನೆಗಳಿಗೆ ಕುದುರೆಗಳಿಗೆ ಅಷ್ಟೋ ಇಷ್ಟೋ ಸೈನ್ಯ ಟ್ರಂಕೇಟೆಡ್ ಇಂಡಿಯಾ ಕೊಟ್ಟರು ದೊಡ್ಡ ಊರನ್ನು ಕಟ್ಟಿದ ಆ ಊರನ್ನು ಸುತ್ತ ಬರೀ ಕಾಡು ಕೆಟ್ಟ ಕಾಡು ಕಾಂಡವ ಕಾಂಡವ ಎಂಬ ಕಾಡು ದೆಹಲಿಗೆ ನೀವು ಬೆಂಗಳೂರಿಂದ ಹೋಗುವಾಗ ದೆಹಲಿ ಪಟ್ನ ಹತ್ರ ಬಂತು ಅಂದ್ರೆ ಖಾಂಡವ ಅಂತ ಒಂದು ಸ್ಟೇಷನ್ನೇ ಇದೆ ಔಟರ್ ರಿಂಗ್ ರೋಡಿನ ಸುತ್ತ ಪ್ರಸ್ತ ಬೋರ್ಡ್ ಹಾಕಿದ್ದಾರೆ ದೊಡ್ಡ ಕಾಡಿದೆ ಆ ಕಾಡಿನ ತುಂಬ ನಾಗಾಜನಗಳು ತಕ್ಷಕರೇ ಮೊದಲಾದವರು ಮಯಾಸುರ ಅನ್ಆಥರೈಸ್ಡ್ ಎನ್ಕ್ರೋಚ್ಮೆಂಟ್ ಎಲ್ಲರೂ ವಾಸ ಮಾಡ್ತಾ ಇದ್ದಾರೆ ಎಲ್ಲ ಹಸ್ತಿನಾವತಿಯ ಶತ್ರುಗಳು ಯಾವ ಕ್ಷಣಕ್ಕೂ ಅವರು ಇಂದ್ರಪ್ರಸ್ಥವನ್ನ ಮುತ್ತಿಗೆ ಹಾಕಬಹುದಾಗಿತ್ತು ಬರೋ ಆಪತ್ತೇನಿದ್ರು ಪಾಂಡವರಿಗೆ ಬರಲಿ ಎಂಬುದಾಗಿ ಈ ಕಾಡು ಹೆಚ್ಚಾಗಿದ್ದ ಜಾಗವನ್ನು ಕೊಟ್ಟಿದ್ದಾರೆ ಇರಲಿ ಇರಲಿ ಸರ್ ಮಾಡ್ತೇನೆ ಸುಮ್ಮನೆ ಇರುವಂತ ಕೃಷ್ಣ ದುರ್ಯೋಧನಾದಿಗಳ ತಲೆಗೆ ಬರದೇ ಇದ್ದ ಒಂದು ಯತ್ನವನ್ನು ಮಾಡಿದ ಒಬ್ಬ ಪಾಂಡವ ಒಬ್ಬ ಬ್ರಾಹ್ಮಣನ್ ತಯಾರು ಮಾಡಿದ ಒಂದು ದಿವಸ ಧರ್ಮರಾಜನ ಮೊದಲನೇ ಸರದಿ ಧರ್ಮರಾಜ ದ್ರೌಪದಿ ಜೊತೆಯಲ್ಲಿ ಮಲಗಬೇಕು ಅವನು ಎಲ್ಲಿ ಮಲಗಬೇಕು ಆ ಜಾಗವನ್ನು ಗೊತ್ತು ಮಾಡ್ತಾ ಇದ್ದ ಅವನು ಕೃಷ್ಣ ಎಲ್ಲಿಯಾರು ಉಂಟೆ ಸ್ವಾಮಿ ಅವ್ರ ಗಂಡ ಹೆಂಡತಿ ಎಲ್ಲಿ ಮಲಗಬೇಕು ಇವನು ತೀರ್ಮಾನ ಮಾಡಬೇಕಂತೆ ಚಾಣಕ್ಯನನ್ನ ಕಣ್ಮಣಿಯಂತೆ ಕಾಪಾಡಿದ ಆಚಾರ್ಯ ಚಾಣಕ್ಯ ನೀನು ಎಲ್ಲಿ ಮಲಗಬೇಕು ಎಷ್ಟು ಹೊತ್ತು ಹೆಂಡಸಿ ಜೊತೆಲಿರಬೇಕು ನಾ ಹೇಳ್ತೀನಿ ಅಂತ ಹೇಳಿ ಮಾಡಿದ ಕಥೆ ಆಚಾರ್ಯ ಚಾಣಕ್ಯ ಅಂತ ಪುಸ್ತಕ ಬರೆದಿದ್ದೇನೆ ನಾಲ್ಕನೇ ಮುದ್ರಣವಾಗಿದೆ ಇಟ್ಟಿದ್ದಾರೆ ನೋಡಿ ಅದು ರೋಚಕವಾದ ಕಥೆ ಅದೇ ರೀತಿಯಲ್ಲಿ ಕೃಷ್ಣ ಒಂದು ದಿವಸ ಹೇಳಿದ ಧರ್ಮರಾಜನಿಗೆ ಇವತ್ತು ಆಯುಧಾಕಾರದಲ್ಲಿ ಮಲಗಬೇಕು ಬಿಲ್ಲು ಬಾಣ ಕತ್ತಿ ಗುರಾಣಿ ಗದೆ ತೋಮರ ಈ ಆಯುಧ ಇಟ್ಟು ಜಾಗದಲ್ಲಿ ಅಲ್ಲಿ ಮಲಗೋ ಜಾಗವೇ ಸ್ವಾಮಿ ಯಾರಾದರೂ ಆಕಾಶವಾಣಿಯಲ್ಲಿ ಸಂಗೀತ ವಾದ್ಯಗಳೆಲ್ಲರೂ ಒಂದು ಮಾಡಿರ್ತಾರೆ ಅಲ್ಲಿ ಮಲಗೋ ಜಾಗವೇ ಅದು ಹೀಗೆ ಹಾಗೆ ಹೊರಳಿದ್ರ ಮೇಲೆಲ್ಲ ತಂಬೂರಿ ಏನು ಗತಿ ತಬಲಾ ಏನು ಗತಿ ಢಕ್ಕೆ ಏನು ಗತಿ ಶಸ್ತ್ರಾಗಾರವೇ ಸುಮ್ಮನೆ ಹೇಳಿದಷ್ಟು ಮಾಡು ಅಂದ ಕೃಷ್ಣ ಆ ಶಸ್ತ್ರಾಕಾರದಲ್ಲಿ ಪಲ್ಲಂಗ ಹಾಕಿದ್ರು ಮಲಗಿದ್ರು ಒಳಗಿಂದ ಬಾಗಿಲು ವೋಲ್ಟ್ ಹಾಕಿದ್ರು ಕೃಷ್ಣನ ಸಂಖ್ಯೆಯಂತೆ ಅರ್ಧರಾತ್ರಿಯಲ್ಲಿ ಒಬ್ಬ ಬ್ರಾಹ್ಮಣ ಬಂದು ಅರ್ಜುನನನ್ನು ನೋಡಿ ಹೀನಾಮಾನವಾಗಿ ಬೈತಾನೆ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಏ ಪಾಂಡವರೇ ನಿಮಗೇನಾದ್ರು ಬುದ್ಧಿಗಿದ್ದಿ ಇದೆಯೇ ಈ ದೇಶದಲ್ಲಿ ರಾಜರಂಬವರಿದ್ದಾರೆಯೇ ನನ್ನ ಗೋವುಗಳನ್ನು ಯಾರೋ ಭಾರ ಮಾಡಿಕೊಂಡು ಹೋಗಿಬಿಟ್ರು ಅಯ್ಯೋ ನನ್ನ ಗೋವುಗಳು ಸಾಯಂಕಾಲವಾಯಿತು ಮನೆಗೆ ಬರಲೇ ಇಲ್ಲ ನೀವು ಹಿಡ್ಕೊಡದೇ ಇದ್ರೆ ನಿಮಗಿಂಥ ಪಾಪ ಬರುತ್ತೆ ಅಂಥ ಪಾಪ ಬರುತ್ತೆ ಅಂತ ಅನೇಕವಾದ ಶಾಪೋಕ್ತಿಗಳನ್ನು ಹಾಕ್ತಾ ಇದ್ದ ಅರಕ್ಷಿತಾರಂ ರಾಜಾನಂ ಬಲಿಷಡ್ಭಾಗಹಾರಿಣಂ ತಮಾಹುಹು ಸರ್ವಲೋಕಸ್ಯ ಸಮಗ್ರಂ ಪಾಪಚಾರಿಣಂ ಜನರ ಕೈಯಲ್ಲಿ ಯಾವನು ಟ್ಯಾಕ್ಸ್ ವಸೂಲು ಮಾಡಿ ಕರಗ್ರಹಣವನ್ನು ಮಾಡಿ ಅವರಿಗೆ ಉಚಿತವಾದಂತಹ ರಕ್ಷಣೆಯನ್ನು ಕೊಡೋದಿಲ್ಲವೋ ಆ ರಾಜನಿಗೆ ಮನುಷ್ಯರು ಮಾಡುವ ಪಾಪ ಎಲ್ಲ ಹೋಗ್ತದೆ ಮುನ್ಸಿಪಾಲ್ಟಿಯವರು ನೀವು ಬೀದಿಯಿಂದ ನಲ್ಲಿ ನೀರು ನಿಮ್ಮ ಮನೆಗೆ ಬರಬೇಕು ಅಂತ ಪೈಪ್ ಹಾಕುವುದಕ್ಕೆ ಪರ್ಮಿಷನ್ ಕೊಡುವುದಕ್ಕೆ ಆ ರಸ್ತೆ ಮೆತ್ತುವುದಕ್ಕೆ ದುಡ್ಡು ತಗೊಳ್ತಾರೆ ಮೆತ್ತುವುದೇ ಇಲ್ಲ ನೋಡಿ ತಗೊಂಡ್ಮೇಲೆ ಕೊಡಬೇಕೋ ಇಲ್ವೋ ಸ್ಮಶಾನದಲ್ಲಿ ಫೆಸಿಲಿಟೀಸ್ ಕೊಡೋದಿಲ್ಲ ನಾನು ಮೈಸೂರಿನಲ್ಲಿ ಬಹಳ ಗೋಳಾಡಿಬಿಟ್ಟೆ ಅದು ಕಸ ಗುಡಿಸೋರಿಲ್ಲ ಕಸ ಗುಡಿಸೋರಿಲ್ಲ ಸ್ನಾನ ಮಾಡೋಕೆ ನಲ್ಲಿ ಹಾಕಿರ್ತಾರೆ ಅದು ಒಡೆದ್ರೆ ರಿಪೇರಿ ಮಾಡೋರಿಲ್ಲ ತುಂಬಾ ತೊಂದರೆಗಳಾಗುತ್ತೆ ಎಲ್ಲ ಊರಿನಲ್ಲಿ ರಸ್ತೆಗಳೆಷ್ಟು ಮುಖ್ಯವೋ ಸ್ಮಶಾನವೋ ಅಷ್ಟೇ ಮುಖ್ಯ ದಿವಸ ಸಾಯೋರಿರ್ತಾರೆ ಒಬ್ರು ಸತ್ತು ಬೂದಿ ಜಾಗದಲ್ಲೇ ಇನ್ನೊಂದು ಹೆಣ ಯಾರು ಇಡ್ತಾರೆ ಅದನ್ನು ತೆಗೆದು ಹೊರ ಸುರಿದು ಅವರಿಗೆಲ್ಲ ಕೊಟ್ಟಿರ್ತಾರೆ ಸಂಬಳ ಸಾರಿಗೆ ಪ್ರತಿಯೊಬ್ಬ ಹೆಣ ಸುಡುವವನು ಹೋಗಿ ಟ್ಯಾಕ್ಸ್ ಕೊಡ್ತಾನೆ ದುಡ್ಡು ಕೊಡ್ತಾನೆ ಕಾಸು ಕೊಡ್ತಾನೆ ಆದರೂ ಕೆಲಸ ಆಗಿರೋದಿಲ್ಲ ಹೆಣಗಳ ಸುಟ್ಟು ಬೂದಿ ಅಲ್ಲಲ್ಲೇ ಬಿದ್ದಿರುತ್ತೆ ಈ ಹರಿಶ್ಚಂದ್ರ ಘಾಟ್ ಆಗಿ ಜೀವನ ನೋಡಿಲ್ಲ ಹರಿಶ್ಚಂದ್ರನ ಘಾಟ್ ಹೊಡೀತಾ ಇದೆ ಅಂತ ಅರ್ಥ ಅದು ಘಾಟ್ ಅಂದ್ರೆ ದಿವಸ ಒಂದ್ಸಲವಾದರೂ ಸ್ಮಶಾನಕ್ಕೆ ಭೇಟಿ ಕೊಡಬೇಕು ಅಂತ ನಮ್ಮ ಮೇಷ್ಟ್ರು ಹೇಳಿದ್ರು ದಿವಸ ಒಂದ್ಸಲ ಯಾತಕೇಂದ್ರ ವೈರಾಗ್ಯ ಬರುತ್ತಂತೆ ನಾವು ಒಂದು ದಿವಸ ಹೋಗ್ತೇವೆ ಅಂತ ತಿಳುವಳಿಕೆಯಿಂದ ನಮಗಿಂತ ಇದು ಬಹಳ ಅರ್ಜೆಂಟ್ ಯಾರಿಗೆ ರಾಜಕಾರಣಿಗಳಿಗೆ ದಿವಸ ಒಂದ್ಸಲ ಹೋಗ್ಬೇಕು ಅವರು ಅವರಲ್ಲಿ ಹೋಗೋದಿಲ್ಲ ಯಾವ ಉದ್ದೇಶಕ್ಕೆ ಸರ್ಕಾರ ಹಣವನ್ನು ವಸೂಲು ಮಾಡ್ತದೆಯೋ ಆ ಉದ್ದೇಶಕ್ಕೆ ಹಣ ಖರ್ಚು ಮಾಡಿಯೇ ಆಗಬೇಕು ಸರ್ಕಾರದ ಮೊದಲನೇ ಕರ್ತವ್ಯ ಯಾವುದು ಪ್ರಜಾ ರಕ್ಷಣೆ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಯಾವನೋ ತಪ್ಪು ಮಾಡಿದ ಏನೋ ಆಯಿತು ಯಾವನೋ ಹುಡುಗನ ಗೋಲಿ ಬಾರ ಮಾಡಿದ ಯಾವನೋ ಸತ್ತ ಏನೋ ಆಯಿತು ಆ ಹೆಂಗಸು ಅಯ್ಯೋ ನನ್ನ ಮಗ ಹೋದ್ನಲ್ಲ ಅವಳು ಶಾಪ ಹಾಕಿದ್ರೆ ಸರ್ಕಾರ ಉಳಿತದೆಯೇ ಹೇಳಿ ಯೋಚನೆ ಮಾಡಿ ಏ ಶಾಪಕ್ಕೆ ನಮಗೇನು ಬೆಲೆ ಇಲ್ಲ ನೀವು ಹೇಳ್ಬೋದು ಅದು ಶಾಪಕ್ಕೆ ಬೆಲೆ ಇಲ್ಲವೇ ವಿದ್ಯುತ್ ಶಕ್ತಿ ಹರಿಯೋ ತಂತಿ ಹಿಡ್ಕೊಂಡು ನಮ್ಮ ವಿದ್ಯುತ್ ಶಕ್ತಿಯಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿಕೊಳ್ಳಿ ಹುಟ್ಟು ಬರ್ತೀರಾ ನೋಡಿ ಪಾಪವೂ ಹಾಗೆ ಪುಣ್ಯವೂ ಹಾಗೆ ಅದರ ಸ್ವರೂಪ ಬದಲಾಗಿಲ್ಲ ಆದ್ದರಿಂದ ಬ್ರಾಹ್ಮಣ ಬಾಯ್ ಬಾಯ್ ಪಡ್ಕೊಂಡ ಬ್ರಾಹ್ಮಣ ಸ್ವೇ ಹೃತೆ ಚೌರೈ ಧರ್ಮಾರ್ಥೇ ಚ ಬ್ರಾಹ್ಮಣರಿಗೆ ಯಾರೋ ದಾನ ಕೊಡ್ತಾರೆ ಏನು ಸರ್ಕಾರದವರು ಕೊಟ್ಟಿಲ್ಲ ಗೋವುಗಳನ್ನು ಅದಿದ್ರೆ ಮನೆಯಲ್ಲಿ ಹಾಲು ಮೊಸರು ಹೋಮಕ್ಕೆ ಬೇಕಾದ ದ್ರವ್ಯಗಳು ಇಂಥ ಗೋವೆ ಹೋದ ಮೇಲೆ ನನ್ನ ಅಗ್ನಿಹೋತ್ರ ಹೋದಾಗಾಯಿತು ರೂಯಮಾಣೇ ಚಮಯಿ ಕ್ರಿಯತಾಮಸ್ತ್ರಧಾರಣಂ ಹೇ ದೊರೆಗಳೇ ಒಬ್ಬರಲ್ಲ ಐವರಿದ್ದೀರಿ ನೀವು ಬಿಲ್ಲು ಬಾಣ ತಗೊಂಡು ಬಂದ್ರೋ ಹೊರಗೆ ನನ್ನ ಗೋವುಗಳನ್ನು ಹಿಡಿದುಕೊಡ್ರೋ ಎಂಬುದಾಗಿ ಆ ಬ್ರಾಹ್ಮಣ ಹೊರಳಿದ ಸ್ವಲ್ಪ ಜೋರಾಗಿ ಕೂಗಾಡಿದ ಒಂದು ಅರ್ಧ ಅಧ್ಯಾಯ ಹತ್ತು ಶ್ಲೋಕ ತುಂಬ ಬ್ರಾಹ್ಮಣ ಶಾಪ ಹಾಕೋ ಮಾತಿದೆ ಇದನ್ನು ಕೇಳಿ ಇನ್ನೊಂದು ಕಡೆ ಮಲಗಿದ್ದವನು ಅರ್ಜುನ ಎದ್ದು ಬಂದ ಕೈ ಮುಗಿದ ಏನಾಯ್ತು ಬ್ರಾಹ್ಮಣರ ಏನಾಯ್ತಪ್ಪ ಇನ್ನೇನಾಗಬೇಕು ನಿನ್ನ ರಾಜ್ಯದಲ್ಲಿ ಹೊಸ ರಾಜ ಬೇರೆ ನೀನು ಅಧಿಕಾರವಿಲ್ಲ ತಾನು ನಿಮ್ಮಣ್ಣ ಏನಾಗ್ಬೇಕು ನಿಮ್ಗೆ ಹೇಳ್ರಿ ನನ್ನ ಗೋವುಗಳನ್ನು ಯಾರೋ ಕದ್ಕೊಂಡು ಹೋದ್ರು ಯಾರು ಕದ್ಕೊಂಡು ಹೋದ್ರು ನನಗೇನು ಗೊತ್ತು ಅಂದ ಅವನು ಪೊಲೀಸ್ ಸ್ಟೇಷನ್ ಹೋದ್ರೆ ಏನಾಯ್ತು ನೀವು ಡಾಕ್ಟರ್ಗಳು ಕೇಳ್ತಾರೆ ನಿಮಗೇನಾಗಿದೆ ಅಂತ ನಮ್ಮೂರಲ್ಲಿ ಹೀಗೆ ಕೇಳಿಸಿದ್ರು ಒಬ್ರು ಏನಾಗಿದೆ ನಿಮಗೆ ಒಬ್ರು ಮುದುಕರು ಹೇಳಿದ್ರು ನನಗೇನಾಗಿದೆ ಅಂತ ಗೊತ್ತಿದ್ರೆ ನಾನು ನಿಮ್ಮ ಹತ್ರ ಯಾಕೆ ಬರ್ತಿದ್ದೆ ನೀವು ಪತ್ತೆ ಮಾಡಬೇಕದನ್ನ ಡಾಕ್ಟರ್ಗಳು ಹೇಳಬೇಕದನ್ನ ಇಷ್ಟೇ ತಾನೇ ನಿಮ್ಗೆ ಗೋವು ಹೋಯ್ತಲ್ಲ ನಾ ಹಿಡ್ಕೊಡ್ತೇನೆ ಯೋಚನೆ ಮಾಡಬೇಡಿ ಎಂಬುದಾಗಿ ಬಿಲ್ಲು ಬಾಣ ತಗೊಳ್ಬೇಕು ಅಂತ ನೋಡ್ತಾನೆ ಅವತ್ತು ಅಲ್ಲಿ ಧರ್ಮರಾಜ ಮಲಗಿದ್ದಾನೆ ಇದು ಅರ್ಜುನನು ಗೊತ್ತಿಲ್ಲ ಅಯ್ಯೋ ಪಾಪ ಏನ್ ಮಾಡೋದು ಮಹಾರಾಜರೇ ಬೆಳಗಿನ ತನಕ ಸ್ವಲ್ಪ ತಳ್ಕೊಳ್ಳಿಂದ ಬೆಳಗಿನ ತನಕ ಅವ್ರು ಗೋವು ಬಿಟ್ರೆ ಏನ್ ಮಾಡೋದು ಅಂದ ಬ್ರಾಹ್ಮಣ ಈಗಿಂದ ಈಗಲೇ ಬರ್ತೀಯೋ ಬರೋದಿಲ್ವೋ ಶಾಪ ಹಾಕ್ತೇನೆ ಕೈಗೆ ನೀರು ತಗೊಂಡ ಆಗ ಅರ್ಜುನ ಯೋಚನೆ ಮಾಡಿದ ಬಹಳ ಅಂದ್ರೆ ಹನ್ನೆರಡು ವರ್ಷ ಎಲ್ಲರೂ ತೀರ್ಥಯಾತ್ರೆ ಹೋಗ್ಬೇಕಾಗುತ್ತೆ ಹೋದ್ರಾಯಿತು ತಪ್ಪಿಲ್ಲ ಎಂಬುದಾಗಿ ಬಾಗಲು ಬೆಳೆದು ಧರ್ಮರಾಜನನ್ನು ಎಬ್ಬಿಸಿ ಅವರು ಯಾವ ಅವಸ್ಥೆಯಲ್ಲಿದ್ದರೋ ಏನು ಕಥೆಯೋ ಹೋಗಿ ಬಿಲ್ಲುಮಾನ ತಗೊಳ್ತಾನೆ ಧರ್ಮರಾಜ ಹೇಳಿದ ಇಲ್ಲ ತಪ್ಪಿಲ್ಲ ಇದು ಆಪತ್ಕಾಲದಲ್ಲಿ ಬ್ರಾಹ್ಮಣ ರಕ್ಷಣೆಗೆ ನೀವು ಬಂದಿರೋದ್ರಿಂದ ನೀನೇ ತೀರ್ಥಯಾತ್ರೆ ಹೋಗಬೇಕಾಗಿಲ್ಲ ಪರವಾಗಿಲ್ಲ ವಿನಾಯಿತಿ ಕೊಟ್ಟಿದ್ದೇನೆ ಎಂದು ಅರ್ಜುನ ಹೇಳಿದ ಧರ್ಮಾತ್ಮ ಗುಡಾಕೇಶ ಯುಧಿಷ್ಠಿರೋ ಗುಡಾಕೇಶ ಭ್ರಾತ ಭ್ರಾತರ ಇಂದ್ರಿ ನಿಗ್ರಹ ಇದ್ದವನು ನಿದ್ದೆ ಹತೋಟಿ ಇದ್ದವನು ಹೇಳಿದೆ ಇಲ್ಲ ಒಮ್ಮೆ ಹೇಳಿತು ಪ್ರತಿಜ್ಞೆ ಅಂದ್ರೆ ಅವ ಪ್ರತಿಜ್ಞೆ ಮಾಡಿದ ಹಾಗೆ ಲೆಕ್ಕ ಅದು ಅಣ್ಣ ಚಿಕ್ಕವನು ಹೆಂಡತಿ ಜೊತೆಯಲ್ಲಿದ್ದದನ್ನ ಅಣ್ಣ ನೋಡಿದರೆ ಇಲ್ಲ ಅಣ್ಣ ಅತಿಗೆ ಒಟ್ಟಿಗೆ ಇದ್ದು ಚಿಕ್ಕವನು ನೋಡಿದರೆ ಪಾಪ ಬರ್ತದೆ ಎಂಬ ಮಹಾವಾಕ್ಯವನ್ನ ಅರ್ಜುನ ಆಡ್ತಾ ಇದ್ದಾನೆ ಎಲ್ಲಿ ಹುಡುಕಿದ್ದ ನೋಡಿ ಒಂದು ಕೊಂದಕ್ಕೆ ಧರ್ಮಶಾಸ್ತ್ರ ವಾಕ್ಯಗಳನ್ನ ನವ್ಯಾಜೇನಾಚರೇ ಧರ್ಮಂ ಬಿಟಿಮೇ ಶ್ರುತಂ ನ ದ್ವಿಚರಿಷ್ಯಾಮಿ ಸತ್ಯೇನ ಆಯುಧ ಸತ್ಯವನ್ನು ಹೇಳಿ ಆಯುಧ ತಗೊಳ್ತೇನೆ ಅಣ್ಣ ನಿಮ್ಮ ಡಿಸ್ಟರ್ಬ್ ಮಾಡಿದ್ದಕ್ಕೆ ನನಗೆ ತಪ್ಪಾಯಿತು ಹನ್ನೆರಡು ವರ್ಷ ನಾ ತೀರ್ಥಯಾತ್ರೆ ಮಾಡಿ ಬರ್ತೇನೆ ಅಂತ ಬಿಲ್ಲು ಬಾಣ ತಗೊಂಡು ಹೊರಟ ಬೆಳಗಾಗುವುದರಲ್ಲಿ ಬ್ರಾಹ್ಮಣನ ಗೋವುಗಳನ್ನೆಲ್ಲ ತಂದುಕೊಟ್ಟ ದುರ್ದೈವ ಪತ್ನಿಯನ್ನ ದ್ರೌಪದಿಯನ್ನ ಗೆದ್ದುಕೊಂಡವನೇ ಹನ್ನೆರಡು ವರ್ಷ ಅವಳ ಮುಖವನ್ನು ನೋಡದೇ ಇರುವ ಸ್ಥಿತಿ ಆ ದ್ರೌಪದಿ ಎಷ್ಟು ತಳಮಳಿಸಿರಬೇಕು ಎರಡು ಪರ್ಯಾಯ ಎರಡೂವರೆ ಪರ್ಯಾಯ ಗಂಡ ಹೆಂಡತಿ ಅವರು ಸೇರಲೇ ಇಲ್ಲ ಇವರಿವರಲ್ಲೇ ನಾಲ್ಕು ಜನರಲ್ಲೇ ಟರ್ಮ್ ಆಯಿತು ಇವನು ಹೊರಟ ಎಲ್ಲಿ ಹೊರಟ ಕೃಷ್ಣ ಅವನಿಗೆ ಕಿವಿಯಲ್ಲಿ ಹೇಳಿರಬೇಕು ಎಲ್ಲೆಲ್ಲಿ ಹೆಚ್ಚು ಹೆಚ್ಚು ಸೈನ್ಯ ಜಮಾವಣೆ ಮಾಡಬಹುದು ಎಲ್ಲೆಲ್ಲಿ ಹೆಚ್ಚು ಅಕ್ಷೋಹಿಣಿ ಸೈನ್ಯಕ್ಕೆ ಅವಕಾಶವಿರುತ್ತೋ ಅಲ್ಲೆಲ್ಲ ಒಂದು ಸುತ್ತು ಹಾಕೊಂಡು ಬಾ ಅಂತ ಹೇಳಿದ್ರಿಂದ ಅರ್ಜುನ ಬುದ್ಧಿ ಉಪಯೋಗ ಮಾಡಿದ ಹಸ್ತಿನಾವತಿಯ ಈ ಕುರುವಂಶದ ದೊರೆಗಳು ಧೃತರಾಷ್ಟ್ರ ಅವನ ಪೂರ್ವಜರು ಅವರಿಗೂ ನಾಗಾ ಆಗ್ತಾ ಇರಲಿಲ್ಲ ಇದು ಬಹಳ ದೊಡ್ಡ ಕಥೆ ಇದು ಆದಿಪರ್ವದ ಅರ್ಧ ಕಥೆಯಲ್ಲಿ ಅದರಲ್ಲೇ ಕೂತಿರೋದು ಸರ್ಪಯಾಗಕ್ಕೆ ಸಂಬಂಧಪಟ್ಟ ಕಥೆ ನಹುಶನ ಕಾಲದಿಂದ ನಡೆದಿತ್ತು ಈ ದೇಶದಲ್ಲಿ ಒಂದು ಕಾಲದಲ್ಲಿ ಪ್ರಾಯಶಃ ಅರ್ಧದಷ್ಟು ಜನ ಇದ್ದವರೆಲ್ಲ ಆರ್ಯ ಕುಲದ ಒಂದು ಇನ್ನೊಂದು ಭಾಗವಾದಂತಹ ನಾಗಾಜನಗಳು ನಾಗ ಅಂದ್ರೆ ಹಾವು ಹಾವು ಅಂತ ತಿಳ್ಕೊಳ್ತೇವೆ ಬರೀ ಹಾವಲ್ಲ ಅದು ಒಂದು ಸಂಕೇತ ಅಂದ್ರೆ ಕೋತಿ ಅಲ್ಲವೋ ಕುಲವೋ ನಾಗ ಜನರು ಅವರೂ ಆರ್ಯರೆ ಅವರಿಗೂ ಯಜ್ಞೋಪೀತ ಇತ್ತು ಆದರೆ ಅವರು ಅರಣ್ಯ ಪ್ರಿಯರು ಮತ್ತು ಅವರದೇ ಸಂಗೀತ ಅವರದೇ ವಾದ್ಯ ಅವರದೇ ಶಿಲ್ಪ ಅವರದೇ ಪೂಜಾ ಪದ್ಧತಿಗಳಿದ್ದವು ಆ ಸ್ತ್ರೀಯರು ಸ್ವಲ್ಪ ನೋಡುವುದಕ್ಕೆ ಕಪ್ಪಾಗಿದ್ದರು ಸ್ಫುರದ್ರೂಪಿಣಿಯರು ಒಳ್ಳೆಯ ಸುಂದರಾಕಾರರು ನಹುಷನೆಂಬ ಚಕ್ರವರ್ತಿ ಯಾವಾಗ ಅಗಸ್ತ್ಯರ ಶಾಪಕ್ಕೆ ಒಳಗಾಗಿ ಕೆಳಗೆ ಬಿದ್ದನೋ ಸರ್ಪೋಭವ ಅಂತ ಶಾಪ ಕೊಟ್ಟರು ಅವನನ್ನ ಹಸ್ತಿನಾವತಿಯ ಜನಗಳು ಹೊರಗೆ ಹಾಕಿದರು ಅವನು ನಾಗಾವಸತಿಗಳಲ್ಲಿ ವಾಸ ಮಾಡ್ತಾ ಇದ್ದ ಸರ್ಪವಾದ ಅಂತ ಕತೆ ಹೇಳ್ತೇವೆ ಅವನಿಗೆ ನಾಗಾ ಸ್ತ್ರೀಯರಲ್ಲಿ ಹುಟ್ಟಿದ ಒಂದು ದೊಡ್ಡ ಸಂತಾನ ಯ ಹೋಲ್ ಟ್ರೈಬ್ ನಾಗ ಋಗ್ವೇದದಲ್ಲಿ ಬರ್ತಾರೆ ಅದೇ ಪರಂಪರೆಯನ್ನು ಕುರುವಂಶದವರೆಲ್ಲ ಫಾಲೋ ಮಾಡಿದರು ತಮಗೆ ಬೇಕಾದವಳು ಒಬ್ಬಳು ಯಾವಳು ಸರಿಯಾದ ಹೆಂಡತಿ ಉಳಿದವರೆಲ್ಲ ಬೇರೆ ಬೇರೆ ಜಾತಿ ಕಾನ್ಕ್ಯೂಬೈನ್ಸು ಈ ನಾಗಾಶ್ರಯನ್ನು ಕೆಡಿಸೋದು ನಾಗಾಶ್ರಯನ್ನು ಕೆಡಿಸೋದು ಕೌರವ್ಯ ನಾಗ ಅದರಲ್ಲಿ ಕಾರ್ಕೋಟಕ ಇದ್ದ ಅದರಲ್ಲಿ ತಕ್ಷಕ ಇದ್ದ ಅದರಲ್ಲಿ ವಾಸುಕಿ ಇದ್ದ ಧೃತರಾಷ್ಟ್ರನು ಅದೇ ಕೆಲಸ ಮಾಡ್ತಿದ್ದ ಮೈ ಕೊಬ್ಬು ಹತ್ತು ಸಾವಿರ ಆನೆ ಬಲ ಕಣ್ಣು ಹೊಂದಿಲ್ಲ ಬರಹ ಇಲ್ಲ ಓದಿಲ್ಲ ಸಂಗೀತ ಇಲ್ಲ ದಿವಸಕ್ಕೊಬ್ಬನ ಅಬಾಸ್ರೇನು ಕೆಡಿಸೋದು ಅವರ ಮಕ್ಕಳನ್ನು ಹುಟ್ಟಿಸುವುದು ಈ ಮಕ್ಕಳೆಲ್ಲ ಸೇರಿಕೊಂಡು ನಮಗೂ ರಾಜ್ಯ ಬರಬೇಕು ಅಂತ ಗಲಾಟೆ ಮಾಡ್ತಾ ಇದ್ರು ಅದನ್ನು ತಪ್ಪಿಸೋದಕ್ಕೆ ಶಕ್ತಿ ಇರಲ್ಲ ಅವರು ಅಲ್ಲಲ್ಲೇ ಅಡಿಕೊಂಡು ಅಡಿಕೊಂಡು ಈ ನಾಗಾ ಸಮಸ್ಯೆ ಇವತ್ತಿನವರೆಗೆ ಭಾರತೀಯರನ್ನು ಕಾಡ್ತಾ ಇರುವ ಸಮಸ್ಯೆ ಇದು ಐದೂವರೆ ಸಾವಿರ ವರ್ಷಕ್ಕೆ ಹಿಂದಿನ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆಯಪ್ಪ ಅವ್ರನ್ನೆಲ್ಲ ಹಿಡಿದು ಸಜೀವವಾಗಿ ಯಾವಾಗ ಪರೀಕ್ಷಿತ್ ರಾಜ ತಕ್ಷಕನಿಂದ ಕೊಲ್ಲಲ್ಪಟ್ಟನು ಅದು ದೊಡ್ಡ ಸಿವಿಲ್ ವಾರ್ ಎಲ್ಲಿ ಗದಗಿನಲ್ಲಿ ಸುಟ್ಟರು ನಾಗಾಜನಗಳನ್ನು ಹಿರೇಮಗಳೂರಲ್ಲಿ ಸುಟ್ಟರು ನಾಗರ್ಕೋಯಿಲ್ನಲ್ಲಿ ಸುಟ್ಟರು ಅನಂತನಾಗ್ನಲ್ಲಿ ಸುಟ್ಟರು ಈ ನಾಗ ಶಬ್ದ ನಾಗಪಟ್ಟಣಂ ನಾಗ ಅಂತ ಎಲ್ಲೆಲ್ಲಿ ನಾಗಮಂಗಲ ಇಲ್ಲೆಲ್ಲ ನಾಗಾಜನಗಳನ್ನು ಕೊಂದರು ಕೊಂದರು ಹೇಗೆ ಇಂದಿರಾಗಾಂಧಿ ಸತ್ತದ್ದಕ್ಕೆ ಊರೂರಲ್ಲಿ ಸಿಖ್ ಜನರ ನರಮೇಧವಾಯಿತು ಅದೇ ರೀತಿಯಲ್ಲಿ ನಾಗಾಜನರನ್ನು ಕೊಂದರು ಕೊಂದ ಮೇಲೆ ಆರ್ಯನಿಗೂ ನಾಗನಿಗೂ ಹುಟ್ಟಿದ ಒಬ್ಬ ಒಂದು ಸಂಬಂಧ ಮಗು ಆಸ್ತಿಕನೆಂಬವನು ಮಹಾರಾಯರೇ ಈ ಯಾಗ ನಿಲ್ಲಿಸಿ ಅಂತ ಜನಮೇಜರಾಯನ ಕೇಳಲಾಗಿ ಜನಮೇಜರಾಯ ಹೇಳಿದ ನಾನು ನಿಮ್ಮನ್ನು ಕ್ಷಮಿಸ್ತೇನೆ ನೀವು ಈ ದೇಶ ಬಿಟ್ಟು ಹೋಗಬೇಕು ಒಂದು ನಾಗ ಪಿಳ್ಳೇರು ಕೂಡ ಆಲ್ ಮಸ್ಟ್ ಗೋ ಔಟ್ ಗಟ್ ಗಡಿ ಪಾಲಾಗಬೇಕು ಅಂತ ಹೇಳಿದಾಗ ಅವರೆಲ್ಲ ದೊಡ್ಡ ದೊಡ್ಡ ದೋಣಿಗಳಲ್ಲಿ ಕೂತುಕೊಂಡು ಪೂರ್ವ ದೇಶವನ್ನು ಇವತ್ತು ಇಂಡೋನೇಷ್ಯಾ ಆಸ್ಟ್ರೇಲಿಯಾ ಹೇಳೋ ಭಾಗವೆಲ್ಲ ಬಳಸಿಕೊಂಡು ಇವತ್ತು ಉತ್ತರ ಮತ್ತು ದಕ್ಷಿಣ ಅಮೆರಿಕಾದ ನಡುವೆ ಇರತಕ್ಕ ಮೆಕ್ಸಿಕೋ ಭಾಗಕ್ಕೆ ವಲಸೆ ಹೋದರು ಈ ಆಸ್ತಿಕನ ಕಡೆಯವರು ಹೋಗಿ ಏನು ವಲಸೆ ಹೊಂದಿದ್ರು ಅವರಿಗೆ ಆಸ್ಟೆಕ್ಸ್ ಅಂತ ಹೆಸರಾಯಿತು ಇಂಗ್ಲಿಷ್ ಭಾಷೆಯಲ್ಲಿ ಅದಕ್ಕಾಗಿ ಅಲ್ಲಿ ದೊಡ್ಡ ನಾಗಾದೇವಸ್ಥಾನಗಳು ಭಾರತೀಯ ಸಂಸ್ಕೃತಿ ಈ ಮಾಯಾಸುರನ ಕಡೆಯವರು ಇದು ಹಿಸ್ಟ್ರಿ ಇದೆಲ್ಲ ಬರೆದಿದ್ದಾರೆ ಮಾಯನ್ ಸಿವಿಲೈಸೇಷನ್ ಭಿಕ್ಷು ಚಮನ್ಲಾಲ್ ಭಾರತೀಯ ವಿದ್ಯಾಭವನದಿಂದ ಪ್ರಕಟಿತವಾದ ಪುಸ್ತಕ ಅದಕ್ಕೆ ಡಾಕ್ಟರ್ ರಾಧಾಕೃಷ್ಣನ್ ಅವರು ಮುನ್ನುಡಿ ಅಲ್ಲಿ ಚಿತ್ರಗಳು ಕೊಟ್ಟಿದ್ದಾರೆ ಮೆಕ್ಸಿಕೋ ಜನರ ಮುಖ ನೋಡಿದರೆ ದಕ್ಷಿಣ ಭಾರತ ಉತ್ತರ ಭಾರತ ಸ್ತ್ರೀಯರ ಮುಖ ಇದ್ದಾಗಿದ್ದು ಜಡೆ ಹಣ್ಕೊಳ್ಳೋದು ಅವರ ಪದ್ಧತಿಗಳು ಇದು ಬಹಳ ದೊಡ್ಡ ಕಥೆ ಇದು ನಿಮಗೆಲ್ಲರಿಗೆ ಪ್ರಮಾಣಭೂತವಾದ ಒಂದು ಉದಾಹರಣೆ ಕೊಟ್ಬಿಡ್ತೇನೆ ಈ ಆರ್ಯ ಮತ್ತು ನಾಗ ಇವರು ನಾವು ಬೇರೆ ಜನಾಂಗದವರೇ ಅಂತ ಕೂತು ಬಿಟ್ರು ಹೇಗೆ ಡಿಎಂಕೆ ಅವರು ನಾವು ಬೇರೆ ಜನಾಂಗ ದ್ರವಿಡ್ರು ಅಂತ ಹೇಳ್ತಾರೆಯೋ ಈ ನಾಗಾಜನ ಏ ನಿಮ್ದು ನಿಮ್ಮ ವೇದ ನಾವು ಒಪ್ಪೋದಿಲ್ಲ ನಿಮ್ಮ ಶಾಸ್ತ್ರ ಒಪ್ಪೋದಿಲ್ಲ ನಿಮ್ಮ ಮದುವೆ ಪದ್ಧತಿ ಬೇಡ ನಿಮ್ಮ ಹಬ್ಬ ಬೇಡ ನಿಮ್ಮ ದೇವತಾ ಮಂಡಲ ಬೇಡ we reject everything belonging to ಇವತ್ತು ದಲಿತರು ಹೇಳಿದ ಹಾಗೆ ಅದಕ್ಕೇನು ಮಾಡೋದು ಅಂತ ಒಂದು ರಾಜಿಯನ್ನು ಮಾಡಿಸಿದರು ಯಾರು ಇವರಿಬ್ಬರಿಗೂ ಸಮಸ್ಥಿತಿಯಲ್ಲಿದ್ದ ಶಮೀಕನೆಂಬ ಒಬ್ಬ ಮಹರ್ಷಿ ಆ ಶಮೀಕನ ಕೊರಳಲ್ಲೇ ಹಾರ ಹಾಕಿದ್ದು ಹಾವಿನ ಹಾರವನ್ನು ಪರೀಕ್ಷಿದ ರಾಜ ಶಮೀಕ ಸಮ ಮಾಡುವವನು ಅವನೊಂದು ಉಪಾಯ ಹೇಳಿಕೊಟ್ಟ ನಿಮಗೆ ಯಾವುದು ಪೂಜ್ಯಾರ್ಹವಾದ ವೃಕ್ಷವೋ ಆರ್ಯರಿಗೆ ನಮಗೆ ಯಾವುದು ಪೂಜ್ಯಾರ್ಹವಾದ ವೃಕ್ಷವೋ ಅದೆರಡನ್ನೂ ಒಟ್ಟಿಗೆ ನೆಟ್ಟು ಬೆಳೆಸಿ ಅದರ ಕೆಳಗಡೆ ನಾಗಪ್ರತಿಷ್ಠೆ ಮಾಡೋಣ ಅಂತ ಹೇಳಿ ಆರ್ಯರಿಗೆ ಅಶ್ವತ್ಥ ವೃಕ್ಷ ನಾಗರಿಗೆ ಬೇವಿನ ವೃಕ್ಷ ಈ ಒಂದೇ ಕಟ್ಟೆಯಲ್ಲಿ ಎರಡನ್ನೂ ಪ್ರತಿಷ್ಠೆ ಮಾಡುವುದು ನಾಗ ವಿಗ್ರಹ ಪ್ರತಿಷ್ಠೆ ಮಾಡುವುದು ಇದೆಲ್ಲ ಆಗಿನ ಕಾಲದಿಂದ ಅಯ್ಯ ಇದು ಆರು ಸಾವಿರ ವರ್ಷದ ಪರಂಪರೆ ಇವತ್ತಿನ ಪರಂಪರೆ ಅಲ್ಲ ಇದು ಮಹಾಭಾರತ ಚರಿತ್ರೆಯನ್ನ ಇದು ನಡೆದಿದ್ದ ಅನ್ನೋ ದೃಷ್ಟಿಯಿಂದ ನೋಡಬೇಕು ಬರೀ ಎಂಟರ್ಟೈನ್ಮೆಂಟ್ ಸ್ಟೋರಿ ಅಂತ ತಿಳ್ಕೋಬಾರದು ಇದು ಬಹಳ ದೊಡ್ಡ ಜನೋಸೈಡ್ ನಡೆಯಿತು ಈ ಕಥೆ ಯಾತಕ್ಕೆ ಹೇಳಿದ್ವು ಅಂದ್ರೆ ಈ ಧೃತರಾಷ್ಟ್ರನ ಅವರೇನು ಸಾಮಾನ್ಯ ಅಲ್ಲ ಅನೇಕ ಸ್ತ್ರೀಯರನ್ನ ಕೆಡಿಸಿದ್ರು ಯಾವ ಕುಲದಲ್ಲಿ ಸ್ತ್ರೀಯರನ್ನ ಕೆಡಿಸ್ತಾರೆ ಅವರು ಸುಮ್ಮನೆ ಇರೋದಿಲ್ಲ ಇವತ್ತು ದಲಿತರು ಯಾತೆ ಗಲಾಟೆ ಮಾಡ್ತಿದ್ದಾರೆ ಹಳ್ಳಿ ಹಳ್ಳಿಯಲ್ಲಿ ಅವರ ಮೇಲೆ ಅತ್ಯಾಚಾರ ನಡೀತಾ ಇದೆ ಬ್ರಾಹ್ಮಣರೆಲ್ಲ ಮಾಡುವರು ಈ ಓಬಿಸಿ ಅವರು ಮಾಡ್ತಾ ಕೂತಿದ್ದಾರೆ ಯಾವ ಓಬಿಸಿ ಅವರು ಬದನವಾಡು ಗ್ರಾಮದಲ್ಲಿ ನಂಜನಗೂ ಹುಡತ್ರ ನಡೀತಲ್ಲ ನಾ ಪತ್ರಿಕೆಯಲ್ಲಿ ಬರದೆ ಜವರೇಗೌಡರಿಗೆ ಇದನ್ನು ಬ್ರಾಹ್ಮಣರು ಮಾಡಿದರೆ ಯಾವ ಜಾತಿಯವರು ಮಾಡಿದ್ರು ನೋಡಿ ದುರ್ಬಲ ಸ್ತ್ರೀಯರು ಯಾರೇ ಆಗಲಿ ನಾವು ಅವ್ರಿಗೆ ಅಯ್ಯೋನ್ ಬೇಕು ಜಾತಿ ಭೇದ ಮಾಡೋದು ಬೇಡ ಸಮಗ್ರ ಭಾರತ ಕಟ್ಟಬೇಕು ಅಂತ ಹೊರಟ ನೀವು ಜಾತ್ಯತೀತ ಅಂತ ಪಡ್ಕೊಳ್ಳೋರು ಆ ದುರ್ಬಲ ಜನರಿಗೆ ನೀವು ರಕ್ಷಣೆ ಕೊಡದೇ ಇದ್ರೆ if you cannot hold the dignity of man ಯಾವ ಜಾತಿಯವನೇ ಆಗಲಿ ಮನುಷ್ಯನಿಗೆ ಆತ್ಮ ಅಂತ ಒಂದಿದೆ ಆತ್ಮ ಅನ್ನೋದು ಅಮರವಾದದ್ದು ಇದು ಅನರ್ಘವಾದ ರತ್ನ you must see the soul in man not the body in man not the caste of the community ಇದನ್ನು ಹೇಳ್ತೇವೆ ಬಾಯಲ್ಲಿ ಇಲ್ಲಿಲ್ಲ ಅದಕ್ಕೆ ನಮಗೆಲ್ಲ ಸಮಸ್ಯೆಗಳು ಬರ್ತಾ ಇವೆ ನಮ್ಮನ್ನು ಎಲ್ಲರನ್ನು ಒಗ್ಗೂಡಿಸ್ತಕ್ಕಂತಹ ಒಂದು ತಂತ್ರ ಒಂದು ಶಕ್ತಿ ಒಂದು ಸಂಘ ನಮ್ಮ ದೇಶಕ್ಕೆ ಬೇಕಾಗಿದೆ ಎನ್ನುವ ಮಾತು ಅದನ್ನು ಮಹಾಭಾರತ ಹೇಳ್ತಾ ಇದೆ ಆದ್ದರಿಂದ ಅರ್ಜುನ ಕೃಷ್ಣನ ಸಲಹೆಯಂತೆ ಗಂಗಾದ್ವಾರಕ್ಕೆ ಮೊದಲು ಹೋಗಿದ್ದಾನೆ ಗಂಗಾದ್ವಾರ ಅಂದ್ರೆ ಹರಿದ್ವಾರ ಹರಿದ್ವಾರದ ತುಂಬ ಅವತ್ತಿದ್ದವರು ಯಾರು ಅಂದ್ರೆ ನಾಗಾಜನಗಳು ಇವತ್ತು ಹರಿದ್ವಾರ ಕ್ಷೇತ್ರದಲ್ಲಿ ಬರೀ ಫಾರಿನರ್ಸು ಒಂದು ಸಣ್ಣ ಹಳ್ಳಿ ಇಪ್ಪತ್ತು ಸಾವಿರ ಪ್ರಜೆಗಳಿರ್ತಕ್ಕಂತಹ ಹಳ್ಳಿ ಗೋಕರ್ಣದ ತುಂಬಾ ಫಾರಿನರ್ಸು ಏನಿಲ್ಲ ಅಂದ್ರೂ ಈ ಸೀಸನ್ ಸುಮಾರು ಎರಡು ಸಾವಿರ ಮೂರು ಸಾವಿರ ಜನ ಫಾರಿನರ್ಸ್ ಬರ್ತಾರೆ ಹದಿನಾಲ್ಕು ಜನ ಕಾಶ್ಮೀರಿ ಮುಸ್ಲಿಮರಿದ್ದಾರೆ ಅಲ್ಲಿ ಏನೇನು ಮಾಡ್ತಾರೆ ಯೋಧೇವರಿಗೆ ಗೊತ್ತು ಸಮುದ್ರ ತೀರ ಗಾಂಜಾನು ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಹ್ಯೂಮನ್ ಟ್ರಾಫಿಕಿಂಗ್ ಮಾಡ್ತಾರೆ ಆ ಊರು ಜನರಿಗೆ ಹೇಳಿದೆ ಒಂದು ಕಣ್ಣಿಟ್ಟಿರಿ ಅವ್ರ ಮೇಲೆ ಸಾಮಾನ್ಯವಲ್ಲ ನೀವು ಸಂಘ ಮಾಡ್ಕೋಬೇಕು ಕಾಪಾಡ್ಕೋಬೇಕು ನಿಮ್ಮನ್ನ ಎಂಬುದಾಗಿ ಇಲ್ಲೇ ಹೀಗಿದ್ರೆ ಹರಿದ್ವಾರದಲ್ಲಿ ಹೇಗೆ ಯೋಚನೆ ಮಾಡಿಕೊಳ್ಳಿ ಸನ್ಯಾಸಿ ಅಂತ ವೇಷ ಹಾಕೊಂಡ್ಬರ್ತಾರೆ ಯೋಗ ಹಾಕ್ತೀವಿ ಅಂತ ಹೇಳ್ತಾರೆ ಕಲಿತೀವಿ ಅಂತಾರೆ ಭೂಮಿ ಕೊಂಡ್ಕೊಳ್ತಾರೆ ಆಶ್ರಮಗಳನ್ನು ಕಟ್ಟುತ್ತಾರೆ ಇವತ್ತು ಆಗಿನ ಹರಿದ್ವಾರದಲ್ಲಿ ಎರಡೂ ಹರಿದ್ವಾರ ಅತ್ಯಂತ ಪ್ರಶಾಂತವಾದ ಜಾಗ ಭಗೀರಥ ತಪಸ್ಸು ಮಾಡಿದ ಜಾಗ ಅದು ಗಂಗೆ ಭೂಮಿಗೆ ಇಳಿದು ಬಂದ ಜಾಗ ಪರಿಷಿದ್ ರಾಜ ಮರಣ ಹೊಂದಿದ್ದು ಅದೇ ಜಾಗ ಭಾರತದಲ್ಲಿ ತುಂಬ ಪವಿತ್ರವಾದ ಜಾಗ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಶವಂತಿಕಾಪುರಿ ದ್ವಾರವತಿ ಚೈವ ಮಾಯಾವತಿ ಅಂತ ಹೆಸರು ಆ ಕ್ಷೇತ್ರಕ್ಕೆ ಒಂದು ಕಾಲದಲ್ಲಿ ಅದು ಹರಿದ್ವಾರ ಹರಿದ್ವಾರದ ಸುತ್ತ ದುರ್ಗಮವಾದ ಹಿಮವತ್ ಪರ್ವತದ ಕಾಡುಗಳು ಅಲ್ಲಿಂದಲೇ ಬೆಟ್ಟ ಏರ್ತಾ ಹೋಗುತ್ತೆ ಹರ್ಷಿಕೇಶಕ್ಕೆ ಬದರಿ ತನಕ ಆ ಜಾಗದಲ್ಲಿ ಕೌರವ್ಯನಾಗನೆಂಬ ದೊರೆ ಇದ್ದ ಅವನ ಹೆಸರೇ ಕೌರವ್ಯನಾಗ ಕುರುವಂಶದವರು ಯಾರೋ ಅವರ ತಾಯಿಯನ್ನು ಕೆಡಿಸಿರಬೇಕು ಅವನು ಕುರುವಂಶದ ಪರಂಪರೆಗೆ ಸೇರಲಿಲ್ಲ ಪ್ರತ್ಯೇಕ ದೊರೆಯಾಗಿದ್ದ ಅವನಿಗೊಬ್ಬಳು ಮಗಳಿದ್ದಳು ಉಲೂಪಿ ಎಂಬುವಳು ಇಲ್ಲಿ ಕಥೆ ಶುರುವಾಗುತ್ತೆ ನೋಡಿ ಈ ಪೊಲಿಟಿಕಲ್ ಎಳೆಗಳನ್ನು ನಡೆಕೊಳ್ಳಿ ಅರ್ಜುನ ಹಸ್ತಿನಾವತಿಯಿಂದ ಇಂದ್ರಪ್ರಸ್ಥದಿಂದ ಹರಿದ್ವಾರದವರೆಗೆ ರಸದಲ್ಲಿ ಹೋದ ಉದ್ದಕ್ಕೂ ಬ್ರಾಹ್ಮಣರು ಅವನನ್ನು ಅನುಸರಿಸಿದರು ಪಾಂಡು ಮಹಾರಾಜನ ಮಗ ಬಂದಿದ್ದಾನೆ ಅಂತ ಅವನಿಗೆ ಹರಿಸಿ ಆಶೀರ್ವಾದ ಮಾಡಿ ವೇದ ಮಂತ್ರ ಹೇಳ್ತಾ ಹೇಳ್ತಾ ಹೋದರು ಅರೆಗಳಿಗೆ ಬ್ರಾಹ್ಮಣರು ಇವನನ್ನು ಬಿಟ್ಟಿರಲಿಲ್ಲ ಸಾಯಂಕಾಲ ಸಂಜೆ ಮಾಡುವ ಹೊತ್ತಿಗೆ ಇದೆಲ್ಲ ನಮ್ಮ ಪುಸ್ತಕದಲ್ಲಿ ದೊಡ್ಡದಾಗಿ ಬರೆದಿದೆ ರಾಜಕೀಯ ರಾಜಕೀಯದಲ್ಲಿ ಸಂಧ್ಯಾವನ್ನು ಮಾಡ್ತಾ ಇರುವಾಗ ಭೂಮಿಯಲ್ಲಿ ನದಿಯಲ್ಲಿ ಗಂಗೆಯಲ್ಲಿ ಒಂದು ಅಂತರ್ಜಲದ ಒಂದು ಪ್ರಾಣಿಯಂತೆ ಬಂದು ಯಾವಳೋ ಒಬ್ಬ ಒಂದು ಹೆಣ್ಣು ವ್ಯಕ್ತಿ ಕಾಲು ಹಿಡಿದು ಅರ್ಜುನನನ್ನು ಸಳಕೊಂಡು ಆ ಕಡೆ ದಡಕ್ಕೆ ಹೋಗಿಬಿಟ್ಲು ಆ ಮೈ ಮೇಲೆ ಏನೋ ಒಂದು ಪರಿಮಳವನ್ನು ಬೀಸಿದ್ದಳು ಅವಳೇ ಉಲೂಪಿ ತಂದೆ ಮನೆ ಕರ್ಕೊಂಡು ಹೋದ್ಲು ನೀನು ಪಾಂಡುಪುತ್ರ ಅರ್ಜುನ ಅಲ್ವೇ ಅಂತ ಕೇಳಿದಳು ಇದೆಲ್ಲ ದೊಡ್ಡದಾಗಿ ಹೇಳೋ ಉದ್ದೇಶವಿಲ್ಲ ಹೌದು ನೀನು ಯಾರು ಅಂತ ಕೇಳಿದಾಗಿ ನಾನು ಉಲೂಪಿ ಏನಮ್ಮ ಇದು ಈ ಕೆಲಸ ಮಾಡಿದ್ವಿ ಇದು ಕಿಡ್ನಾಪಿಂಗ್ ವಿಮೆನ್ ಫೋಕ್ ನಾವು ಕೇಳಿದ್ದೇವೆ ನನ್ನೇ ಕಿಡ್ನಾಪ್ ಮಾಡಿದ್ದೀಯಾ ನೀನು ಪಾಂಡುಪುತ್ರನನ್ನು ಕಿಡ್ನಾಪ್ ಮಾಡುವ ನೀನು ಯಾರು ಅಂತ ಕೇಳಿದ್ರೆ ಅವಳು ಹೇಳಿದ್ಲು ನನಗೆ ನೀನೇ ಗಂಡ ಅಂತ ಬ್ರಹ್ಮ ಬರೆದಿದ್ದಾನೆ ನಿಮ್ಮ ದೇವರು ಬ್ರಹ್ಮನನ್ನು ಒಪ್ತೇನೆ ನೀನು ನನಗೆ ಒಂದು ಪುತ್ರ ಸಂತಾನವನ್ನು ಉಂಟು ಮಾಡು ಮಹಾರಾಯಣ ಎಲ್ಲಿ ಬೇಕಾದರೂ ಹೋಗು ನಾನು ನನ್ನ ಕಡೆಯವರು ನನ್ನ ಸೈನ್ಯವು ಕೊನೆಯ ತನಕ ನಿನಗೆ ನಿಷ್ಠೆಯಿಂದ ಇರುತ್ತೇವೆ ಅಂತ ಹೇಳಲಾಗಿ ಸಮಯೋಚಿತ ಪ್ರಜ್ಞೆಯಿಂದ ಇಲ್ಲಿಂದ ಪಾರಾದರೂ ಸಾಕು ಅಂತ ಅರ್ಜುನ ಅವಳನ್ನು ಕೂಡ್ತಾನೆ ಅವಳ ಕ್ರಮದಲ್ಲಿಯೇ ವಿವಾಹ ನಡೆಯುತ್ತದೆ ಅವಳಿಗೆ ಗರ್ಭ ಉಂಟಾಯಿತು ಅವಳಲ್ಲಿ ಉಂಟಾದ ಮಗುವಿಗೆ ಇರಾವಂತ ಎಂಬುದಾಗಿ ಹೆಸರು ಮಹಾವೀರ ಶೂರ ಸ್ವಲ್ಪ ಕಪ್ಪಾದರೂ ಅರ್ಜುನನು ಬಣ್ಣ ಮಹಾಭಾರತ ಹದಿನೆಂಟನೇ ದಿವಸದ ಯುದ್ಧದಲ್ಲಿ ಮೊದಲನೇ ದಿವಸವೇ ಆಹುತಿ ಆಗ್ತಾನೆ ಆ ಭೀಷ್ಮನನ್ನ ಹಣ್ಣುಗಾಯಿ ನೀರುಗಾಯಿ ಮಾಡುವಂತ ಮಹಾಧೀರ ಪುರುಷ ಇರಾವಂತ ಆ ಚುರುಕೇಟ ನೋಡಿ ನಮ್ಮ ಅರ್ಜುನನ ಕೈ ಹೊಡ್ತಾ ಇದ್ದಾಗಿದೆಯಲ್ಲ ಇವನು ಎಲ್ಲಿಂದ ಬಂದ ಈ ಶನಿ ಅಂತ ಅವನು ಭೀಷ್ಮ ಮೈ ಕೈಯೆಲ್ಲ ಗಾಯವಾಗಿ ಬ್ರಹ್ಮಾಸ್ತ್ರವನ್ನು ಮೊದಲನೇ ದಿವಸ ಬಿಟ್ಟು ಈ ಮಗುವನ್ನು ಸುಡಬೇಕಾಗತ್ತೆ ಅಂಥ ವೀರ ಪುರುಷ ಉಲೂಪಿಯ ಮಗ ಅರ್ಜುನನಿಗೆ ಹುಟ್ಟಿದ ಅಲ್ಲೊಂದು ಅರ್ಧ ಅಕ್ಷೋಹಿಣಿ ಸೈನ್ಯ ನಾಗಾ ಸೈನ್ಯ ಸಿಕ್ಕಿತು ಅರ್ಜುನನಿಗೆ ನೋಡಿ ಹೇಗೆ ಕೂಡಿಸ್ತಾ ಇದ್ದಾರೆ ಇದು ಪೊಲಿಟಿಕಲ್ ಅಲ್ಲಿಂದ ಮುಂದಕ್ಕೆ ಹೊರಟ ಉಲೂಪಿ ದಾರಿ ಹೇಳ್ಕೊಟ್ಟಿದ್ಲು ನಿಮ್ಮವರು ಪತ್ತೆ ಮಾಡಿಬಿಡ್ತಾರೆ ನೇಪಾಳದ ಗಡಿಗುಂಟ ಹಿಮಾಲಯದ ಪ್ರಾಂತದಲ್ಲೆಲ್ಲ ನಾಗಾ ಜನರಿದ್ದಾರೆ ನಾ ಏರ್ಪಾಡು ಮಾಡ್ತೇನೆ ಇಲ್ಲಿ ಹೋಗು ಇಲ್ಲಿ ಹೋಗು ಇಲ್ಲಿ ಹೋಗು ಅಂತ ಹೇಳಿ ಹೇಳಿ ಅಲ್ಲಿಂದ ನೆಕ್ಸ್ಟ್ ಸ್ಟೇಷನ್ ಎಲ್ಲಿಗೆ ಬಂದ ಅಂದ್ರೆ ಬರ್ಮಾ ಚೈನಾ ಇಂಡಿಯಾ ಇವತ್ತು ಅಸ್ಸಾಂ ಸೇರುವಂತಹ ಜಾಗದಲ್ಲಿ ಮಣಿಪುರ ಅಂತ ಒಂದು ಊರಿದೆಯಲ್ಲ ಒಂದು ಸ್ಟೇಟು ಅಲ್ಲಿಗೆ ಬಂದ ಅರ್ಜುನ ಬರೀ ಗುಡ್ಡಗಾಡು ಪ್ರಾಂತದಲ್ಲಿ ಬರ್ತಾ ಇದ್ದಾನೆ ಪಾಂಡವರ ಸೈನ್ಯದಲ್ಲಿ ಒಂದು ಕಾಲ್ಭಾಗದಷ್ಟು ಬಹಳ ದೊಡ್ಡ ಸೈನ್ಯ ಇದ್ದಿದ್ದಲ್ಲ ಆಟವಿಕ ಸೈನ್ಯ ಅಡವಿ ಸೈನ್ಯ ಅಲ್ಲಿ ಚಿತ್ರಾಂಗದೆಯನ್ನು ವಿವಾಹವಾಗ್ತಾನೆ ಬಬ್ರು ವಾಹನ ಅಂತ ಮಗ ಹುಟ್ಟಿದ್ದಾನೆ ಈ ಕಥೆ ಯಾಕೆ ದೊಡ್ಡದು ಹೇಳಲಿಲ್ಲ ಅಂದ್ರೆ ಮುಂದೆ ಕತೆ ಹೋಗೋದಿಲ್ಲ ಎಲ್ಲಿದ್ದೆ ಉಲೂಪಿ ಕಥೆ ಇದು ಬಹಳ ಚಿತ್ರಾಂಗದ ಕಥೆ ಮಹಾಭಾರತದಲ್ಲಿ ತುಂಬಾ ಪ್ರಸಿದ್ಧ ಇದನ್ನು ರವೀಂದ್ರನಾಥ್ ಠಾಕೂರ್ ಅವರು ತಮ್ಮ ಸೊಗಸಾದ ಇಂಗ್ಲಿಷ್ ಪದ್ಯ ಭಾಷೆಯಲ್ಲಿ ಅದ್ಭುತವಾಗಿ ಬರೆದಿದ್ದಾರೆ ಅರವಿಂದರು ಕೆಲವು ಭಾಗಗಳನ್ನು ಭಾಷಾಂತರ ಮಾಡಿದ್ದಾರೆ ಮಹಾಭಾರತದಲ್ಲಿ ಉಪಕಥೆಗಳ ಸ್ವಾರಸ್ಯವೇ ತುಂಬಾ ನಮ್ಮ ಕೃಷ್ಣಮಾಚಾರ್ಯ ನೆನ್ನೆಯಿಂದ ಹೇಳ್ತಿದ್ದಾರೆ ಇವತ್ತು ಹೇಳಿದರು ಹರಿಶ್ಚಂದ್ರನ ಕಥೆ ಹೇಳೋದಿಲ್ಲ ಅಂದ್ಬಿಟ್ಟು ನಳದಮಯಂತಿ ಕಥೆ ಹೇಳೋದಿಲ್ಲ ಅಂದ್ಬಿಟ್ಟು ದಯವಿಟ್ಟು ಹೇಳಬೇಕು ಹಾಗಿದ್ರೆ ಮುಂದಿನ ಕಥೆ ಎಲ್ಲ ನೀವೇ ಹೇಳಬೇಕು ಈ ಪಾಂಡವರ ಕಥೆ ಒಂದು ಮುಗಿಬೇಕಲ್ಲ ಇದು ಮಹಾಭಾರತ ಸ್ವಾಮಿ ಒಂದು ತಿಂಗಳಲ್ಲಿ ಹೇಗೆ ಹೇಳಿ ಇಲ್ಲ ಸ್ವಲ್ಪದರಲ್ಲಿ ಹೇಳಿ ಸ್ವಲ್ಪದರಲ್ಲಿ ಹೇಗಾರು ಮಾಡಿ ಜಾಗ ಇಲ್ಲ ಜಾಗ ಕೊಡಿ ಅಂತ ಕೇಳಿದ ಹಾಗೆ ನೋಡೋಣ ಭಗವಂತ ಹೇಗೆ ಪ್ರೇರಿಸ್ತಾನೆಯೋ ಹೀಗೆ ಅಲ್ಲಿ ಒಂದು ಮಗು ಬಬ್ರುವಾಹನನನ್ನು ಉಂಟು ಮಾಡಿದ ಬಬ್ರುವಾಹನ ಅಸಹಾಯ ಶೂರ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಬ್ರುವಾಹನ ಕಾಳಗ ಯಕ್ಷಗಾನ ತುಂಬ ಪ್ರಸಿದ್ಧವಾದದ್ದು ಜೈಮಿನಿ ಭಾರತದಲ್ಲಿ ಬಬ್ರುವಾಹನನ ಕಥೆ ತುಂಬ ದೊಡ್ಡದಾಗಿ ಬರುತ್ತೆ ಜೈಮಿನಿ ಮಹರ್ಷಿ ಬರೆದ ತುರಂಗ ಭಾರತ ಸಂಸ್ಕೃತದಲ್ಲಿ ತುಂಬ ವಿಸ್ತಾರವಾಗಿ ಬರುತ್ತೆ ಅವನಿಗೆ ಅರ್ಜುನನೇ ತಂದೆ ಅಂತ ಗೊತ್ತಿಲ್ಲ ಇವನು ನನ್ನ ಮಗ ಅಂತ ಇವನಿಗೆ ಗೊತ್ತಿಲ್ಲ ತಂದೆ ತಲೆಯನ್ನೇ ತೆಗೆದು ಬಿಡ್ತಾನೆ ಆಮೇಲೆ ಮತ್ತೆ ಬದುಕಿಸ್ತಾನೆ ಕೃಷ್ಣ ಬಂದು ಇದರ ಹಿಂದೆ ತಕ್ಷಕನ ಕೈವಾಡವಿದೆ ನಾಗಾಸ್ತ್ರದ ಕೈವಾಡವಿದೆ ಅದನ್ನು ಪ್ರಸಂಗ ಬಂದಾಗ ಹೇಳ್ತೇನೆ ಅಲ್ಲಿಂದ ಮುಂದಕ್ಕೆ ಆ ಪೂರ್ವ ಭಾರತದ ಅಂಚಿನಲ್ಲಿ ಕೋಣಾರ್ಕದಲ್ಲಿ ಬಂದು ಸೂರ್ಯನಿಗೆ ನಮಸ್ಕಾರ ಮಾಡಿದ ಅರ್ಜುನ ಕೋಣಾರ್ಕ ಕ್ಷೇತ್ರ ಅತ್ಯಂತ ಪ್ರಾಚೀನ ಕ್ಷೇತ್ರ ಸೂರ್ಯೋಪಾಸನೆ ಕ್ಷೇತ್ರ ಕೃಷ್ಣನ ಮಗ ಸಾಂಬನಿಗೆ ಕ್ಷಯರೋಗ ಹೋದ ಜಾಗ ಅಲ್ಲಿ ಸೂರ್ಯೋಪಾಸನೆ ಮಾಡಿದ್ರಿಂದ ಕ್ಷಯರೋಗ ಹೋಯಿತು ಅಂತ ಹೇಳ್ತಾರೆ ಪುರುಷೋತ್ತಮಪುರಿ ಆ ದರ್ಶನ ಮಾಡಿಕೊಂಡು ವೆಂಕಟಾಚಲ ದರ್ಶನ ಮಾಡಿಕೊಂಡು ಅಹೋಬಿಲದ ನರಸಿಂಹನ ದರ್ಶನ ಮಾಡಿ ತಮಿಳುನಾಡಿಗೆ ಬಂದು ಪಾಂಡ್ಯರಾಜನ ಸಖ್ಯವನ್ನೇ ಬೆಳೆಸಿ ಅಲ್ಲೊಂದೆರಡು ರಾಜಕುಮಾರಿಯನ್ನು ಮದುವೆ ಮಾಡಿಕೊಂಡು ದಕ್ಷಿಣ ಭಾರತದ ಪೂರ್ತಿ ಹುಡುಕಿದರೆ ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಕಡೆ ನಿಂತವರು ಪಾಂಡ್ಯರು ಮಾತ್ರ ಚೋಡರೆಲ್ಲ ಕೌರವರ ಕಡೆ ಸೇರಿಬಿಟ್ರು ಪಾಂಡ್ಯರ ಕಡೆ ಉಳಿದವರು ಮಹಾಭಾರತದ ನಂತರವೂ ಉತ್ತರ ಭಾರತದಲ್ಲಿ ಉಳಿದ್ರಲ್ಲ ಅವರೇ ಪಾಂಡೆಯ ಯಾ ಪಾಂಡೆ ಪಾಂಡೆ ಅಂತ ಹೆಸರಾಯಿತು ಅಂತ ಹೇಳ್ತಾರೆ ಅವರೇ ಬರೆದಿದ್ರು ಚರಿತ್ರೆಯನ್ನು ಒಂದು ಪತ್ರಿಕೆಯಲ್ಲಿ ನಡೆದಿದ್ದಕ್ಕೂ ಹಿಂದೆ ಆಗಿದ್ದಕ್ಕೂ ಘಟನೆ ಹೇಗೆ ತಾಳಮೇಳ ಹೊಂದತೆ ನೋಡಿಕೊಳ್ಳಿ ಇನ್ನೂ ಕೆಳಕ್ಕೆ ಬರ್ತಾನೆ ಅಗಸ್ತ್ಯ ತೀರ್ಥ ಇವತ್ತು ಕನ್ಯಾಕುಮಾರಿ ಅಂತ ಹೇಳ್ತೇವೆ ವಿವೇಕಾನಂದರು ಕಾಲಿಟ್ಟ ಜಾಗ ದೊಡ್ಡದಾಗಿ ದೇವಸ್ಥಾನ ಕಟ್ಟಿದ್ದಾರೆ ಅದಕ್ಕೆ ಸಮೀಪದಲ್ಲಿ ಅಗಸ್ತ್ಯ ಪರ್ವತ ಅಂತ ಒಂದು ಬೆಟ್ಟ ಇದೆ ಇವತ್ತಿಗೂ ಅದೃಶ್ಯವಾಗಿ ಅಗಸ್ತ್ಯರು ಅಲ್ಲಿ ಕುಳಿತಿದ್ದಾರೆ ದಕ್ಷಿಣ ಭಾರತವನ್ನ ರಕ್ಷಿಸ್ತಾ ಇದ್ದಾರೆ ಅಂತ ಕೇಳ್ತೇವೆ ಅದರ ಪಕ್ಕದಲ್ಲಿ ಒಂದು ತೀರ್ಥ ಅಗಸ್ತ್ಯ ತೀರ್ಥ ಅಗಸ್ತ್ಯ ತೀರ್ಥದಲ್ಲಿ ಸ್ನಾನ ಮಾಡಿದ ಅಲ್ಲಿಂದ ಪಕ್ಕದಲ್ಲಿ ಇನ್ನೊಂದು ತೀರ್ಥ ಇತ್ತು ಅದಕ್ಕೆ ನಾರಿ ತೀರ್ಥ ಅಂತ ಹೆಸರು ನಾರಿ ತೀರ್ಥ ಯಾವ ನಾರಿ ಅಲ್ಲಿ ಐದಾರು ಮೊಸಳೆಗಳಿದ್ದವು ಆ ತೀರ್ಥದಲ್ಲಿ ಅರ್ಜುನ ಅಲ್ಲಿ ಸ್ನಾನ ಮಾಡುವುದು ಕಾಲಿಟ್ಟು ಕೂಡಲೇ ಒಂದು ಮೊಸಳೆ ಹಿಡ್ಕೊಂಡಿತು ಮೊಸಳೆ ಹಿಡ್ಕೊಂಡ್ರೆ ಅರ್ಜುನ ಹೆದರಲಿಲ್ಲ ಬಾಣವನ್ನು ತೆಗೆದ ಹೂಡಿ ಕೊಲ್ಲಬೇಕು ಅಂತ ಅಷ್ಟರಲ್ಲಿ ಅವನ ಕಾಲನ್ನು ಹಿಡಿದ ಆ ಮೊಸಳೆ ಹೆಣ್ಣಾಯಿತು ಅರ್ಜುನ ಮುಟ್ಟಿದ್ದೊಂದು ಹೆಣ್ಣಾಯಿತು ಇದೇನಿದು ಅಂತ ಅರ್ಜುನ ಕಾಲನ್ನು ನೆಲೆಕೊಳ್ಳಲಾಗಿ ಅವಳು ಹೇಳಿದಳು ನನ್ನ ಹೆಸರು ವರ್ಗ ಎಂಬುದಾಗಿ ವರ್ಗ ಅಂದ್ರೆ ಟ್ರಾನ್ಸ್ಫರ್ ಅಲ್ಲ ಶ್ರೀಲಿಂಗ ಶಬ್ದ ಇದು ಒಳ್ಳೆ ಹಣೆ ಬರಹ ಒಂದು ಮೊಸಳೆ ಹಿಡ್ಕೊಂಡಿದ್ದಕ್ಕೆ ಇನ್ನೂ ಐದು ಮೊಸಳೆಗಳನ್ನ ಕೈಯಿಂದ ಮುಟ್ಟಿದರೆ ಅವರ ಶಾಪ ವಿಮೋಚನೆ ಆಗುತ್ತೆ ಅಪ್ಸರೆಯರು ನಾವು ನಮ್ಮಟ್ಟು ಹೋಗ್ತೇವೆ ಅಂತ ಹೇಳಲಾಗಿ ಅರ್ಜುನ ಅವರ ಶಾಪ ವಿಮೋಚನವನ್ನು ಮಾಡಿದ ಅದು ರೀತಿ ತೀರ್ಥ ಅದೆಲ್ಲಿದೆಯೋ ಕನ್ಯಾಕುಮಾರಿ ಹತ್ರ ಪತ್ತೆ ಮಾಡಿಕೊಳ್ಳಿ ಅಲ್ಲಿಂದ ಅರ್ಜುನ ಗೋಕರ್ಣ ಕ್ಷೇತ್ರಕ್ಕೆ ಬಂದ ನೋಡಿ ಇಡೀ ಭಾರತ ಪ್ರದಕ್ಷಿಣೆ ಗೋಕರ್ಣ ಕ್ಷೇತ್ರದಲ್ಲಿ ಶಿವನ ಆತ್ಮಲಿಂಗ ಮಹಾಬಲೇಶ್ವರ ದರ್ಶನವನ್ನು ಮಾಡ್ತಾನೆ ಅತ್ಯಂತ ಹಳೆಯ ಕ್ಷೇತ್ರ ಕಾಶಿ ಕ್ಷೇತ್ರ ಎಷ್ಟು ಹಳೆಯದೋ ಅಷ್ಟು ಪ್ರಾಚೀನವಾದದ್ದು ಗೋಕರ್ಣ ಕ್ಷೇತ್ರ ಬಲರಾಮನು ಶ್ರೀರಾಮನು ಪರಶುರಾಮನು ಮೂರೂ ಜನರು ಭೇಟಿ ಕೊಟ್ಟ ಕ್ಷೇತ್ರ ಇವತ್ತು ಅಲ್ಲಿ ಮಹಾಬಲೇಶ್ವರ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಒಂದು ಅರ್ಧ ಇಂಚ್ ಮಾತ್ರ ಕಾಣಿಸ್ತಾನೆ ಯಾಕೆಂದ್ರೆ ರಾವಣ ಮಣ್ಣು ಮುಕ್ಕಿದ ಜಾಗ ಅದು ಆ ಶಿವನನ್ನು ಎತ್ತುವುದಕ್ಕಾಗದೆ ಪಾತಾಳದೊಳಕ್ಕೆ ಹೋಗಿಬಿಟ್ಟ ಸಮುದ್ರ ಮಟ್ಟಕ್ಕಿಂತ ಕೆಳಗಿದ್ದಾನೆ ಮಹಾಬಲ ಆ ಊರಲ್ಲಿ ಎಲ್ಲರೂ ಮಹಾಬಲ ಮಹಾಬಲ ಭಟ್ರು ಮಹಾಬಲ ಶಾಸ್ತ್ರಿ ಮಹಾಬಲ ಭಟ್ಟ ಮಹಾಬಲ ಶಾಸ್ತ್ರಿ ಹಾಸನ ಡಿಸ್ಟಿಕ್ ತುಂಬ ಕೇಶವ ಕೇಶವ ಹಿಂಗಾರ ಕೇಶವ ಹಿಂಗಾರ ಕೇಶವ ಭಟ್ಟ ಅಂತ ಇಟ್ಕೊಂಡಾಗೆ ಮತ್ತು ನಮ್ಮ ಹಾಸನದ ಹತ್ರ ಎಲ್ಲರೂ ಜನಾರ್ದನ ಹಿಂಗಾರ ಜನಾರ್ದನ ಜನಾರ್ದನ ಅಂತ ಹೆಸರಿಟ್ಕೊಂಡ ಹಾಗೆ ಅಲ್ಲಿ ಎಲ್ಲರೂ ಸಜ್ಜ ವರ್ಗಾದೇವಿಗೂ ಮೋಕ್ಷವಾದ ಹಾಗೆ ಬೆಕ್ಕಿಗೂ ಮೋಕ್ಷವಾಯಿತು ಹೋಗ್ಲಿ ಬಿಡಿ ಅದೆಲ್ಲಿ ಹೋಯಿತು ಗೋಕರ್ಣ ಕ್ಷೇತ್ರದಲ್ಲಿ ಬಂದು ಶಿವದರ್ಶನ ಮಾಡಿ ಸಮುದ್ರ ಸ್ನಾನವನ್ನು ಮಾಡಿ ಅಲ್ಲಿಂದ ಆಚೆಗೆ ಇನ್ನೇನು ಹನ್ನೆರಡನೇ ವರ್ಷ ಮುಗಿಬೇಕು ಒಂದು ಕೆಲವು ತಿಂಗಳಿದೆ ಅನ್ನುವಷ್ಟರಲ್ಲಿ ಚಾತುರ್ಮಾಸ ಕಾಲಕ್ಕೆ ಮುಂಚೆ ಪ್ರಭಾಸ ಕ್ಷೇತ್ರಕ್ಕೆ ಅರ್ಜುನ ಬಂದ ಎಷ್ಟು ಬೇಗ ಹನ್ನೆರಡು ವರ್ಷ ಆಗೋಯ್ತು ನೋಡಿದ್ರ ಅರ್ಜುನ ಹೇಗೆ ಕರ್ಕೊಂಡು ಗೊತ್ತಿಲ್ಲ ಪ್ರಭಾಸ ಕ್ಷೇತ್ರ ಪ್ರಭಾಸ ಅಂದ್ರೆ ಯಾವುದು ಸೋಮನಾಥ ಕ್ಷೇತ್ರ ಪಾಟನ್ ಪ್ರಭಾಸ್ ಅಂತ ಹೇಳ್ತಾರೆ ಇವತ್ತು ಗುಜರಾತ್ ಪ್ರಾಂತದಲ್ಲಿ ಒಂದು ಆಕಳ ಕಾಲ ಹೆಜ್ಜೆ ಗುರುತಿರುವ ಹಾಗೆ ಒಂದು ಸಣ್ಣ ಭಾಗ ಕಾಣಿಸ್ತದೆ ಅದರ ಮೇಲಿನ ತುದಿ ದ್ವಾರಕೆ ಮೂರು ಕಡೆ ಸಮುದ್ರ ಅದರ ಕೆಳಗಿನ ತುದಿ ಪ್ರಭಾಸ ಕ್ಷೇತ್ರ ಇಲ್ಲಿಯೂ ಮೂರು ಸಮುದ್ರ ಅಲ್ಲಿಂದ ಅಲ್ಲಿಗೆ ಸುಮಾರು ಒಂದು ನೂರು ಕಿಲೋಮೀಟರ್ ದೂರದ ಪ್ರಯಾಣ ಒಂದೇ ದಿವಸ ನಾವು ಪ್ರಯಾಣ ಮಾಡಿದ್ದೇವೆ ದ್ವಾರಕೆಯಿಂದ ಪ್ರಭಾಸ ಕ್ಷೇತ್ರ ನೋಡಿದ್ದೇವೆ ಯಾರೊಬ್ರು ಕರ್ಕೊಂಡೋಗಿದ್ರು ಮಹಾರಾಯರು ಒಂದು ದಿವಸ ಇರಲಿಕ್ಕೆ ತರ್ಪಣ ಮಾಡ್ಲಿಕ್ಕೆ ಬಿಡಲಿಲ್ಲ ನಮ್ಮನ್ನ ಇನ್ನೊಂದ್ಸಲ ನಿಮ್ಮ ಜೊತೆಲಿ ಯಾತ್ರೆ ಬರೋದಿಲ್ಲ ಅಂತ ಹೇಳಿಬಿಟ್ಟೆ ನಾನು ಪ್ರಭಾಸ ಬರೀ ಕಾಗೆಗಳ ಕಾಟ ಪಿಂಡಾರಕ ಕ್ಷೇತ್ರ ಭಾಗವತಲ್ಲ ಅದಕ್ಕೆ ಹೆಸರು ಒಂದು ನದಿ ಬೇರೆ ಹಿರಣ್ಯ ನದಿ ಸೇರಿಕೊಳ್ಳುತ್ತೆ ಸಮುದ್ರ ಇರುವ ಜಾಗ ಪ್ರಭಾಸ ಕ್ಷೇತ್ರದಲ್ಲಿ ತರ್ಪಣ ಮಾಡಿ ಸ್ನಾನ ಮಾಡಿ ಅಲ್ಲಿ ಪಿತೃಶ್ರಾದ್ದಾದಿಗಳನ್ನು ಮಾಡಿದರೆ ಆಮೇಲೆ ಬೇರೆ ಎಲ್ಲಿಯೂ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಪ್ರಭಾಸ ಖಂಡದಲ್ಲಿ ಸ್ಕಾಂದ ಪುರಾಣದಲ್ಲಿ ಈ ದೇಶದಲ್ಲಿ ಎಷ್ಟೊಂದು ತೀರ್ಥಗಳು ಪವಿತ್ರ ಕ್ಷೇತ್ರಗಳು ಭಗವಂತನ ವಾಸಸ್ಥಾನ ಇದೆಯೋ ಅದೆಲ್ಲವನ್ನ ಸ್ಕಾಂದ ಪುರಾಣದಲ್ಲಿ ಕೊಟ್ಟಿದ್ದಾರೆ ಬೇರೆ ಬೇರೆ ಪುರಾಣಗಳಲ್ಲಿ ಪ್ರಭಾಸ ಕ್ಷೇತ್ರಕ್ಕೆ ಅರ್ಜುನ ಬಂದ ಒಂದೆರಡು ದಿನಗಳಲ್ಲಿಯೇ ಅವನನ್ನು ನೋಡಬೇಕು ಅಂತ ಕೃಷ್ಣ ದ್ವಾರಕೆಯಿಂದ ಬಂದ ಕಳ್ಳ has kept watch over him Arjuna ಎಲ್ಲಿ ಬಂದ ಎಲ್ಲಿ ಹೋದ ಉಲೂಪಿ ಸಂಗಮವಾಯಿತು ಚಿತ್ರಾಂಗದ ಸಂಗಮವಾಯಿತು ಎಲ್ಲಿ ಹೋಗಬೇಕು ಮಣಿಪುರಕ್ಕಾಯಿತು ಕೋಣಾರ್ಕಕ್ಕೆ ಹೋಗು ಒಂದೊಂದು ಕಡೆ ಗೈಡ್ ಮಾಡ್ತಾ ಇದ್ದಾನೆ ಮಾನಿಟರ್ ಮಾಡ್ತಾ ಇದ್ದಾನೆ ಪಾಂಡ್ಯರ ಸಹಾಯ ಸಿಕ್ಕಿತು ಒಂದೆರಡು ಮೂರು ಅಕ್ಷೋಹಿಣಿ ಸೈನ್ಯ ಸಿಕ್ಕಿತು ಪಾಂಡವರಿಗೆ ಇದು ದುರ್ಯೋಧನನಿಗೆ ಗೊತ್ತಾಗಬಾರದು ಶಕನಿಗೆ ಗೊತ್ತಾಗಬಾರದು ಅನ್ನೋದಕ್ಕೋಸ್ಕರ ಈ ತಂತ್ರ ಹೋದ ಕಡೆ ಎಲ್ಲ ಮದುವೆ ಮಾಡ್ಕೊಂಡ್ ಬರ್ತಾ ಇದ್ದಾನೆ ಏನೇ ಹುಚ್ಚು ಅಂತ ಇವರು ಡಿಸ್ಕಸ್ ಮಾಡ್ತಾ ಕೂತಿರ್ತಾರೆ ಲಾಡು ಚಿಂತಾ ಪಾಂಡವರು ಸೈನ್ಯ ಜಮಾವಣೆ ಮಾಡ್ತಿದ್ದಾರೆ ಮುಂದೆ ಬರೋ ಯುದ್ಧಕ್ಕೆ ಯಾಕೆ ದುರ್ಯೋಧನ ಬಡಪೆಟ್ಟಿಗೆ ಬೀಳುವುದಲ್ಲ ಅವರಷ್ಟಿಗೆ ಎಂಬುದಾಗಿ ಇದು ಕೃಷ್ಣನ ಭಾರಿ ಮುತ್ಸದ್ದಿತನ ಪ್ರವಾಸ ಕ್ಷೇತ್ರಕ್ಕೆ ಬಂದ ಕೃಷ್ಣಾರ್ಜುನರು ಪರಸ್ಪರ ಸೇರಿದರು ಮುಂದೇನು ಮುಂದೇನು ನಮ್ಮೂರಿಗೆ ಹೋಗೋದು ಅಂದ ಕೃಷ್ಣ ನಮ್ಮೂರಿಗೆ ಹೋಗೋದು ಹೇಗೆ ಅಂತ ದ್ವಾರಕೆಗೆ ಹೋಗೋದು ಹೇಗೆ ಇಲ್ಲಿ ಸುಭದ್ರಾ ಕಥೆ ನಮಗೆ ಪ್ರಾಪ್ತವಾಗುತ್ತೆ ಸ್ವಲ್ಪ ಹೊತ್ತು ಅದನ್ನು ನಾವು ಅನುಭವಿಸಬೇಕು ಮಹಾಭಾರತದಲ್ಲಿ ಒಂದು ರೀತಿ ಹೇಳಿದ್ದಾರೆ ಶ್ರೀಮದ್ ಭಾಗವತದಲ್ಲಿ ಒಂದು ರೀತಿ ಹೇಳಿದ್ದಾರೆ ಈ ಕಥೆಯನ್ನ ಎರಡೂ ಗ್ರಂಥ ಇದೆ ಕೈಯದರಿಗೆ ಭಾಗವತದಲ್ಲಿ ಸ್ವಲ್ಪ ಭಿನ್ನವಾಗಿದ್ದರೂ ಮೂಲದ ಮಹಾಭಾರತದ ಕಥೆಗೆ ಭಿನ್ನವಿಲ್ಲ ಅರ್ಜುನ ಬಂದದ್ದಂತ ತಿಳ್ಕೊಂಡ ಕೃಷ್ಣ ಧರ್ಮರಾಜನಿಗೆ ಸಮಾಚಾರವನ್ನು ಕಳಿಸಿದ್ದಾನೆ ಕೃಷ್ಣ ಪೂರ್ವಭಾವಿ ಎಷ್ಟೊಂದು ಯೋಚನೆ ನೋಡಿ ಅವನಿಗೆ ನಾನೊಂದು ಕೆಲಸ ಮಾಡ್ತಾ ಇದ್ದೇನೆ ಧರ್ಮರಾಜ ಇದಕ್ಕೆ ನಿನ್ನ ಅನುಮತಿ ಬೇಕು ಏನು ಕೆಲಸ ಮಾಡ್ತೀಯ ಅದನ್ನೇ ಕೇಳಬಾರದು ನಾನು ನಿನಗೆ ಹಿತೈಷಿಯೋ ಇಲ್ವೋ ನಿನ್ನ ಕುಲಕ್ಕೆ ಒಳ್ಳೆಯದನ್ನೇ ಮಾಡ್ತೇನೆ ನೀನೇನು ಪ್ರಶ್ನೆ ಮಾಡಬಾರದು ನಾನೇನು ಮಾಡಿದ್ರು ಒಪ್ಪಬೇಕು ಹಾಗಿದ್ರೆ ಅಸ್ತು ಅಂತ ಬ್ಲಾಂಕ್ ಪೇಪರ್ ಮೇಲೆ ಸೈನ್ ಮಾಡಿದ ಹಾಗೆ ಯುಧಿಷ್ಠರನ ಸಮ್ಮತಿ ಶ್ರೀಕೃಷ್ಣ ಯುಧಿಷ್ಠಯೋ ಅನುಮತ್ಯ ತಸ್ಯ ತಾಮಪಹರ್ತು ನಿಶ್ಚಯಶ್ಚ ಅಷ್ಟೊತ್ತಿಗೇನಾಗಿತ್ತು ಕೃಷ್ಣನಿಗೆ ಒಬ್ಬ ತಂಗಿ ಹುಟ್ಟಿದ್ದಳು ತುಂಬಾ ಸುಂದರಿ ಸುಭದ್ರೆ ಆಕೆಯನ್ನು ತಂದೆ ತಾಯಿ ಕೊನೆ ಮಗಳು ಅಂತ ತುಂಬಾ ಪ್ರೀತಿ ಮಾಡ್ತಾ ಇದ್ರು ನೀವು ಬಿಟ್ಬಿಡಿ ಆ ಬೆಕ್ಕನ್ನ ಅದರ ಜೊತೆ ನೀವು ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ ಅದರಷ್ಟು ಸಿಕ್ಕೋ ನಿಮಗೆ ಸಿಕ್ಕೋದಿಲ್ಲ ಸುಮ್ಮನೆ ಇಲ್ಲೇ ಓಡಾಡುತ್ತೆ ಅದು ನಮ್ಮ ಪ್ರವಚನ ಕೇಳಿ ಅದಕ್ಕೆ ಮೋಕ್ಷ ಆಗಬೇಕು ಅಂತ ಇದನ್ನ ಯಾಕೆ ಬಿಡಿಸ್ತೀರಿ ಪಾಪ ಅದು ಒಂದ್ ದಿವಸ ದ್ವಾರಕೆಗೆ ಕರ್ಕೊಂಡು ಹೋದ ಕೃಷ್ಣ ಅವನನ್ನ ಸತ್ಕೃತಂ ಶಯನಂ ದಿವ್ಯಂ ಅಭ್ಯಗಚ್ಚನ್ ಮಹಾಮತಿ ಈ ಶ್ಲೋಕ ಎಲ್ಲ ಓದಬೇಕು ಅಂತಾಸೆ ಭಗವದ್ಗೀತೆಯಲ್ಲಿ ಒಂದು ರೆಫರೆನ್ಸ್ ಬರ್ತದೆ ಹನ್ನೊಂದನೇ ಅಧ್ಯಾಯದಲ್ಲಿ ವಿಹಾರ ಶಯ್ಯಾಸನ ಭೋಜನೇಶು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತಕ್ಷಾಮಯೇ ತ್ವಾಂ ಅಹಮೀಶಮೀಡ್ಯಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂತ ವೇದಂ ಕೃಷ್ಣ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದೇವಪ್ಪ ಎಷ್ಟೋ ಸಲ ಕಾಲ್ ತಗುಲಿಸಿದ್ದೇನೆ ಕೃಷ್ಣ ನಿನಗೆ ಹೇ ಕೃಷ್ಣ ಇಲ್ಲಿ ಬಂತ ಹೇಳಬೇಕು ಕಾಲು ಕಡ್ದಾಗ ಆಯ್ತು ಸ್ವಲ್ಪ ಅದಕ್ಕೆ ಏನ್ ನನಗೆ ಹಿಡ್ಕೊಡ್ತು ಶಾಪ ಹೇ ಕೃಷ್ಣ ಅಂತ ಮಾತಾಡಿಸಿದ್ದೇನೆ ಎಷ್ಟೋ ಸಲ ಸ್ವಾಮಿ ನಿನ್ನ ಹೇ ಯಾದವ ಕುಲದ ಹೆಸರನ್ನು ಹೇಳಿದ್ದೇನೆ ಹೇ ಸಖೇತಿ ವಿಹಾರ ಶಯ್ಯಾಸನ ಭೋಜನೇಶು ವಿಹಾರ ಹೋಗಿದ್ದೇವೆ ಬೇಟ ಹೋಗಿದ್ದೇವೆ ರಥದಲ್ಲಿ ಕೂತಿದ್ದೇವೆ ಊಟ ಹಾಕೊಂಡಿದ್ದೇವೆ ತಟ್ಟೆ ಹಾಕೊಂಡಿದ್ದೇವೆ ವಿಹಾರ ಶಯ್ಯ ಆಸನ ಭೋಜನೇಶು ಅಷ್ಟು ಕ್ಲೋಸ್ ಫ್ರೆಂಡ್ಶಿಪ್ ಕೃಷ್ಣನಿಗೆ ಮತ್ತು ಅರ್ಜುನನಿಗೆ ಅದು ಎಲ್ಲಿ ತಾ ಪ್ರಸಂಗ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸುಭದ್ರೆ ವಿವಾಹದ ಪೂರ್ವದಲ್ಲಿ ಮಹೀಧರಂ ರೈವತಕಂ ವಾಸಾಯೈವಾಭಿಜಗ್ಮತು ಪೂರ್ವಮೇವತು ಕೃಷ್ಣಸ್ಯ ಭಜನಾತ್ಮಂ ಮಹೀಧರಂ ಪುರುಷ ಮಂಡಯಾಂಚಕ್ರು ಹೇಳ್ಕೊಂಡು ಹೋಗ್ತಾರೆ ಸಹೈವ ವಾಸುದೇವೇನ ದೃಷ್ಟವಾನ್ ನಟನರ್ತಕಾನ್ ಅಭ್ಯನುಜ್ಞಾಯತಾನ್ ಸರ್ವಾನ್ ಅರ್ಚಯಿತ್ವಾ ಸ ಪಾಂಡವ ಸತ್ಕೃತಂ ಶಯನಂ ದಿವ್ಯಂ ಅಭ್ಯಗಚ್ಚನ್ ಮಹಾಮತಿ ತತಸ್ತತ್ರ ಮಹಾಬಾಹು ಶಯಾನಃ ಶಯನೇ ಶುಭೆ ಇದು ನಿಜ ಸ್ವರೂಪದಲ್ಲಿ ಅರ್ಜುನ ಕೃಷ್ಣನ್ ಜೊತೆಯಲ್ಲಿದ್ದ ಎಷ್ಟೋ ದಿವಸ ಆಯಿತು ಬಲರಾಮನು ಯೋಗಕ್ಷೇಮವನ್ನು ಮಾಡಿದ ಬಂದೇನೋ ಏನು ದಾಡಿ ಗೀಡಿ ವೇಷ ಎಲ್ಲೆಲ್ಲಿ ಸುತ್ಕೊಂಡ್ ಬಂದ್ಯಪ್ಪ ಏನೋ ಒಮ್ಮೆ ತೀರ್ಥಯಾತ್ರೆ ಹೋಗಿದ್ದೆ ಮದುವೆ ಮಾಡ್ಕೊಂಡು ಕತೆ ಹೇಳಲಿಲ್ಲ ಅರ್ಜುನ ಯಾತ್ರೆ ತೀರ್ಥ ಹೋಗಿದ್ದೆ ಅಲ್ಲಿ ಹೋಗಿದ್ದೆ ಅಲ್ಲಿ ಹೋಗಿದ್ದೆ ಇವನಿಗೆ ಕೇಳೋಕೆ ಇಂಟ್ರೆಸ್ಟ್ ಇಲ್ಲ ಬಲರಾಮನಿಗೆ ರಾಜಕೀಯದಲ್ಲಿ ಮೊದಲೇ ಆಸಕ್ತಿ ಇಲ್ಲ ಆ ಆಸಕ್ತಿಯೆಲ್ಲ ಮೊದಲೇ ತನಕವೇ ಆಗೋಯಿತು ಪೂರ್ವಾವಸ್ಥೆಯಲ್ಲಿ ಆದರೆ ಬಲರಾಮನ ಹತ್ರ ಈ ಶಮಂತಕ ಮಣಿ ಪ್ರಸಂಗದಲ್ಲಿ ಕೃಷ್ಣನ ಮೇಲೆ ಕೋಪಿಸಿಕೊಂಡು ಮೂರೂವರೆ ವರ್ಷ ದ್ವಾರಕೆಯನ್ನೇ ಬಿಟ್ಟು ಹೋಗಿದ್ದ ಬಲರಾಮನ ಬಳಿಯಲ್ಲಿ ಪುಸಲಾವಣೆ ಮಾಡಿ ಶಕುನಿ ದುರ್ಯೋಧನನ್ನು ಕಳಿಸಿ ಮಿಥಿಲಾನಗರದಲ್ಲಿ ಅವನಿಂದ ಗದಾಯುದ್ಧ ಶಿಕ್ಷಣವನ್ನು ಕೊಡಿಸಿದ್ದ ಇದು ವಿಷ್ಣು ಪುರಾಣದ ಕತೆ ಭಾಗವತದಲ್ಲಿಲ್ಲ ಶಮಂತಕಮಣಿ ಕತೆ ಇವತ್ತು ಹೇಳೋದಿಲ್ಲ ಬಲವಂತ ಮಾಡಬೇಡಿ ಅವತ್ತೇ ಕೃಷ್ಣಾವತಾರದಲ್ಲಿ ಉತ್ತರಾರ್ಧದಲ್ಲಿ ಹೇಳಿಬಿಟ್ಟಿದ್ದೇನೆ <coughs> ಸ್ವತ್ರಾಜ್ಯತ ಸೂರ್ಯನಿಂದ ಪಡ್ಕೊಂಡು ಮಣಿ ನಿನ್ನ ಹತ್ರ ಬೇಡ ಅದು ಅಪಮೃತ್ಯು ಬರುತ್ತೆ ಕೊಟ್ಬಿಡು ಸರ್ಕಾರಕ್ಕೆ ಅಂತ ಎಷ್ಟು ಹೇಳಿದ್ರೂ ಕೇಳಲಿಲ್ಲ ಅದನ್ನು ಅವನ ತಮ್ಮ ತಗೊಂಡು ಹೋದ ಆಯಿತು ಎಲ್ಲೆಲ್ಲೋ ಹೋಯ್ತದು ಕೃಷ್ಣನೇ ಕದ್ದ ಎಂಬುದಾಗಿ ಅಭಿಖ್ಯಾತಿ ಉಂಟಾಗಿ ನಾ ಕದೀಲಿಲ್ಲ ಅಂತ ಎಷ್ಟು ಹೇಳಿದ್ರು ಯಾರೂ ನಂಬಲಿಲ್ಲ ಕೃಷ್ಣನನ್ನ ಸುಮ್ಮನೆ ಕೊಟ್ಬಿಡು ಅಂದ ಬಲರಾಮ ಎಲ್ಲಿಂದ ಕೊಡೋದು ನನ್ನಲ್ಲಿ ಮಣಿ ಇದ್ರಲ್ವೇ ಅಂದ್ರೆ ಏ ನೀ ಸಾಮಾನ್ಯ ಅಲ್ಲ ನೀನು ಇಲ್ಲ ಅಂತ ಹೇಳುವುದೇ ಇದೆ ಅಂತ ಅರ್ಥ ದಯವಿಟ್ಟು ಕೊಡು ಕೊಡೋದಿಲ್ಲ ಇಲ್ಲ ಹಾಗೆ ನಿನ್ನ ಸಾವಾಸ ಬೇಡ ಅಂತ ಸೋದರನಾಗಿ ಸಹಾಯಕ್ಕೆ ಅವತಾರಕ್ಕಾಗಿ ಬಂದವನು ಆದಿಶೇಷ ಕೃಷ್ಣನ ಮೇಲೆ ಕೋಪಗೊಂಡು ನಿನ್ನ ಸಹವಾಸ ಮಣಿ ಕೊಡೋ ತನಕ ಬರೋದಿಲ್ಲ ಅಂತ ಮಿಥಿಲಾಪಟ್ಟಣಕ್ಕೆ ಹೋದ ಮಿಥಿಲೆಗೆ ಯಾಕೆ ಗೊತ್ತಿಲ್ಲ ಎಲ್ಲಿ ಬೇಕಾದ್ರೂ ಹೋಗೋ ಹಿತ್ಲಿಗೆ ಹೋಗೋನು ಮಿಥಿಲೆಗೆ ಹೋದ ಅದೇ ಸಮಯ ಅಂತ ತಿಳ್ಕೊಂಡು ಶಕುನಿ ಏನು ಮಾಡಿದ ಈಗ ನೋಡು ಅಣ್ಣ ತಮ್ಮ ಹತ್ರ ಇಲ್ಲ ಆ ಭೀಮ ಆಗಲೇ ಗದಾ ಯುದ್ಧ ಕಲ್ತ್ಕೊಂಡ್ಬಿಟ್ಟಿದ್ದ ಅವನಿಂದ ನೀನು ಹೋಗಿ ಕಲ್ತ್ಕೊಂಬ ಅಂತ ಇವನನ್ನು ಪುಸಲಾಯಿಸಿ ಆ ಗದಾಯುದ್ಧವನ್ನ ಹೇಳಿಕೊಡುವ ನೆಪದಲ್ಲಿ ದುರ್ಯೋಧನನ ಮೇಲೆ ಬಲರಾಮನಿಗೆ ಎಲ್ಲಿಲ್ಲದ ಪ್ರೀತಿ ಒಂದು ಉಂಟಾಯಿತು ಕೆಲವರಿಗೆ ಪಾಠ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಪ್ರೀತಿ ಉಂಟಾಗುತ್ತೆ ಶಿಷ್ಯರು ಗಂಡಸು ಹೆಂಗಸು ವ್ಯತ್ಯಾಸ ಇರೋದಿಲ್ಲ ಅದೆಲ್ಲೆಲ್ಲೋ ಹೋಗುತ್ತೆ ಪ್ರೀತಿ ಟ್ಯೂಷನ್ ಹೇಳೋಕೆ ಬರ್ತಾರೆ ಮನೆಗೆ ಅಂದ್ರೆ ಭಯ ಏನಾಗುತ್ತೋ ಗೊತ್ತಿಲ್ಲ ಎಷ್ಟಾಗಿದೆ ನಿಮಗೆಲ್ಲ ಗೊತ್ತಿದೆ ಆದ್ದರಿಂದ ಬಲರಾಮನಿಗೆ ದುರ್ಯೋಧನನ ಮೇಲೆ ಒಂದು ವಿಚಿತ್ರವಾದ ಪ್ರೀತಿ ಆ ಪ್ರೀತಿಗೇನು ಕಾರಣ ಸನಿಹವೇ ಕಾರಣ ಹತ್ರ ಇದ್ದ ಉಪಸರ್ಪಣ ಮಾಡುವ ವಿದ್ಯೆ ದುರ್ಯೋಧನ ತುಂಬಾ ಗೊತ್ತಿತ್ತು ಕೂಸಿ ಹಚ್ಚುವುದು ನಿಮ್ಮನ್ನು ಬಿಟ್ಟಿರಲ್ಲ ಅನ್ನೋದು ಹೊಗಳುವುದು ಹೀಗೆಲ್ಲ ಮಾಡಿಕೊಂಡು ಮಾಡಿಕೊಂಡು ಆ ದುರ್ಯೋಧನ ಬಲರಾಮನ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದನೋ ಅದರ ನಿಮಿತ್ತವಾಗಿ ಬಲರಾಮನಿಗೆ ತನ್ನ ತಂಗಿ ಸುಭದ್ರೆಯನ್ನ ದುರ್ಯೋಧನನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಒಂದು ಅಭಿಪ್ರಾಯವಿತ್ತು ಕೆಲವರು ಹಾಗೇನಿಲ್ಲ ಅಂತ ಹೇಳ್ತಿದ್ರು ಬಲರಾಮನ ಹೃದಯ ಅಷ್ಟೊಂದೇನು ಪ್ರಕಟವಾಗಿರಲಿಲ್ಲ ಅಂತ ಭಾಗವತದಲ್ಲಿ ಬರೆದಿದ್ದಾರೆ ವಾಕ್ಯ ಓದೋದಿಲ್ಲ ಕೆಳಗಡೆ ಕೂತಿದೆ ಪುಸ್ತಕ ಅದು ತೆಗೆದ್ರೆ ಇದೆಲ್ಲ ಅಪ್ಸೆಟ್ ಆಗಿಬಿಡುತ್ತೆ ಇವತ್ತು ಕೋಟೆ ಮಧ್ಯದಲ್ಲಿ ಕೂತಿದ್ದೆ ನಾನು ಇಲ್ಲಿ ಬೇರೆ ಒಂದು ರೆಕಾರ್ಡಿಂಗ್ ಇಲ್ಲಿ ಕನ್ನಡಕ ಎರಡು ಮೂರು ಪುಸ್ತಕಗಳು ಬಾಯಲ್ಲಿ ಹೇಳ್ತೇನೆ ನನ್ನ ಮಾತನ್ನು ನಂಬಿ ಕೃಷ್ಣನಿಗೆ ಗೊತ್ತಾಯಿತು ಈ ಅಣ್ಣ ಕೈ ಕೊಡೋ ಅಣ್ಣ ಏನೋ ಮಾಡ್ತಾನೆ ಇವನು ಕಳ್ಳ ಅದಕ್ಕೋಸ್ಕರ ಒಂದು ದಿವಸ ಹೋಗಿ ತಂದೆ ತಾಯಿಯಲ್ಲಿ ಹತ್ರ ಕೂತ್ಕೊಂಡು ಅಮ್ಮ ದೇವಿಕಿ ಅಪ್ಪ ವಸುದೇವ ಯಾವತ್ತೂ ಇಲ್ಲ ಕಾಣೋ ಕೃಷ್ಣ ಯಾತಕ್ಕೂ ಅಪ್ಪ ಅಮ್ಮನ ಹತ್ರ ಇಷ್ಟೊಂದು ಹತ್ರ ಬಂದಿದ್ದೀಯೇ ದಿವಸ ಒಂದು ಕಡೆ ಹೋಗೋನು ಒಬ್ಬ ರಾಕ್ಷಸನ ಅನ್ಕೊಳ್ಳೋದು ಇಲ್ಲ ಒಂದು ಮದುವೆ ಬರೋದು ಎರಡೇ ಡ್ಯೂಟಿ ಕೃಷ್ಣನಿಗೆ ಇವತ್ತು ಯಾತಕ್ಕೆ ಹತ್ರ ಬಂದಿದ್ದೀಯೇ ಏನಿಲ್ಲ ಸುಮ್ಮನೆ ಹಾಗೆ ದೋಳು ಸೊಲ್ದಾಗಿತ್ತು ನೋಡೋಣ ಏನಪ್ಪ ವಿಶೇಷ ಏನಿಲ್ಲ ನಮ್ಮ ತಂಗಿ ಮದುವೆ ವಿಷಯ ತಂಗಿ ಮದುವೆಯಲ್ಲಿ ಇಷ್ಟೊಂದು ಅಕ್ಕರೆ ಇದೆಯೇ ನಿನಗೆ ಯಾರು ಕೊಡೋಣಪ್ಪ ನೀವೇ ಹೇಳಿ ಆ ಬಲರಾಮ ಏನು ದುರ್ಯೋಧನೆ ಅಯ್ಯಯ್ಯೋ ಅದು ಮಾತ್ರ ಬೇಡ ಅಂತ ಹೇಳೋಕೆ ಬಂದಿದ್ದೇನೆ ಹಾಗಿದ್ರೆ ಸರಿಯಾದ ವರ ಯಾರು ನಮ್ಮ ಅರ್ಜುನ ಸರಿಯಾದ ವರ ಯಾಕೆಂದ್ರೆ ಅಪ್ಪ ನಿನಗೆ ಹಾಗಿದ್ರು ಅಕ್ಕ ಆಗಿದ್ದಾಳೆ ಕುಂತಿದೇವಿ ಕುಂತಿ ದೇವಿಯ ಮಗ ಜಗದ್ವೀರ ದ್ರೋಣಾಚಾರ್ಯರಿಗೆ ಅಚ್ಚುಮೆಚ್ಚಿನ ಶಿಷ್ಯ ವಸುದೇವ ಹೇಳಿದ ಇಂಥವರ ಅವನು ಒಪ್ಪೋದಾಗಿದ್ರೆ ಯಾತಕ್ಕೆ ಬೇಡಪ್ಪ ಯಾವ್ದಾದ್ರು ಸಹವಾಸ ಸಭಾಯಿಸಿದ್ರೆ ಮಹಾರಾಯನಾಗಲಿ ಅಂತ ಅವನ ಕೈಯಲ್ಲಿ ಎಸ್ ಸಲ್ಲಿಸಿ ದೇವಿಕಿ ಕೈಯಲ್ಲಿ ಎಸ್ ಸಲ್ಲಿಸಿ ಬಲರಾಮನನ್ನು ಹೊರಗೆ ಹಾಕಿ ಈ ತಂತ್ರವೆಲ್ಲ ಸಿದ್ಧವಾಗಿತ್ತು ಕೃಷ್ಣ ಮಾಡಿದ್ದು ಆಮೇಲೆ ತಂಗಿಯನ್ನು ಕರೆದ ನಿನಗೆ ಅರ್ಜುನನ ಮದುವೆ ಮನಸ್ಸಿಗೆ ಹಿಡಿಸಬಹುದು ಒಂದು ವೇಳೆ ಅಯ್ಯೋ ಯಾರು ಬೇಡ ಅಂತ ಅರ್ಜುನನನ್ನ ಅಂದ್ಲವಳು ನನಗೆ ಮುಂಚೆ ಎಷ್ಟು ಜನ ಹೆಂಡತಿರಿದ್ದಾರೆ ಅಂತ ಕೇಳಲಿಲ್ಲ ಅವಳು ಸ್ಫುರದ್ರೂಪಿ ಅವಳು ಚಿತ್ರ ಕೊಡ್ತಾರೆ ಭಾಗವತದಲ್ಲಿ ಭಾರತದಲ್ಲಿ ಕೃಷ್ಣನನ್ನು ಹೋಲುವಂತಹ ಸ್ವಲ್ಪ ಕೋಲು ಮುಖದ ಬಹಳ ಸುಂದರಾಂಗಿ ಮಂಗಳೂರು ಮಲ್ಲಿಗೆ ಇದ್ದ ಹಾಗೆ ಸೂಜಿ ಮಲ್ಲಿಗೆ ಇದ್ದ ಹಾಗೆ ಅದಕ್ಕೇನು ಮಾಡೋದು ಒಂದು ತಂತ್ರ ಮಾಡಬೇಕಲ್ಲ ಅಂತ ಕೃಷ್ಣ ಉಪಾಯದಲ್ಲಿ ಅರ್ಜುನನನ್ನು ಕರೆದು ಈಗ ಈಗಿಂದ ಈಗಲೇ ಊರಿಂದ ಹೊರಡು ಅಂದ ಇದೇನಿದು ಊರಿಗೆ ಬಂದು ನೀನೇ ಕರ್ಕೊಂಬಂದು ಹೊರಡು ಅಂತ ಹೇಳ್ತಿಯಲ್ಲ ಅಂತ ಸುಮ್ಮನೆ ಹೇಳಿದಷ್ಟು ಮಾಡು ಎಲ್ಲಿ ಹೋಗಬೇಕು ಎಲ್ಲಿಯಾದರೂ ಹೋಗು ಮಳೆಗಾಲ ಬರೋದಕ್ಕೆ ಎರಡು ದಿವಸ ಮುಂಚೆ ಚಾತುರ್ಮಾಸ್ಯ ಕಾಲಕ್ಕೆ ನೀವು ವಾಪಸ್ ಬರಬೇಕು ಹೇಗೆ ಬರಬೇಕು ತ್ರಿದಂಡಧಾರಿಯಾಗಿ ಅಪ್ಪಟ ಅಯ್ಯಂಗಾರ್ ಸನ್ಯಾಸಿಯಾಗಿ ಬರಬೇಕು ಭಾಗವತದಲ್ಲಿ ತ್ರಿದಂಡಿ ಸನ್ಯಾಸಿ ಅಂತ ಇದೆ ನೋಡಿ ಇದು ಅಯ್ಯೋ ತಂಗಿನ ಕೊಟ್ಟು ಮೋಜೆ ಮಾಡ್ತೀನಿ ಅಂತ ಸನ್ಯಾಸಿ ಅಂತ ಹೇಳ್ತಾ ಇದೆಯಲ್ಲ ಇದು ಪೂರ್ವಾಂಗ ಅಂದ ಕೃಷ್ಣ ಅದಕ್ಕೆ ನಮ್ಮೂರ ಪದ್ಧತಿ ಹೀಗೆ ಮೊದಲು ಸನ್ಯಾಸಿ ಆಗಬೇಕು ಆ ಸನ್ಯಾಸಿಗೆ ಮದುವೆ ಮಾಡುವುದು ನಾವು ಪದ್ಧತಿ ಹೇಗೆ ಅಂತ ಹೇಗೆ ಬಂದ್ರೆ ಗೊತ್ತಾಗುತ್ತೆ ನೀನು ಒಳ್ಳೆ ಯಾರಿಗೂ ಗುರುತು ಗೊತ್ತಾಗದೇ ಇರೋ ರೀತಿಯಲ್ಲಿ ಸನ್ಯಾಸಿಯಾಗಿ ಬರಬೇಕು ಆಚಾರ ವಿಚಾರ ನಿಷ್ಠೆ ಇದಕ್ಕೆ ಬೇಕಾದರೆ ಅದಕ್ಕೆ ಸಂಹಿತೆ ಏನೇನು ಹೇಳ್ತಾರೆ ಸನ್ಯಾಸಿ ಹೇಗಿರಬೇಕು ಅಂತ ಲಕ್ಷಣ ಎಲ್ಲ ತಿಳ್ಕೊಂಡು ಕಾಷಾಯ ಹೇಗಿರಬೇಕು ಎಂಥ ಬಣ್ಣದ್ದಿರಬೇಕು ಎಷ್ಟು ಒಂದೇ ಬಟ್ಟೆ ಹೇಗೆ ಉಡಬೇಕು ಶಿಖೆ ಜುಟ್ಟಿರಬೇಕು ಜನಿವಾರ ಇರಬೇಕು ಪಾದುಕೆ ಇರಬೇಕು ಕಮಂಡಲು ಇರಬೇಕು ಇದೆಲ್ಲ ಮಾಡ್ಕೊಂಬ ಅಂತ ಹೇಳಿದ್ರೆ ಅರ್ಜುನ ಅಷ್ಟು ದೂರ ಹೋದಾಗ ಮಾಡಿದ ಇನ್ನೆಲ್ಲೋ ಒಂದು ಕಡೆ ಇದ್ದ ಮತ್ತೆ ಪ್ರಭಾಸಕ್ಕೆ ಬಂದ ಪ್ರಭಾಸದಿಂದ ಬ್ರಾಹ್ಮಣರೆಲ್ಲ ಹೊಗಳ್ತಾ ಹೊಗಳ್ತಾ ಶಿಷ್ಯರ ಸಮೇತವಾಗಿ ಒಂದು ದಿವಸ ದ್ವಾರಕೆಯಲ್ಲಿ ಕಾಣಿಸಿಕೊಂಡ ಹಬ್ಬ ಹೋಯ್ತು ಹೊರಗಡೆ ಕಿಟಕಿ ಹಾಕ್ಬಿಡಿ ದಯವಿಟ್ಟು ಯಾರೊಬ್ರು ಇನ್ನೊಂದಿದೆಯಾ ಇದು ಹೋಗುವಷ್ಟು ಅದು ಬಂದ್ರೆ ಏನ್ ಮಾಡೋದು ತಿರುಗಿ ಅದು ಒಂದು ಕಡಿಮೆ ಆಯ್ತಲ್ಲ ಸಾಕ್ಬಿಡಿ you will manage with one ಊರಲ್ಲಿ ಎಲ್ಲರೂ ಸಡಗರದಿಂದ ಯಾರೋ ಸನ್ಯಾಸಿಗಳು ಬಂದಿದ್ದಾರಂತೆ ಅಂತ ವಸುದೇವ ದೇವಕಿಯ ಮೊದಲುಗೊಂಡು ಎಲ್ಲರೂ ಹಣ್ಣು ಕಾಯಿ ತಾಂಬೂಲ ಪೂರ್ಣ ಕುಂಭ ಕಲಶ ಎಲ್ಲ ತಗೊಂಡು ಹೊರಟರು ಕೃಷ್ಣನು ಎಲ್ಲರ ಹಿಂದೆ ನಿಂತಿದ್ದಾನೆ ಬಲರಾಮನನ್ನು ಮುಂದೆ ಇಟ್ಟಿದ್ದಾರೆ ಬಲರಾಮ ಹೋದ ಎಲ್ಲರೂ ಊರಿಗೆ ಕರ್ಕೊಂಡ್ಬಂದ್ರು ಒಬ್ಬರಿಗೂ ಇವನು ಅರ್ಜುನ ಅಂತ ಗುರುತು ತಿಳಿಯಲಿಲ್ಲ ಅದು ಆಶ್ಚರ್ಯ ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದ ಅರ್ಜುನ ಅದೇ ದಾಡಿ ಅದೇ ಗಡ್ಡ ಅದೇ ಮೀಸೆ ಅದೇ ಕಣ್ಣು ಧ್ವನಿ ಬದಲಾಯಿಸೋದಕ್ಕೆ ಬರಲಿಲ್ಲ ಒಬ್ಬರಿಗೂ ಇವನು ಅರ್ಜುನ ಅಂತ ಗೊತ್ತಾಗಲಿಲ್ಲ ಕರ್ಕೊಂಡ್ಬಂದ್ರು ಎಲ್ಲೋ ಒಂದು ಕಡೆ ಇಳಿಸಿದ್ರು ಚಾತುರ್ಮಾಸ್ಯ ನಡಿಬೇಕು ನಮ್ಮೂರಲ್ಲೇ ಆಗ್ಬೇಕು ಈ ಸಲ ಅನಾಯಾಸವಾಗಿ ಬಂದಿದ್ದೀರಿ ಅಂತ ಕೇಳ್ಕೊಂಡ್ರು ಆಹಾ ಅವಶ್ಯವೂ ಆಗಲ್ಲ ಏನು ನಮ್ಮಪ್ಪನ ಗಂಟು ಹೋಗಲಿಲ್ಲ ನಮ್ಮೂರಲ್ಲ ಮಳೆ ಪೂರ್ತಿ ಮುಗಿಯೋ ತನಕ ಇರ್ತೇವೆ ಅಂತ ಹೇಳಿದಾಗಿ ಎರಡು ದಿವಸ ಕಳೆಯುವಷ್ಟರಲ್ಲಿ ಬಲರಾಮ ಕೃಷ್ಣನಿಗೆ ಹೇಳಿದ ನಮ್ಮನೆಯಲ್ಲೇ ಪಾದ ಪೂಜೆಯಾಗಲಿ ಯತಿಗಳಿಗೆ ಅವರೆಲ್ಲ ಕಟ್ಟೆ ಕೆಳಗೆ ಕೂತು ಮಳೆ ಗಾಳಿ ಚಳಿ ಏನು ಉಪದೇಶ ಕೊಡ್ತಾರೋ ಬಿಡ್ತಾರೋ ನಮ್ಮನೆಯಲ್ಲೇ ಇರಬಹುದಲ್ಲ ಅಂತ ಹೇಳಲಾಗಿ ಕೃಷ್ಣ ಕಪಟ ನಾಟಕವನ್ನು ಮಾಡಿದ ಬಲರಾಮ ನಿನಗೆ ಸನ್ಯಾಸಿಗಳ ವಿಷಯ ಗೊತ್ತಿಲ್ಲ ಪೂರ್ವಪಕ್ಷ ತಾನೇ ಹೇಳಿಬಿಟ್ಟ ಅವನಿಗೆ ಯಾರನ್ನು ನಂಬಿದ್ರು ಸನ್ಯಾಸಿಗಳನ್ನು ನಂಬಾರದು ಯಾಕೆಂದ್ರೆ ಚಿಕ್ಕ ವಯಸ್ಸಿನವನು ಬೇರೆ ಮನೆಯಲ್ಲಿ ಮದುವೆಗೆ ಬಂದು ಹುಡುಗಿ ಬೇರೆ ಇದ್ದಾಳೆ ಆದ್ರಿಂದ ಅವನ್ನ ಎಲ್ಲಿರ್ತಾನೋ ಇರಲಿ ಬಿಡು ಅಂತ ತಾನು ಹೇಳಲಾಗಿ ನೀನು ಯಾವತ್ತೂ ಹೀಗೆ ನಾ ಹೇಳಿದ್ದು ಪ್ರತಿ ಹೇಳ್ತೀಯೇ ನನ್ನ ಮಾತನ್ನು ಕೇಳೋದಿಲ್ಲ ಏನಾಗಿದೆ ಅವನಿಗೆ ಒಳ್ಳೆ ಸನ್ಯಾಸಿ ಅಲ್ಲವೇ ಎಷ್ಟೊಂದು ಜನ ಶಿಷ್ಯರಿದ್ದಾರೆ ನಮ್ಮ ಮನೇಲಿ ಬರೋದೇ ಆತಿಥ್ಯ ಮಾಡೋದೆ ಕೃಷ್ಣ ಹೇಳಿದ ಆಮೇಲೆ ಅಚಾತುರ್ಯವಾದರೆ ನಿಂದೇ ಜವಾಬ್ದಾರಿ ನಂದೆಲ್ಲ ಅಂತ ಅವನ ತಲೆ ಮೇಲೆ ಹೊರಿಸಿ ಅವನ ಬಂದ್ರು ಕತೆ ಇದು ಹರಿಕಥೆ ಮಾಡ್ತಾರೆ ಆ ಸುಭದ್ರಾ ಪ್ರಣಯದ ಕಥೆಯನ್ನ ವೇದವ್ಯಾಸರು ನಮ್ಮ ದುರ್ದೈವಕ್ಕೆ ಈ ಕಥೆ ದೊಡ್ಡದಾಗಿ ಬರೆದಿಲ್ಲ ನಿಮಗೆ ಇದು ರಂಜನೆಯಾಗಲಿ ಅನ್ನೋ ದೃಷ್ಟಿಯಿಂದ ಹೇಳ್ತಿದ್ದೆ ಮಹಾಭಾರತದಲ್ಲಿ ತುಂಬಾ ರಸಸ್ಪರ್ಶಿ ಭಾಗಗಳಲ್ಲಿ ಇದು ಒಂದು ಕರ್ಕೊಂಡ್ಬಂದ್ರು ಅಲ್ಲಿ ಒಂದು ಮನೆ ಏನು ಅರಮನೆ ಕೇಳಬೇಕೆ ದ್ವಾರಕಾ ಅರಮನೆಯಲ್ಲಿ ಒಂದು ಕ್ವಾರ್ಟರ್ಸ್ ಖಾಲಿ ಮಾಡಿದ್ರು ಅಲ್ಲಿ ಕೊಟ್ಟರು ಯತಿಗಳೇ ತಮಗೆ ಏನೇನು ಬೇಕು ಪೂಜಾ ಸಾಮಗ್ರಿ ಅವ್ರು ಹೇಳಿದ್ರು ಒಂದು ನಾವೇನು ಹೋಮ ಗೀಮ ಹವನ ಮಾಡೋರಲ್ಲ ಯತಿಗಳು ದೇವರು ಪೂಜೆ ಮಾಡೋರು ದಿವಸ ಲಕ್ಷಾರ್ಚನೆಗೆ ಒಂದಷ್ಟು ತುಳಸಿ ಪುಷ್ಪ ಬೇಕು ಮತ್ತು ಊದಿನ ಕಡ್ಡಿ ಅದು ಇದು ಸಾಮಗ್ರಿ ಮಡಿಯಾದ ಒಬ್ಬ ಕನ್ಯೆ ತನ್ನ ಪರಿಶುದ್ಧ ಹಸ್ತಗಳಿಂದ ತೀರ್ಥವನ್ನು ತಂದು ಕೊಡಬೇಕು ಇದು ಒಂದೇ ಕಂಡೀಷನ್ ಅಂತ ಬಲರಾಮ ಹೇಳಿದ ಅಯ್ಯೋ ಅದಕ್ಕೆ ಏನಂತೆ ನನ್ನ ತಂಗಿಯೇ ಇದ್ದಾಳೆ ಮದುವೆ ಆಗದೆ ಇದ್ದವಳು ಅವಳನ್ನೇ ನೀವು ಮಾಡಿದ್ರಾಯಿತು ಕೃಷ್ಣ ಹೇಳಿದ ನೋಡು ಇದನ್ನೇ ನಾ ಬೇಡ ಅಂತ ಹೇಳಿದ್ದು ಇಲ್ಲ ಇಲ್ಲ ನೀವು ಸುಮ್ಮನೆ ಅಪಶಕನ ಹೇಳಬೇಡ ಬರೀ ನೆಗೆಟಿವ್ ಥಿಂಕಿಂಗ್ ನಿಂದು ಏನೇ ಆಗಲಿ ನಾನೇ ಜವಾಬ್ದಾರಿ ಆ ನೀನೇ ಜವಾಬ್ದಾರಿ ತಾನೇ ಅಂತ ಹೇಳಲಾಗಿ ಇವಳು ದಿನಂಪ್ರತಿ ಎದ್ದು ಸ್ನಾನ ಮಾಡಿ ಪರಿಶುದ್ಧ ಸುಭದ್ರೆಗೂ ಗೊತ್ತಾಗಲಿಲ್ಲ ಇವನೇ ಅರ್ಜುನ ಅಂತ ನಾಲ್ಕಾರು ದಿವಸ ಆಮೇಲೆ ಪುಷ್ಪ ಇಡುವಾಗ ತಟ್ಟೆ ಇಡುವಾಗ ಪರಸ್ಪರ ಕೈ ಸೋಕಿ ಕಾಷಾಯ ಒಗೆದು ಮಡಿ ಮಾಡಿ ಒಣಗಾಕುವಾಗ ಸುಮ್ಮನೆ ನೋಡ್ತಾ ಇದ್ದಾಳೆ ಅರ್ಥವಾಯಿತು ಅವಳಿಗೆ ಇವನೇ ಅರ್ಜುನ ಅಂತ ಅರ್ಜುನ ಅವಳನ್ನು ನೋಡಿದ ತಲೆ ಆಡಿಸಿದ ಸರ್ ಹೋಯ್ತೇರಮ್ಮ ಯಾರಿಗೂ ಹೇಳಬೇಡ ನಾನೇ ಅರ್ಜುನ ಅವಳು ಹೀಗೆ ಒಡಂಬಟ್ಟಳು ಅದು ಹೇಳ್ತಾ ಹೇಳ್ತಾ ಕೌಮುದಿ ಮಹೋತ್ಸವ ಉಂಟಾಯಿತು ರೈವತ ಪರ್ವತದಲ್ಲಿ ಯಾದವರೆಲ್ಲ ಸೇರಿ ಹಬ್ಬವನ್ನು ಮಾಡ್ತಿದ್ರು ಗಿರಿನಾರ್ ಅಂತ ಪರ್ವತ ಅಲ್ಲಿ ನಡೆಯಿದ್ದ ಹಬ್ಬ ಇದು ಆ ಹಬ್ಬದ ಒಂದು ಪೌರ್ಣಿಮೆ ದಿವಸ ಎಲ್ಲರೂ ಅಲ್ಲಿ ಸೇರಬೇಕು ಪರ್ವತ ದೇವರಿಗೆ ಪೂಜೆ ಮಾಡಬೇಕು ಗೋವರ್ಧನ ಪೂಜೆ ಮಾಡಿದ ಹಾಗೆ ಪುಷ್ಪ ಮಾಲೆ ಅಲಂಕಾರ ಎಲ್ಲ ಮಾಡಬೇಕು ಸಮಾರಾಧನೆ ಮಾಡಬೇಕು ಬೆಳಗ್ಗಿನ ಸಾಯಂಕಾಲ ತನಕ ಎಕ್ಸ್ಕರ್ಷನ್ ಇದ್ದಾಗ ಮಾಡಬೇಕು ಎಂಬುದಾಗಿ ಹೇಳಿದರು ಈ ಸನ್ಯಾಸಿನ ಏನು ಮಾಡೋದು ಏ ನಾವು ಸನ್ಯಾಸಿಗಳು ಉತ್ಸವ ಗಿತ್ಸವದಲ್ಲಿ ಬರೋರಲ್ಲ ನಾವು ಇಲ್ಲೇ ಇರೋರು ಅವನಲ್ಲೇ ಇದ್ರೂ ಸುಭದ್ರಲ್ಲೇ ಬಿಟ್ಟು ಹೋಗಬೇಕಲ್ಲ ಈ ಕೃಷ್ಣ ಬೇರೆ ಫಲಕಿದ್ದಾನೆ ಇಬ್ಬರನ್ನೇ ಬಿಟ್ಟು ಹೋಗೋದು ಹೇಗೆ ಮಹಾರಾಯರೇ ನೀವೂ ಬರಬೇಕು ಉತ್ಸವಕ್ಕೆ ಅಯ್ಯೋ ಏನಕ್ಕೆ ಇಷ್ಟವಿಲ್ಲಯೇ ಏನು ಕರಿತಿದ್ದೀರಿ ಏನು ಮಾಡಲಿ ನೀವು ಕರಿತೀರಿ ಭ್ರಮಂತಕ್ಕೆ ಬರ್ತೇನೆ ಆದ್ರೆ ನಮ್ಮ ಪೂಜೆಯಲ್ಲಿ ಏನು ವ್ಯತ್ಯಾಸ ಆಗಬಾರದು ಆ ಹುಡುಗಿ ಜೊತೆಯಲ್ಲಿ ಬರಬೇಕು ಆಯ್ತೆಲ್ಲ ಎಲ್ಲ ಬರ್ತಾವೆ ಯೋಚನೆ ಮಾಡಬೇಡಿ ಅಷ್ಟು ಜನರಿಗೆ ಏನು ಅನರ್ಥ ಆಗೋದಿಲ್ಲ ಅಂತ ಕರ್ಕೊಂಡು ಹೋದ್ರು ಆ ಬೆಟ್ಟ ಹೇಗಿತ್ತು ಒಂದು ಕಡೆ ಈಶಾನ್ಯ ಭಾಗಕ್ಕೆ ನೆಲಕ್ಕೆ ಹೊಂದಿಕೊಂಡಂತೆ ಮೂರು ಕಡೆ ಮಾತ್ರ ಸ್ವಲ್ಪ ತಗ್ಗಿತ್ತು ಜಾಗ ನೋಡ್ಕೊಂಡು ಬನ್ನಿ ಅಲ್ಲೊಂದು ದುರ್ಗಾದೇವಿಯ ಗುಡಿ ಅರ್ಜುನ ತನ್ನ ರಥವನ್ನು ಅಲ್ಲೇ ನಿಲ್ಲಿಸಿದ್ದ ಆ ರಾತ್ರಿ ಉತ್ಸವ ಎಲ್ಲ ಮುಗಿದು ಆ ಚಂದ್ರ ಮೇಲಕ್ಕೆ ಬಂದಿರೋ ಹೊತ್ತಲ್ಲಿ ಎಲ್ಲರೂ ಪಾನಮತ್ತರಾಗಿ ಯಾವುದೋರಲ್ಲಿ ಪಾನ ಇತ್ತು ಮುಚ್ಚಿಡೋ ವಿಷಯವಲ್ಲ ಮಲಗಿದ್ದಾರೆ ಆ ಹೊತ್ತಿನಲ್ಲಿ ಸುಭದ್ರೆಯನ್ನು ಕರೆದುಕೊಂಡು ಅರ್ಜುನ ಬೆಟ್ಟವನ್ನಿಳಿದು ದುರ್ಗಾ ಗುಡಿಗೆ ಬಂದು ಯಾತ್ರೆ ದಂಡ ವಿಸರ್ಜನೆ ಮಾಡಿ ಕೊಳದಲ್ಲಿ ಸ್ನಾನವನ್ನು ಮಾಡಿ ದುರ್ಗಾದೇವಿ ಎದುರಿಗೆ ಮಾಲೆಗಳನ್ನು ಅದಲು ಬದಲಿ ಮಾಡಿಕೊಂಡು ಗಾಂಧರ್ ವಿವಾಹವನ್ನು ಮಾಡಿಕೊಂಡು ರಥದಲ್ಲಿ ಕುಳಿತು ಇಂದ್ರಪ್ರಸ್ಥದ ಕಡೆಗೆ ಆಗಿ ಬಿಟ್ಟ ಚಪಾಳೆ ಹಾಕಿ ಸುಭದ್ರಾ ಪ್ರಣಯವಾಯಿತು ಬೆಳಗಾಗಿ ಎಲ್ಲರೂ ಎದ್ದರು ಎದ್ದು ಕೂಡಲೇ ಯತಿ ದರ್ಶನ ಆಗಬೇಕಲ್ಲ ಅವ್ರಿಗೊಂದು ಜೋಗ ತೋರಿಸಿದ್ವಲ್ಲ ಎಲ್ಲಿಂದ ನೋಡ್ತಾರೆ ಯತಿ ಪತ್ತೆ ಇಲ್ಲ ಎಲ್ಲಿ ಹೋದ್ರು ನಮ್ಮ ಯತಿಗಳು ಚಾತುರ್ಮಾಸ್ಯ ಪೂರ್ತಿನೇ ಆಗಲಿಲ್ವಲ್ಲ ಅಲ್ಲ ಅವರ ವ್ರತ ಪೂರ್ತಿ ಆಯ್ತೋ ಇಲ್ವೋ ಚಾತುರ್ಭಾಷೆ ತಗೊಂಡೇ ಮಾಡ್ತೀರಿ ಎಲ್ಲಿ ಹೋದ್ರು ಯತಿಗಳು ಎಲ್ಲಿ ಹೋದ್ರು ನನಗೇನು ಗೊತ್ತು ಕೃಷ್ಣ ಲೇ ಕೃಷ್ಣ ಎಲ್ಲಿ ಹೋದ್ರು ನಾನು ಆಗ್ಲೇ ಹೇಳಿದೆ ಬಡ್ಕೊಂಡೆ ಕೇಳಿದ್ನೆ ನನ್ನ ಮಾತನ್ನ ಯತಿಗಳ ಸೇವೆ ಕಷ್ಟ ಹುಡುಗಿ ಬೇರೆ ಸುಭದ್ರೆ ಇಲ್ಲಿ ಪತ್ತೆ ಮಾಡು ಮೊದಲು ಉಂದ ಸುಭದ್ರೀನ್ ಕಾಣುವೆ ಅಂದ್ರು ಅವ್ರು ಏನೇ ಇದು ಯತಿನೂ ಕಾಣೆ ಸುಭದ್ರೆಯನ್ನು ಕಾಣೆ ಒಂದೇ ಬಾಯಲ್ಲಿ ಹೇಳ್ತಿ ಏನೇ ಅರ್ಥ ತೂ ಬಿಡು ಅಂತ ಹೇಳು ಸರಿಯಾಗಿ ನೋಡು ಅರಮನೆ ಹೋಗಿರ್ಬೋದು ನೋಡು ಬೆಟ್ಟ ಹೇಳಿದ್ರು ಅರಮನೆಗೆ ಬಂದರು ಅಲ್ಲಿ ಹುಡುಕಿದ್ರು ಇಲ್ಲಿ ಹುಡುಕಿದ್ರು ಸುಭದ್ರೆಯೂ ಇಲ್ಲ ಸನ್ಯಾಸಿಯೂ ಇಲ್ಲ ಆಮೇಲೆ ಕಲೆ ಫ್ಲಾಶ್ ಆಯಿತು ಆ ಸನ್ಯಾಸಿಯೇ ಹುಡ್ಕೊಂಡು ಹೋಗಿರ್ಬೇಕು ಹುಡುಗಿಯನ್ನ ಕೃಷ್ಣ ಹತ್ರ ಹೇಳೋದಕ್ಕೆ ಭಯ ಬಲರಾಮನಿಗೆ ತಾನೇ ಸಿಕ್ಕಾಕೊಂಡಿದ್ದಾನೆ ಅವನು ಅರ್ಜುನನೇ ಇರಬೇಕು ಈಗ ಅನಿಸುತ್ತೆ ಅದೇ ಗಡ್ಡ ಅದೇ ಮೀಸೆ ಅವ ಕರ್ಕೊ ಬಾವ ಬಂದಿದ್ದ ನಮ್ಮ ಮನೆಗೆ ಕೃಷ್ಣ ಇದರಲ್ಲೇ ನಿನ್ನ ತಂತ್ರ ಏನಾರು ಇದೆಯೇ ಅಂತ ಕೇಳ್ದ ಶಿವ ಶಿವ ಅಂದ ಕೃಷ್ಣ ನನ್ನ ತಂತ್ರ ಏನಿಲ್ಲ ಇದು ಇದೇನು ನಡೆಯಿತು ನೀನೇ ಕರ್ಕೊಂಬಂದೆ ನಾ ಹೇಳಿದ್ನ ನೋಡು ಅವನು ನಾನು ನೀನೇ ತಂಗಿನ ಸೇವೆಗೆ ಎಲ್ಲ ನಿನ್ನದೇ ಜವಾಬ್ದಾರಿ ಹಾಗಿದ್ರೆ ಈಗಲೇ ನಾನು ಹೋಗಿ ಹಸ್ತನಾವತಿಗೆ ಇಂದ್ರಪ್ರಸ್ಥಕ್ಕೆ ಅರ್ಜುನನನ್ನು ಕೊಂಡು ನನ್ನ ತಂಗಿಯನ್ನು ವಾಪಸ್ ಕರ್ಕೊಂಡ್ಬರ್ತೇನೆ ನಮ್ಮ ಸೈನ್ಯ ಸಿದ್ಧವಾಗಲಿ ಸಾತ್ಯಕಿ ಕೃತವರ್ಮ ಸೈನ್ಯ ಸಿದ್ಧ ಮಾಡಿರೋ ಅಂದ ಕೃಷ್ಣ ಕೈ ಹಿಡ್ಕೊಂಡ ಏನು ಪುರುಷಾರ್ಥ ಸಾಧನೆ ಆಗುತ್ತೆ ನಿನಗೆ ಎಂದ ಚಿಕ್ಕ ವಯಸ್ಸಿನ ಹುಡುಗಿ ನೀ ಹೇಳಿದಾಗ ಒಂದು ವೇಳೆ ಅವಳೇ ಸ್ವಂತ ಇಷ್ಟದಿಂದ ಅರ್ಜುನನ ಜೊತೆಯಲ್ಲಿ ಹೋಗಿದ್ರೆ ಅರ್ಜುನನಂತಹ ಗಂಡ ಅವಳಿಗೆ ಸಿಕ್ಕರೆ ಅಯ್ಯ ಬಲರಾಮ ಅಣ್ಣ ನಮ್ಮ ಕುಲಕ್ಕೆ ಇದು ಕೀರ್ತಿಯೋ ಅಪಕೀರ್ತಿಯೋ ಅಂತ ಕೇಳಿದ ಕನ್ಯಾದಾನ ಮಾಡುವುದರಲ್ಲಿ ಅನೇಕ ತರಹ ದೋಷಗಳುಂಟು ಅದರಲ್ಲಿ ಆರ್ಷ ಬ್ರಾಹ್ಮ ಈ ಎಲ್ಲ ಕ್ರಮಗಳಲ್ಲಿ ಒಂದೊಂದರಲ್ಲಿ ಒಂದೊಂದು ತಪ್ಪು ಉಂಟು ಆದ್ದರಿಂದ ಈ ಗಾಂಧರ್ವ ಕ್ರಮವೇ ಶ್ರೇಷ್ಠ ಎಂಬುದಾಗಿ ತರ್ಕವನ್ನು ಮಾಡಿ ಬಲರಾಮನ ಮನಸ್ಸನ್ನು ತಿದ್ದುತ್ತಾನೆ ಅರ್ಜುನ ಅರ್ಥಲುಬ್ಧಾನ್ನವಃ ಪಾರ್ಥ ಮುನ್ಯತೆ ಸಾತ್ವತಾ ಸದಾ ನಾವು ಅರ್ಥಲೋಭಿಗಳಲ್ಲ ನಾವು ಹಣ ಕೊಟ್ಟು ಅಥವಾ ತಾನು ಹಣ ಕೊಟ್ಟು ಸುಭದ್ರೆಯನ್ನು ಪಡ್ಕೋಬೇಕು ಅರ್ಜುನನಿಗೇನಾಗಬೇಕಾಗಿಲ್ಲ ನೀ ತಂಗಿನ ಮಾರ್ತಾ ಇದ್ದೇನು ಅದು ಒಂದು ಪದ್ಧತಿ ಒಂದು ಹೆಣ್ಣನ್ನ ಹಣ ತಗೊಂಡು ದನ ಮಾರೋ ಹಾಗೆ ಮಾರುವುದು ಒಂದು ಪದ್ಧತಿ ಇತ್ತು ಹಾರ್ಷವಾದ ಪದ್ಧತಿ ಅದಲ್ಲ ಅದು ಸ್ವಯಂವರಮನು ದೃಶ್ಯ ಅನಾದೃಶ್ಯಂ ಮನ್ಯತೆ ಚಾಪಿ ಪಾಂಡವ ಸ್ವಯಂವರ ಮಾಡೋಣ ಸುಭದ್ರೆಗೆ ಅಂದ್ರೆ ಈಗಾಗಲೇ ದ್ರೌಪದಿ ಸ್ವಯಂವರ ನೋಡಿದ್ದೀಯೇ ಎಷ್ಟು ಅನರ್ಥವಾಯಿತು ಬರಬಾರದವರೆಲ್ಲ ಬಂದರು ಬಿದ್ರು ಸತ್ರು ಕೊನೆಯಲ್ಲಿ ಅರ್ಜುನನು ಭೀಮನು ಹೊಡೆದು ಓಡಿಸಬೇಕಾಯಿತು ಸ್ವಯಂವರ ಅಂದ್ರೆ ಜಗಳ ಬರುವುದೇ ಖಂಡಿತ ಪ್ರಧಾನಮಿ ಕನ್ಯಾಯ ಪಶುವತಿ ಕೋನು ಮನ್ಯತೆ ಹುಡುಗಿಗಿಷ್ಟ ಇರಲಿ ಬಿಡಲಿ ನಾ ಹೇಳಿದವನು ಮದುವೆ ಮಾಡ್ಕೋಬೇಕು ಅಂತ ಕನ್ಯಾದಾನ ಮಾಡುವುದು ಪಶುವತಿ ಅದು ಸರಿ ಹೋಗೋದಿಲ್ಲ ವಿಕ್ರಯಂಚಾಪಿ ಅಪತ್ಯಸ್ಯಾಕ ಕುರ್ಯಾತ್ ಪುರುಷೋ ಭುವಿ ಮಗಳನ್ನು ಮಾರುವುದೆಲ್ಲಾದರೂ ಉಂಟೆ ಏತಾನ್ ದೋಷಾಂಸ್ತು ಕೌಂತೆಯ ದೃಷ್ಟವಾ ಮೇ ಮತಿ ವಿವಾಹದಲ್ಲಿ ಶಾಸ್ತ್ರಕಾರ ಹೇಳಿದ ಅನೇಕ ಕ್ರಮಗಳಲ್ಲಿ ದೋಷಗಳನ್ನು ಕಂಡು ಅರ್ಜುನ ಅದಕ್ಕಾಗಿ ಅವಳನ್ನ ಗಾಂಧರ್ವ ರೀತಿಯಲ್ಲಿ ಮದುವೆಯಾಗಿದ್ದಾನೆ ತಪ್ಪೇನು ಅಂದ ಅರ್ಜುನ ಗಾಂಧರ್ವ ರೀತಿಯಲ್ಲಿ ನಿನಗೆ ಹ್ಯಾಕ್ ಗೊತ್ತು ನಾನೇ ಏರ್ಪಡಿಸಿದ್ದು ಅಂದ ಕೃಷ್ಣ ಹಾ ಎಲ್ಲ ನೀನೇ ಮಾಡಿದ್ಯಾ ಮತ್ತೆ ಬೇಡ ಅಂತ ನನಗೆ ಯಾತಕ್ಕೆ ಹೇಳಿದೆ ನಾ ಬೇಕು ನೀ ಬೇಡ ಅಂತೀಯೇ ನಾ ಬೇಡ ನೀವು ಬೇಕು ಅಂತ ಹೇಳ್ತೀಯೇ ಅದಕ್ಕಾಗಿ ಇದನ್ನು ಮಾಡಿದ್ದು ಮತ್ತೇನು ಮಾಡಬೇಕು ಮತ್ತೇನು ಮಾಡಬೇಕು ಸೈನ್ಯ ಕ್ಯಾನ್ಸಲ್ ಮಾಡು ಮಿತ ಪರಿವಾರ ಜೊತೆಯಲ್ಲಿ ಹೋಗೋಣ ಅರ್ಜುನನ ತಲೆಗೆಲೆ ತೆಗೆಯೋದು ಬೇಡ ಪಾಪ ಮಗಳನ್ನು ಹಾಗೆ ಕಳಿಸಿಬಿಟ್ಟಿದ್ದೀವಿ ಓಡಿ ಹೋಗಿಬಿಟ್ಟಿದ್ದಾಳೆ ಅವಳು ಕೊಡಬೇಕಾಗಿದ್ದು ಏನೇನು ಬಳಿ ಉಂಟೋ ಸೀರೆಗಳೋಯೋ ಒಡವೆಯೋ ವಸ್ತ್ರವೋ ನಮ್ಮ ಅಳಿಯನ್ನು ಕೊಡಬೇಕಾದದ್ದೇನೇನಿದೆಯೋ ಅದೆಲ್ಲ ಸಂಪತ್ತನ್ನು ಆನೆಗಳ ಮೇಲೆ ಒಂಟಗಳ ಮೇಲೆ ಕುದುರೆಗಳ ಮೇಲೆ ಹೇರಿಸಿಕೊಂಡು ನಾವೇ ಹೋಗಿ ಇಂದ್ರಪ್ರಸ್ಥಪುರಕ್ಕೆ ಝಂ ಎಂಬುದಾಗಿ ಧರ್ಮರಾಜನೆದುರಿಗೆ ಭೀಷ್ಮನನ್ನು ಕರೆಸಿ ಕನ್ಯಾದಾನ ಮಾಡಿ ಬರೋಣ ಅದೀಗ ಸರಿಯಾದ ಮಾತು ಅಂತ ಬಲರಾಮ ಇಲ್ಲಿ ತನಕ ಸ್ವಂತ ಬುದ್ಧಿ ಇಲ್ಲ ಇವನು ಹೇಳಿದ್ದಕ್ಕೂ ಅನ್ನೋನು ಹೀಗಾಗಿ ಅವರೆಲ್ಲರೂ ಅತ್ಯಂತ ಪ್ರೀತಿಯಿಂದ ದಿಬ್ಬಣ ಹೊರಟಿದ್ದಾರೆ ಬಲರಾಮ ಕೃಷ್ಣ ಮುಂದುಗಡೆ ನಿಂತುಕೊಂಡು ಧರ್ಮರಾಜ ಸ್ವಾಗತ ಮಾಡ್ತಾನೆ ಭಾಗದಲ್ಲಿ ಅಲ್ಲಿಂದ ಆಚೆಗೆ ಒಂದು ಮಾತನ್ನು ಹೇಳಿದ್ರು ಇವರೆಲ್ಲ ಬಂದಿದ್ದಾರೆ ಈ ಸುಭದ್ರೆಗೆ ಏನು ಗೊತ್ತಿಲ್ಲದೆ ಇರುವಂತಹ ಹಸುಗೂ ಆಗಿದ್ದಾಳೆ ದ್ರೌಪದಿ ಒಂದು ವೇಳೆ ವಿಷಾಕಾರದ್ರೆ ಏನು ಮಾಡುವುದು ಇವಳ ಮೇಲೆ ಅದಕ್ಕೋಸ್ಕರವಾಗಿ ಇವಳಿಗೆ ಒಬ್ಬ ಈ ಗೋಕುಲದ ಸಾಮಾನ್ಯವಾದ ಗೊಲ್ಲ ವೇಷವನ್ನು ಹಾಕಿದ್ದಾರೆ ಅರ್ಜುನ ಮೊದಲು ಹೋದವನೇನು ಮಾಡಿದ ಉಪಾಯ ಗೊಲ್ಲ ಸ್ತ್ರೀ ವೇಷ ಹಾಕಿ ಅವಳನ್ನು ಕರ್ಕೊಂಡು ಹೋದ ಅರ್ಜುನ ಬರ್ತಿದ್ದಾನೆ ಅಂತ ಇದು ಬಲರಾಮಾದಿಗಳು ಹೋಗೋದಕ್ಕೆ ಮೊದಲು ನಡೆದ ಕಥೆ ಇದೆ ರಥದಲ್ಲಿ ಸುಭದ್ರೆಯನ್ನು ಕರೆದುಕೊಂಡು ಹೊರಟೋದ ದಾರಿಯಲ್ಲಿ ಹೇ ಸುಭದ್ರೆ ಒಂದು ಕೆಲಸ ಮಾಡಬೇಕಾಗಿದೆ ಈಗ ನೀನ್ ಮಾಡಬೇಕು ಅಂದ್ರೆ ಗೋಪಾಲಿಕಾ ವಪುಹು ಗೊಲ್ಲರ ಹುಡುಗಿ ವೇಷ ಹಾಕೋಬೇಕು ನನಗೂ ತುಂಬಾ ಆಸೆ ಆಗಿತ್ತು ಕಾಣ್ರಿ ಇಲ್ಲ ಅವಳು ಅದೇ ಅದೇ ಕೃಷ್ಣನ ತುಂಬಾ ಪ್ರಿಯವಾಗಿದ್ದ ವೇಷ ಅಂದ್ರೆ ಗುಜರಾತಿ ಹೆಂಗಸರು ತಲೆಗೆ ಮುಸ್ಕ ಹಾಕೊಂಡು ಲಂಗ ಹಾಕೋ ವೇಷ ಚಿತ್ರಗಳನ್ನು ನೋಡಿದ್ದೀರಲ್ಲ ಅಂಥದೊಂದು ಒಳ್ಳೆಯ ವೇಷವನ್ನು ಧರಿಸಿದ್ರು ಇದು ಯಾತಕ್ರಿ ಅಂತ ಕೇಳಿದಳು ಏನಿಲ್ಲ ಮೊದಲನೇ ಹೆಂಡತಿ ಅಂದ್ರೆ ಭಯವಾಗುತ್ತೆ ನನಗೆ ಅವಳನ್ನು ಶಾಂತ ಮಾಡೋದಕ್ಕೆ ಉಪಾಯ ಅಂತ ಹೇಳಿ ಅಷ್ಟರಲ್ಲಿ ದ್ರೌಪದಿಗೆ ಸಮಾಚಾರ ಗೊತ್ತಿತ್ತು ಪಾಂಡವರಿಗೆಲ್ಲ ಗೊತ್ತಾಯಿತು ಹನ್ನೆರಡು ವರ್ಷ ಬಿಟ್ಟಾಗಲಿದ್ದ ತಮ್ಮನನ್ನ ಸ್ವಾಗತ ಮಾಡೋದಕ್ಕೆ ಇಂದ್ರಪ್ರಸ್ಥದ ಊರು ಬಾಗಿಲು ಇಲ್ಲೆಲ್ಲ ಬಂದಿದ್ದಾರೆ ಅರ್ಜುನ ಬಂದಿದ್ದಾನೆ ಒಂದು ಹುಡುಗಿನ ಕರ್ಕೊಂಡು ಬಂದಿದ್ದಾನೆ ದ್ರೌಪದಿ ಮೇಲಿಂದ ಕೆಳಗಿನ ತನಕ ನೋಡಿದ್ಲು ಯಾವಳಿವಳು ಹನ್ನೆರಡು ವರ್ಷ ನಾ ಗಂಡನ್ ಬಿಟ್ಟಿದ್ರೆ ಇವರು ಹೋದ ಕಡೆ ಏನೇನು ಮಾಡ್ಕೊಂಡ್ ಬಂದಿದ್ದಾರೆ ಇವರು ಎಂಬುದಾಗಿ ಕೇಳಲಾಗಿ ಅವಳೇನ್ ಮಾಡಿದ್ಲು ಅವನೇ ಇದು ಬುದ್ಧಿ ಸುಭದ್ರಗೆ ಎಷ್ಟಿತ್ತು ದ್ರೌಪದಿ ಕಾಲಿ ಎರಿಗಿ ಅಮ್ಮ ನಾನು ಗೋಕುಲದ ಒಬ್ಬ ಹುಡುಗಿ ಕೃಷ್ಣನ ಸಹೋದರಿ ನಿಮ್ಮ ಯಜಮಾನರು ನನ್ನ ಯಾಕೆ ಕರ್ಕೊಂಡ್ಬಂದ್ರು ಅಂದ್ರೆ ನಿಮಗೊಂದು ಹೆಚ್ಚಿನ ಸೇವಿಕೆ ಇರಲಿ ಗೋಕುಲದ ಸಂಬಂಧ ಇರಲಿ ಅಂತ ನಿಮಗೆ ಹಾಳಾಗಿರಲಿ ಅಂತ ಕರ್ಕೊಂಡ್ಬಂದಿದ್ದಾರೆ ನೀವು ಒಪ್ಪಿದ್ರೆ ನಿಮ್ಮ ಸೇವೆ ಮಾಡ್ತಾ ಇರ್ತೇನೆ ಈ ಮಾತು ಕೇಳಿದ ಕೂಡಲೇ ದ್ರೌಪದಿ ಅಸೂಯೆ ಕೆಳಗಿಳಿಯಿತು ಬಾಚಿ ತಬ್ಬಿಕೊಂಡಳು ನನ್ನ ಕಂದ ನೀ ಗೋಕುಲದಿಂದ ಬಂದಿದ್ದೀಯ ಕೃಷ್ಣನ ತಂಗಿಯೇ ಬಹಳ ಸಂತೋಷ ಅಂತ ಹೇಳಿ ಮನೆಯಲ್ಲೇ ಇಟ್ಕೊಂಡ್ಲು ಪಕ್ಕದಲ್ಲೇ ಇಟ್ಕೊಂಡ್ಲು ನಾಲ್ಕಾರು ದಿವಸ ಚಹರೆಗಳನ್ನೆಲ್ಲ ಗಮನಿಸಿದಳು ಒಮ್ಮೆಯೂ ಅರ್ಜುನ ಆ ಕಡೆ ದೃಷ್ಟಿ ಹಾಯಿಸಲಿಲ್ಲ ಆ ನಾಲ್ಕಾರು ದಿವಸ ಕೃಷ್ಣನ ಸರಿಯಾದ ಸ್ನೇಹಿತ ಅದಾದ್ಮೇಲೆ ಆದ್ಮೇಲೆ ಆದ್ಮೇಲೆ ಕ್ರಮವಾಗಿ ಗೊತ್ತಾಯಿತು ಇವಳು ಕೃಷ್ಣನ ತಂಗಿ ಸಾಕ್ಷಾತ್ ತಂಗಿಯೇ ಬರೀ ಗೋಕುಲದವಳಲ್ಲ ಅಂತ ಹೇಳಿ ಅಷ್ಟೊತ್ತಿಗೆ ಕೋಪ ಇಳಿದಿತ್ತು ಅರ್ಜುನನ್ನು ಕೇಳಿದ್ಲು ಕೃಷ್ಣನ ತಂಗಿಯನ್ನು ಮದುವೆಯಾಗಿ ಬಂದಿದ್ದೇನೆ ಅಂತ ಹೇಳಿದ್ರೆ ನಿಮ್ಮಪ್ಪನ ಗಂಟೆಯನ್ನು ಹೋಗ್ತಿತ್ತು ನನಗೆ ನಾನೇನು ಕೋಪ ಮಾಡ್ಕೊಳ್ತಾ ಇದ್ದೇನೆ ಅಂದ್ರೆ ಇಲ್ಲಿ ಈಗ ಹೇಳ್ತೀಯ ಮಾತು ಅವತ್ತೇನು ಮಾಡ್ತಾ ಇದ್ದೀವಿ ರಂಪರಾಧ ಅಂತ ಯಾರಿಗೆ ಗೊತ್ತು ಒಳ್ಳೇದೆಲ್ಲ ಹೋಯ್ತಲ್ಲ ಅಂದಮೇಲೆ ಅಯ್ಯೋ ಬಾರಣ್ಣವೆ ಅಂತ ಹೇಳಿದ್ರು ಕಳ್ಕೊಂಡು ಆ ಮನೆಯಲ್ಲಿ ಆಕೆ ಸುಖವಾಗಿ ಬಾಳಿದಳು ಸುಭದ್ರೆ ಕತೆ ಬಹಳ ಕೊಡೋದಿಲ್ಲ ಆದರೆ ಜ್ಞಾಪಕ ಇಟ್ಕೊಳ್ಳಿ ಮಹಾಭಾರತ ಯುದ್ಧದ ನಂತರ ಪಂಚಪಾಂಡವರ ನಂತರ ಮುಂದೆ ದೊರೆಯಾಗುವುದು ಯಾದವ ಸಂತಾನದ ಅಭಿಮನ್ಯುವಿನ ಮಗುವಾದ ಪರೀಕ್ಷಿದ್ರಾಜ ದ್ರುಪದನ ವಂಶದವರಿಗೆ ಪಾಂಡವ ವಂಶದವರಿಗೆ ರಾಜ್ಯ ಸಿಕ್ಕೋದಿಲ್ಲ ಪರೀಕ್ಷಿತ ರಾಜನಿಗೆ ಸಿಕ್ಕತ್ತೆ ಇಲ್ಲಿಗೆ ದ್ರೋಣನ ದ್ವೇಷವು ದ್ರುಪದನ ದ್ವೇಷವು ಆರಿಹೋಯಿತು ಒಂದು ದೃಷ್ಟಿಯಲ್ಲಿ ಇವನ ಅರ್ಧ ಯಾದವ ಈ ಕಥೆ ಅತಿ ಹೇಳ್ತೇವೆ ಅಂದರೆ ಸುಭದ್ರಾದೇವಿ ನೋಡುವುದಕ್ಕೂ ಚೆನ್ನಾಗಿದ್ದಳು ಅತ್ಯಂತ ಗುಣವಂತೆಯಾಗಿದ್ದಳು ದ್ರೌಪದಿಯಂತೆ ದರ್ಪವಿಲ್ಲ ದ್ರೌಪದಿಯಲ್ಲಿ ಸ್ವಲ್ಪ ರಾಜಕಾರಣ ಪ್ರಜ್ಞೆ ಚೆನ್ನಾಗಿತ್ತು ಕೃಷ್ಣನಿಗೆ ಸತ್ಯಭಾಮೆ ಹೇಗೋ ಪಂಚಪಾಂಡವರಿಗೆ ದ್ರೌಪದಿ ಹಾಗೆ ಪೊಲಿಟಿಕಲ್ ಅಡ್ವೈಸರ್ ರಾಜಕಾರಣ ಚೆನ್ನಾಗಿ ಗೊತ್ತಿತ್ತು ಶಾಸ್ತ್ರ ಚೆನ್ನಾಗಿ ಓದಿದ್ದಳು ಕ್ಷಾತ್ರ ಬುದ್ಧಿ ಇತ್ತು ಅಗ್ನಿಯಲ್ಲಿ ಹುಟ್ಟಿದವಳಲ್ಲವೇ ಆದರೆ ಸುಭದ್ರಗಿದೇನು ಗೊತ್ತಿಲ್ಲ ಗೃಹಕೃತ್ಯ ಮಾತ್ರ ಚೆನ್ನಾಗಿ ಗೊತ್ತು ನೀವೇನು ಮಾಡ್ತೀರಿ ಅಂದ್ರೆ ಏನಿಲ್ಲ ಹೌಸ್ ವೈಫ್ ಅಂತ ಹೇಳಿದಾರೆ ನೋಡಿ ಅಪ್ಪಟ ಹೌಸ್ ವೈಫ್ ಅವಳು ಅಂದ್ರೆ ಮನೆಗೆ ಹೆಂಡತಿ ಹೌಸ್ ವೈಫ್ ಮನೆಗೆ ಕಟ್ಟಿ ಹಾಕಿರುವುದು ಗಾಣಕ್ಕೆ ಪಶು ಕಟ್ಟಿದಂತೆ ಇದು ಸುಭದ್ರಾ ಕಲ್ಯಾಣ ಲಾಡು ಸಿಕ್ಕತ್ತೆ ಯೋಚನೆ ಮಾಡಬೇಡಿ ಸುಭದ್ರಾ ಕಲ್ಯಾಣವನ್ನು ಕೇಳಿದವರಿಗೆ ಸರ್ವಮಂಗಳ ಉಂಟಾಗುತ್ತೆ ಎರಡು ದಿವಸದ ಅಂತರದಲ್ಲಿ ಎರಡು ದಿವಸದ ಅಂತರದಲ್ಲಿ ಎರಡು ಕಲ್ಯಾಣಗಳನ್ನು ಕೇಳಿದ್ದೀರಿ ಈಗ ಆದಿಪರ್ವ ಪರ್ವ ಮುಕ್ತಾಯದ ಘಟ್ಟಕ್ಕೆ ಬರ್ತೇವೆ ಇನ್ನೊಂದಷ್ಟು ಕಥೆ ಇದೆ ಇದನ್ನು ಕೌರವರು ಕೇಳಿದರು ಅಯ್ಯೋ ಇದು ಒಂದು ಮದುವೆ ಬೇರೆ ಆಯ್ತಲ್ಲ ಹಾಗಿದ್ರೆ ಯಾದವ ಸೈನ್ಯ ನಾರಾಯಣ ಸೇನೆ ಸಿಕ್ಕಿತಲ್ಲ ಅವರಿಗೆ ಇನ್ನು ಶಿವಸೇನೆ ಒಂದು ಬಾಕಿ ಎಲ್ಲ ಸಿಕ್ಕಿತಲ್ಲ ಇದು ದೊಡ್ಡ ಸೈನ್ಯ ಒಂದು ಅಕ್ಷೋಹಿಣಿ ಸೈನ್ಯ ಇತ್ತು ನಾರಾಯಣ ಸೇನೆ ಕೃತವರ್ಮ ಅದಕ್ಕೆ ಸೇನಾಧಿಪತಿ ಅವನಿಗಿನ್ನೂ ದುಷ್ಟಬುದ್ಧಿ ಬಂದಿರಲಿಲ್ಲ ಮಹಾಭಾರತ ಯುದ್ಧ ಕಾಲಕ್ಕೆ ಕೃಷ್ಣನಿಗೆ ಪ್ರತಿಸ್ಪರ್ಧಿಯಾದ ಹಾಗಂತ ಉಪಾಯದಿಂದ ಕೌರವರ ಕಡೆ ಸಾಗಿಸಿಬಿಟ್ಟ ಕೃಷ್ಣ ಅವರನ್ನ ಕೊನೆಯಲ್ಲಿ ಯಾದವಿ ಕಲಹದಲ್ಲಿ ಅವರು ಪರಸ್ಪರ ಸಾಯುವಂತೆ ಏರ್ಪಾಡು ಮಾಡ್ತಾನೆ ಯಾರಲ್ಲಿ ಯಾವ ಗುಣ ಇತ್ತು ನಿಷ್ಪಕ್ಷಪಾತವಾಗಿ ಪತ್ತೆ ಮಾಡಿಕೊಳ್ತಾರೆ ಇದು ಒಂದು ಘಟ್ಟ ಈಗ ಕಾಂಡವನದ ಕಥೆಗೆ ಬರ್ತಾ ಇದ್ದೇವೆ ನಾವು ಆದಿಪರ್ವದ ಕೊಟ್ಟ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ ಒಂದು ದಿವಸ ಮತ್ತೆ ಯಾವತ್ತಂತ ಕೇಳಬೇಡಿ ಒಂದು ದಿವಸ ಒಂದು ದಿವಸ ಅಂತ ಹೇಳ್ತಾ ಹೋಗೋದೆ ಸಾಯಂಕಾಲವಾದರೆ ಕೃಷ್ಣ ಮತ್ತು ಅರ್ಜುನರು ವಾಕಿಂಗ್ ಹೋಗ್ತಾ ಇದ್ರು ಇದು ಒಂದು ಕಥೆ ಇತ್ತು ಕೃಷ್ಣ ನೇರವಾಗಿ ತಾನು ದ್ವಾರಕೆಗೆ ಹೋಗಲಿಲ್ಲ ಸುಭದ್ರಾ ಪರಿಣಯ ಆದಮೇಲೆ ಎಲ್ಲ ವಸುದೇವ ದೇವಿಕೆ ಎಲ್ಲ ಬಂದಿದ್ರು ಊರವರೆಲ್ಲ ಹೊರಟರು ಕೃಷ್ಣ ಮಾತ್ರ ಅಲ್ಲಿಯೇ ಅನೇಕ ದಿವಸ ತಂಗಿದ್ದ ಇನ್ನೂ ಕಿಂಚಿತ್ ಕೆಲಸ ಇತ್ತು ಬಾಕಿ ಸಾಯಂಕಾಲ ಯಮುನಾ ತೀರದಲ್ಲಿ ವಿಹಾರ ಮಾಡುತ್ತಿದ್ದಾರೆ ಇಂದ್ರಪ್ರಸ್ಥ ಯಮುನಾ ತೀರ ಹಸ್ತಿನಾವತಿ ಗಂಗಾ ತೀರ ಇಂದ್ರಪ್ರಸ್ಥ ಅನ್ನುವುದೇ ಇವತ್ತಿನ ದೆಹಲಿ ಪ್ರಾಂತ ಜ್ಞಾಪಕ ಇಟ್ಕೊಳ್ಳಿ ಆ ತೀರದಲ್ಲಿ ಹೋಗ್ತಿದ್ದಾಗ ಒಬ್ಬ ಬಡಕಲು ಬ್ರಾಹ್ಮಣ ಗಡ್ಡದವನು ತೇಜಸ್ವಿಯಾದ ಮುಖವುಳ್ಳವನು ಓಡಿ ಬಂದು ಅರ್ಜುನನನ್ನ ಆಶ್ರಯಿಸಿ ಮಹಾರಾಯ ನನಗೊಂದು ಉಪಕಾರ ಮಾಡಬೇಕು ಅಂತ ಕೇಳಿದ ನೀ ಯಾರು ಅಂದ ಅರ್ಜುನ ನಾನು ಅಗ್ನಿದೇವ ಅಂದ ಅವನು ಚತ್ವರಿ ಶೃಂಗಾ ತ್ರಯೋ द्वे शीर्षे सप्तहस्तासो अस्य त्रिधा बद्धो वृषभोरोरवीति महो देवो मर्त्यागम् आविवेश एष हि देवप्रदिशोऽनुसर्वाः पूर्वो हि जातः सौगर्भे अन्तः स विजायमानः स जनिष्यमानः प्रत्यङ्मुखा विश्वतोमुखः हे अग्ने मम अभिमुखो भव अग्ने नमः ಗಾತುವೇಲ್ ಸುಮಃ ದರ್ಯಾಬ್ಸೆ नमः ಎಂಟು ದಿಕ್ಕಿಗೆ ಅಕ್ಷತೆಗಳನ್ನಿಟ್ಟು ಹೇ ಅಗ್ನೇ ಮಮ ಅಭಿಮುಖೋ ಭವ ಯಾವುದೇ ಹೋಮವನ್ನು ಶುಭ ಅಶುಭ ಕರ್ಮಗಳನ್ನು ಮಾಡುವಾಗಲೂ ಅಗ್ನಿಯನ್ನು ಕರೆಯುವಾಗ ಈ ಮಂತ್ರವನ್ನು ಹೇಳಬೇಕು ಅಗ್ನಿ ಚಿತ್ರ ಕೊಡ್ತಾರೆ ವೇದದಲ್ಲಿ ಚತ್ವಾರಿ ಶೃಂಗಾಹ ಅಗ್ನಿ ತಲೆಯಲ್ಲಿ ನಾಲ್ಕು ಕೊಂಬು ಇದೆಯಂತೆ ಈ ಜರ ನೋಡಿದ್ದೀರಾ ಪ್ರಾಣಿಯನ್ನು ನೋಡಿ ಚತ್ವಾರಿ ದನಗಳಿಗೆ ಎರಡು ಕೊಂಬು ಐಂಗಾರಿ ಮಾತ್ರ ಮೂರು ಕೊಂಬು ಚತ್ವಾರಿ ಶೃಂಗಾಹ ತ್ರಯೋ ಅಸ್ಯ ಮೂರು ಕಾಲು ನಡೆಯೋದು ಹೇಗಿದ್ದು ಶ್ರೀಲಗ್ನ ರೇಸಿದು ತ್ರಯೋ ಅಸ್ಯ ದ್ವೇ ಶೀರ್ಷೆ ಎರಡು ತಲೆ ಅಲ್ಲಿಗೆ ಕೊಂಬು ಸಮಾನವಾಯಿತು ಒಂದೊಂದು ತಲೆ ಎರಡು ಕೊಂಬು ಸಪ್ತ ಹಸ್ತಾಸೋ ಅಸ್ಯ ಏಳು ಕೈಗಳು ತ್ರಿಧಾ ಬದ್ಧೋ ಮೂರು ಹಗ್ಗ ಕಟ್ಟಾಕಿದ್ದಾರೆ ವೃಷಭೋರೋ ರವೀತಿ ಎತ್ತಿನಂತೆ ಅಬ್ಬರಿಸ್ತಾ ಇದ್ದಾನಂತೆ ಗೂಳಿಯಂತೆ ಯಾರವನು ಮಹೋದೇವೋ ಇವನೇ ದೊಡ್ಡ ದೇವತೆ ಎಲ್ಲಿದ್ದಾನೆ ಮರ್ತ್ಯ ಆವಿವೇಶ ಅಳಿದು ಹೋಗುವ ಮರ್ತ್ಯ ಶರೀರ mortal has enter the mortal body an immortal god has enter the mortal body ಏ ಶಹಿದೇವ ಪ್ರತಿಶೋನು ಸರ್ವ ದಿಕ್ಕುಗಳಿಂದೆಲ್ಲ ಬೆಳಗುವವನು ಪೂರ್ವೋ ಹಿ ಜಾತಃ ಎಲ್ಲಿದ್ದಾನೆ ಎಲ್ಲರಿಗಿಂತ ಮುಂಚೆ ಹುಟ್ಟಿದವನು ಸೌ ಗರ್ಭೆ ಅಂತಹ ಹೃದಯ ಗರ್ಭದಲ್ಲಿದ್ದಾನೆ ಸವಿಜಾಯಮಾನ ಪ್ರತಿಯೊಂದು ಮನೆಯಲ್ಲಿ ಹೋಮ ಹವ್ಯಾಹವನ ಮಾಡುವಾಗ ಹುಟ್ಟಿ ಬರ್ತಾನೆ ಸಜ ನಿಶ್ಯಮಾನ ಮುಂದೆಯೂ ಬರ್ತಾನೆ ಪ್ರತ್ಯಗ್ಮುಖ ಆಸ್ತಿಷ್ಠತಿ ವಿಶ್ವತೋಮುಖ ಪರಾಮುಖ ಪ್ರತ್ಯಗ್ಮುಖ ಈಸ್ ಅಗ್ನಿ ಔಟ್ವರ್ಡ್ ಆರ್ ಇನ್ವರ್ಡ್ ಅಂದ್ರೆ ಈಸ್ ಇನ್ವರ್ಡ್ ನಿಮ್ಮಲ್ಲೇ ಇದ್ದಾನೆ ಪ್ರತ್ಯಗ್ಮುಖ ಆಸ್ತಿಷ್ಠತಿ ವಿಶ್ವತೋಮುಖ ಹೇ ಅಗ್ನೇ ಮಮ ಅಭಿಮುಖೋ ಭವ ಅಗ್ನಿ ತತ್ವ ಅನ್ನೋದು ವೇದದಲ್ಲಿ ಮೊತ್ತ ಮೊದಲನೆಯ ತತ್ವ ಪೃಥ್ವಿ ಸ್ಥಾನೀಯ ದೇವತೆ ವೇದ ಸಂಸ್ಕೃತಿ ಪರಿಚಯ ಅಂತ ನಾನು ಹತ್ತು ಸಂಪುಟಗಳನ್ನು ಬರೆದೆ ಅದರಲ್ಲಿ ನಾಲ್ಕನೇ ಸಂಪುಟ ಪೂರ್ತಿ ಅಗ್ನಿ ವೈಶ್ವ ವೈಶ್ವಾನರ ವಿದ್ಯೆ ಅಗ್ನಿನಾರಾಯಣ ಅಂತ ಬರೆದಿದ್ದೇನೆ ಅದು ಪುಸ್ತಕ ಇರಬಹುದು ನೋಡಿ ಕೆಲವೆಲ್ಲ ಔಟ್ ಆಫ್ ಪ್ರಿಂಟ್ ಆಗಿದೆ ಸಮಗ್ರ ಎರಡು ಸಂಪುಟದಲ್ಲಿ ರೀರೈಟ್ ಮಾಡಿ ಪಬ್ಲಿಷ್ ಮಾಡಬೇಕು ಅಂತ ಉದ್ದೇಶ ಕೇಳ್ತಾ ಇದ್ದಾರೆ publishers Agni is the living flame of god in man ಭಗವಂತನ ಅಂಶ ಮನುಷ್ಯನಲ್ಲಿ ಜ್ವಲಂತವಾಗಿರುವಂತಹ ಶಕ್ತಿ ಯಾವುದಿಲ್ಲದೆ ಇದ್ರೆ ಬುದ್ಧಿ ಇಲ್ಲವೋ ಯಾವುದಿಲ್ಲದೆ ಇದ್ರೆ ಪ್ರಜ್ಞೆ ಇಲ್ಲವೋ ಯಾವುದಿಲ್ಲದೆ ಇದ್ರೆ ನಾನು ಎಂಬ ತಿಳುವಳಿಕೆಯೂ ನೀನು ಎಂಬ ತಿಳುವಳಿಕೆಯೂ ಇಲ್ಲವೋ ಜಗತ್ತೇ ಇಲ್ಲವೋ ಆ ಪ್ರಜ್ಞೆಯನ್ನು ಕೊಡತಕ್ಕ ಭಗವಂತನ ಅದ್ಭುತವಾದ ಮುಖವೇ ಅಗ್ನಿ ಅದಕ್ಕಾಗಿಯೇ ಅತ್ಯಂತ ಪ್ರಾಚೀನ ವೇದದಲ್ಲಿ ಪ್ರಾಚೀನವಾದ ಮೊದಲನೇ ಮಂತ್ರದಲ್ಲಿ ಅಗ್ನಿಮೀಳೆ ಪುರೋಹಿತಂ ಅಗ್ನಿ ಅಗ್ನಿ ಅಗ್ನಿ ಅಗ್ನಿ ಅತ್ರಿ ನತ್ರಯ ಅಸ್ತಿ ತಾಪತ್ರಯ ಇಲ್ಲದೆ ಇದ್ದವನು ಸತ್ವರಜಸ್ತಮೋ ಗುಣಗಳ ಸಂಬಂಧ ಇಲ್ದಿದ್ದವನು ಅಕ್ನೋ ಪುನೋ ಭವತಿ ಅಂಕಂ ನಿಯಂಚತಿ ನಿರುಕ್ತಕಾರರು ನಾನಾರ್ಥಗಳನ್ನು ಹೇಳ್ತಾರೆ ಅವನಿದ್ದ ಕಡೆ ಗುರುತನ್ನು ಬಿಟ್ಟು ಹೋಗ್ತಾನೆ ಅಗ್ನಿ ಹೊರಗೆ ಹೋಯಿತು ಅಂದ್ರೆ ಮನೆ ಮುಂದೆ ಹಾಕಿಬಿಡ್ತಾರೆ ಒಬ್ಬ ಸತ್ತು ಹೋದ್ರೆ ಮನೆ ಮುಂದೆ ಅದೇ ಅಗ್ನಿಯನ್ನು ಹಾಕ್ತಾರೆ ಅವನನ್ನು ನೋಡಿದ್ರೆ ಅಯ್ಯೋ ಇಲ್ಲಿ ಅಗ್ನಿ ಇತ್ತು ಅನ್ನೋ ಗುರುತು ಗೊತ್ತಾಗ್ತದೆ ಅಗ್ನಿ ಇಲ್ಲದೆ ಏನು ಕೆಲಸವಿಲ್ಲ ಅಗ್ನಿಮುಖ ವೈ ದೇವತಾ ದೇವತೆಗಳಿಗೆ ಆಹುತಿಯನ್ನು ಕೊಟ್ಟರು ಅಗ್ನಿಯಿಂದಲೇ ಕೊಡಬೇಕು ವರುಣನಿಗೆ ಸೋಮನಿಗೆ ಇಂದ್ರನಿಗೆ ಪ್ರಜಾಪತಿಗೆ ಯಾರಿಗೆ ಆಹುತಿ ಕೊಟ್ಟರು ಅಗ್ನಿಮುಖದಲ್ಲೇ ಹೋಗಬೇಕು ಅವನು ಭಗವಂತನ ಬಾಯಿಂದ ಉಂಟಾದವನು ಇಂದ್ರಶ್ಚ ಅಗ್ನಿಶ್ಚ ಪ್ರಾಣ ವಾಯುರಧ ಇದು ಹೇಳ್ತೀವಿ ಇದನ್ನ ಅಗ್ನಿತತ್ವ ವೇದದ ಮೇಲೆ ಬಹಳ ದೊಡ್ಡ ವಿಷಯಗಳನ್ನು ಹೇಳಬೇಕು ಮಹಾಭಾರತ ಪಂಚಮ ವೇದ ಐದನೇ ವೇದ ಅಂತ ಅದಕ್ಕೆ ಹೇಳ್ತಾರೆ ವೇದದಲ್ಲಿ ಗೊತ್ತಾಗದೆ ಇದ್ದ ತಿಳಿಸಿಕೊಡುವಂತಹ ಭಾಗ ಆ ಅಗ್ನಿಯೇ ಒಂದು ಸಾಕ್ಷಾತ್ತಾಗಿ ಒಕಟೆ ಬಿಡಿಸ್ಲಿಲ್ವಲ್ಲ ಅಂತ ಕೇಳಬೇಡಿ ಒಕಟೆಯಾಗಿ ಇರಲಿ ಇನ್ನೊಂದು ದಿವಸ ಹೇಳ್ತೀರ ಅವಕಾಶ ಬಂದರೆ ನಾಲ್ಕು ಕೊಂಬು ಎರಡು ತಲೆ ಏಳು ಕೈ ಮೂರು ಕಾಲು ಮೂರು ಹಗ್ಗ ಸುತ್ತಿದೆ ಅಬ್ಬರಿಸ್ತಾ ಇದ್ದಾನೆ ಇಷ್ಟು ಜ್ಞಾಪಕ ಇಟ್ಕೊಳ್ಳಿ ಇನ್ನೊಂದು ಸಲ ಹೇಳ್ತೇನೆ ಈಗಲೇ ಹೇಳಿಬಿಟ್ರೆ ನಾಳೆ ಬರೋದಿಲ್ಲ ಪ್ರವಚನಕ್ಕೆ ನೀವು ಅರ್ಜುನನ ಕಾಲು ಹಿಡ್ಕೊಂಡ ನೀನು ಯಾರಯ್ಯ ಮಹಾರಾಯ ನಾನು ಅಗ್ನಿ ಪುರುಷ ನಿನಗ್ಯಾಕಯ್ಯ ಇಷ್ಟು ಬಡಕಲು ಸ್ಥಿತಿ ಅವನು ಹೇಳಿದ ಶ್ವೇತಕಿ ಅಂತ ಒಬ್ಬ ಮಹಾನುಭಾವ ದೊರೆ ಅಯ್ಯೋ ಅವನ ತಲೆಗೆ ಯಾರು ಹಾಕಿದರೋ ಬುದ್ಧಿ ಬರೀ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆಗುವಂತಹ ಯಜ್ಞಗಳನ್ನೇ ಮಾಡ್ತಾ ಇದ್ದಾನೆ ಸತ್ರಯಾಗ ಸತ್ರಯಾಗ ಅಂದ್ರೆ ಏನು ಸತ್ರ ಛತ್ರ ಅಲ್ಲ ಸತ್ರ ಇದು ಒಂದು ಯಾಗದ ಹೆಸರು ಜ್ಯೋತಿಷ್ಠೋಮ ಸೋಮಯಾಗ ಅಶ್ವಮೇಧ ಇದೆಲ್ಲ ಇದು ಒಂದೊಂದು ವರ್ಷದೊಳಗೆ ಮುಗಿದೋಗುತ್ತೆ ಒಂದು ಅಶ್ವಮೇಧದೊಳಗೆ ಅನೇಕ ಯಾಗಗಳು ಬರುತ್ತವೆ ಅಶ್ವಮೇಧಕ್ಕೆ ರಾಜಸೋಯಿ ಒಂದೊಂದೇ ವರ್ಷ ಪೀರಿಯಡ್ ಇದು ಹನ್ನೆರಡು ವರ್ಷ ಇದು ಸತ್ರಯಾಗ ಸತ್ರಯಾಗದಲ್ಲಿ ಏನೋ ಒಂದು ವಿಷಯ ಹನ್ನೆರಡು ವರ್ಷ ಒಬ್ಬನೇ ಯಜಮಾನ ಹಾಕಿ ಕೊಡ್ತಾನೆ ಆ ಜಾಗದಲ್ಲಿ ಒಂದು ತಿಂಗಳು ಒಬ್ಬರೇ ಕೂತ್ ಮಾಡಬೇಕು ಪ್ರವಚನ ಅನ್ನೋ ಯಾಗವನ್ನ ಅಂದ್ರೆ ಬರೇ ಸಾಯಂಕಾಲ ಎರಡು ಗಂಟೆ ಪರವಾಗಿಲ್ಲ ಬೆಳಗಿನ ಸಾಯಂಕಾಲ ತನಕ ಒಂದು ತಿಂಗಳು ನೀವಿಲ್ಲೇ ಇರಬೇಕು ಅಂತ ನನ್ನ ಕಚಿ ಏನಾಗ್ತಿತ್ತು ಯೋಚನೆ ಮಾಡಿ ಸತ್ರಯಾಗದಲ್ಲಿ ಅದಕ್ಕಾಗಿ ಒಬ್ಬನೇ ಯಜಮಾನ ಅನ್ನೋ ನಿಯಮ ಇಲ್ಲ ಮನೆಯಲ್ಲಿ ಹಿರಿಯರು ಬಯ್ಯೋರು ಇದೇನು ಸತ್ರುವೋ ಮನೆಯೋ ಅಂತ ಕೇಳೋರು ಬರೋರು ಬರ್ತಿರ್ತಾರೆ ಸೂಟ್ ಕ್ಯಾಸ್ ತಗೊಂಡು ಹೋಗೋರು ಹೋಗ್ತಾ ಇರ್ತಾರೆ ಸೂಟ್ ಕ್ಯಾಸ್ ಮಾತ್ರ ಅಲ್ಲೇ ಇರುತ್ತೆ ಮನೆಯಲ್ಲಿ ಯಾವಾಗಲೂ ಹತ್ತು ಹನ್ನೆರಡು ಅತಿಥಿಗಳು ಜೊತೆಯಲ್ಲಿ ಇದು ಮನೆ ಸತ್ರವಾಯಿತಲ್ಲ ಅಂತಾರೆ ಸತ್ರ ಆಗೋದಂದ್ರೆ ಹೇಳೋರು ಕೇಳೋರು ಇಲ್ಲದೆ ಜಾಗ ಅಂತ ಅದು ಅದರ ಅತ್ಯಂತ ಕೆಟ್ಟ ಅರ್ಥ ಅಂದ್ರೆ ಹೇಳೋರು ಕೇಳೋರು ಇಲ್ಲದೆ ಜಾಗ ನಮ್ಮೂರ್ಲೊಬ್ಬರಿದ್ದು ಸೂರಪ್ಪ ಅಂತ ಉಪಕತೆ ಹೇಳಿ ಎತ್ತೋಯ್ತಲ್ಲ ಅವರೇನು ಮಾಡ್ತಿದ್ರು ಎರಡನೇ ಮಹಾ ಎರಡನೇ ಯುದ್ಧ ಕಾಲ ಮಹಾಯುದ್ಧ ಕಾಲ ನಾವೆಲ್ಲ ಸಣ್ಣ ಹುಡುಗರು ಅವ್ರ ಮನೆ ಜಗಲಿ ದೊಡ್ಡದಾಗಿತ್ತು ಊರಿಗೆ ಒಂದೇ ಒಂದು ನ್ಯೂಸ್ ಪೇಪರ್ ಬರ್ತಿತ್ತು ವರ್ತಮಾನ ಪತ್ರಿಕೆ ಅಂತ ಅದರ ಹೆಸರು ಆ ಪತ್ರಿಕೆ ಓದಿ ಅವರು ಎರಡನೇ ಮಹಾ ಎರಡನೇ ಯುದ್ಧವನ್ನು ಜಗತ್ತಿಗೆ ಏನು ನಡೀತನ್ನೋದನ್ನು ಹೇಳಬೇಕು ಎಲ್ಲರೂ ಬರೋರು ನದಿ ದಾಟ್ಕೊಂಡು ಹೋಗುವಂತಹ ಜಾಗ ಅವ್ರ ಮನೆ ಜಾಗ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹಾಲ್ ಮಾರೋರು ಸೌದೆ ಮಾರೋರು ಮೊಸರು ಮಾರೋರು ವಿಳೆಗಡೆ ಮಾಡೋರು ಯಾರು ಬಂದ್ರು ಸ್ವಾಮಿ ಇವತ್ತೇನು ಸಮಾಚಾರ ಅಂತ ಕೇಳಿದ್ರೆ ಕೂರಿಸ್ಬಿಡೋರು ಸ್ಕೂಲ್ ಹುಡುಗರು ಊರ್ನವ್ರು ಯಾರು ಬಂದ್ರು ಅವ್ರು ಕಣ್ಣದ್ರಿಗೆ ಒಂದು ಮ್ಯಾಪ್ ಹಾಕೊಂಡಾಗ ಮಾಡಿ ಇಲ್ಲಿ ಜರ್ಮನಿ ಅವರಲ್ಲಿ ನೋಡ್ದೇನೂ ಕಾಣಿಸ್ತಾ ಇರಲಿಲ್ಲ ಎದುರುಗೊಬ್ಬ ನಿಂತಿದ್ರೆ ಅವನು ಜೋಬಲ್ ಫೌಂಟನ್ ಪೆನ್ ತಗೊಂಡು ಇದು ಜರ್ಮನಿ ಆ ಪೆನ್ ಕೊಡೋ ತನಕ ಅವನು ಹೋಗಿಲ್ಲ ಇದು ಜರ್ಮನಿ ಇದು ಬೆಟ್ಟ ಇನ್ನೊಬ್ಬನ ಕೈಯಲ್ಲಿ ಇದ್ದಿದ್ದ ಅವನು ಕ್ಲಿಪ್ ಹೋಗಿ ಪೋತೆ ಗಡಿಯಾರ ಅಂತ ಬಿಡೋರು ಒಂದ್ಸಲ ಇಲ್ಲಿ ಚರ್ಚಿಲ್ಲಿದ್ದಾನೆ ನೋಡು ಹೋ ಹೋ ಹೋ ಚರ್ಚಿಲ್ಲಿದ್ದಾನೆ ಚರ್ಚಿಲ್ ಅಂದ್ರೆ ಯಾರು ಸ್ವಾಮಿ ಅಯ್ಯ ಅವನು ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಾಣೆಯ ಓ British prime minister prime minister ಅಂದ್ರೆ ಸ್ವಾಮಿ ಏನು ಗೊತ್ತಿಲ್ಲ ಕೇಳ್ತಾ ಇರ್ಬೇಕು ಅವರು ಇಲ್ಲಿ ಹಿಟ್ಲರು ಅಲ್ಲಿ ಚರ್ಚಿಲ್ಲು ಇಲ್ಲಿ ನೋಡಿ ಸೈನ್ಯ ಹೇಗೆ ನಿಂತಿತ್ತು ಅಲ್ಲಿ ಹಾಗೆ ನಿಂತಿತ್ತು ಅಂತ ಹೇಳಿ ಯಾರ್ಯಾರ ಜೇಬ್ನಲ್ಲಿ ಏನೇನಿತ್ತು ಎಲ್ಲ ತೆಗೆದು ತೆಗೆದು ರಾಶಿ ಹಾಕಿ ಅರ್ಧ ಗಂಟೆ ಆಯ್ತು ಮುಕ್ಕಾಲು ಗಂಟೆ ಆಯ್ತು ನೋಡು ನಮ್ಮ ಗಡಿಯಾರ ಕೊಡಿ ಹೋಗ್ಬೇಕು ಸ್ವಲ್ಪ ತಾಳ್ರೆ ಯುದ್ಧ ಮುಗಿಯುವ ಬೇಡುವ ಸಾಯಂಕಾಲ ಕನಕ ಪ್ರಾಣ ತೆಗೆಯೋರು ಅವರಿಗೆ ಇದೊಂದು ರೀತಿ ಸತ್ರಯಾಗ ಶ್ರೀರಂಗದಲ್ಲಿ ಒಂದು ಕಾಲದಲ್ಲಿ ಭಗವಂತನಿಗೆ ರಂಗನಾಥ ಸ್ವಾಮಿಗೆ ಅನ್ನ ಮಾಡಬೇಕಾದ್ರೆ ಅಲ್ಲಿಯೇ ಕೊಟ್ಟಿದ ಭತ್ತ ಅಕ್ಕಿಯಿಂದಲೇ ಅಡಿಗೆ ಮಾಡಿ ಹಾಕಬೇಕು ಆ ಒರಳು ಒನಕೆ ಇನ್ನೂ ಇಟ್ಟಿದ್ದಾರೆ ತೋರಿಸ್ತಾರೆ ಪದ್ಧತಿ ಏನು ಅಂದ್ರೆ ಯಾರೋ ಯಾತ್ರಿಕರು ಬಂದ್ರೆ ಅಲ್ಲಿದ್ದವರು ಬನ್ನಿ ಬನ್ನಿ ಕೈಂಕರ್ಯ ಅಂತ ಒನಕೆ ಅವ್ರ ಕೈ ಕೊಟ್ಟು ಅವ್ರು ಹೋಗ್ಬಿಡೋರು ಬಂದವನು ಏನೋ ಕೈಂಕರ್ಯ ಅಂತ ಕೊಟ್ಟಿದ್ದಾರಲ್ಲ ಅಂತ ಗರುಡ ಸೇವೆ ಕೋಲ್ ಕೊಡೋ ಹಾಗೆ ಅವನಲ್ಲಿ ಸ್ವಲ್ಪ ಹೊತ್ತು ಕೊಟ್ಟು ಅಯ್ಯೋ ಇದು ಯಾರು ನನಗೆ ಹೇಳೋರು ಕೇಳೋರಿಲ್ವಲ್ಲ ಅಂತ ಇನ್ನೊಂದು ಪ್ರಾಣಿ ಬರೋ ತನಕ ಕಾಯ್ಕೊಂಡಿದ್ದು ಇದು ಕೈಂಕರ್ಯ ತಗೊಳ್ಳಿ ಅಂತ ಅವ್ರ ಕೈ ಕೊಟ್ಟು ಹೋಗ್ಬಿಡೋದು ಆ ಒನಕೆ ಮಾತ್ರ ಆಡ್ತಾ ಇರೋದು ದಿವಸಕ್ಕೆ ಇಷ್ಟು ಪಲ್ಲ ಯಾರು ಕೊಡ್ತಾರೆ ಅಂತ ಲೆಕ್ಕ ಇಲ್ಲ ಅವನಿಗೆ ಅನ್ನ ಆಗಬೇಕು ಕೈಯಲ್ಲಿ ಕೊಟ್ಟಿದ್ದಕ್ಕಿ ಆ ರೀತಿ ಒಂದು ಸತ್ರಯಾಗ ಅಥವಾ ಇದೆ ಬಂದವ್ರು ಹೋಗೋ ಹಾಗಿಲ್ಲ ಕೂತಿರೋ ಫ್ರಂಟ್ ಮೆಚ್ಚಲ್ಲಿ ಕೂರಿಸಿದಾಗ ನಿಮ್ಮನ್ನು ಎದ್ದು ಹೋಗೋ ಹಾಗಿಲ್ಲ ಆ ಶ್ವೇತಕಿ ಅನ್ನೋದರೆಗೆ ಇಷ್ಟು ಹುಚ್ಚು ಯಾಗದಲ್ಲಿ ಜಾಗ ಮಾಡ್ತಾ ಇದ್ದಾರೆ ಟಿನ್ ಗಟ್ಟಲೆ ತುಪ್ಪ ತಗೊಂಬನ್ನಿ ತುಪ್ಪ ತಗೊಂಬನ್ನಿ ಹಾಕೋದು ಅಗ್ನಿ ಹೊಯ್ಕೋತಾ ಇದ್ದ ನನಗೆ ಜೀರ್ಣ ಆಗೋದಿಲ್ಲ ಇಷ್ಟೊಂದು ತುಪ್ಪ ಹಾಕಿ ನಾನೇನ್ ಮಾಡಲಿ ಬೇಸಾಮರಿ ಸುಮ್ಮನೆ ಕೂತ್ಕೋ ನಾವು ಯಾಗ ಪೂರ್ತಿ ಮಾಡಬೇಕು ಅಂತ ಹಾಕಿ ಹಾಕಿ ಹಾಕಿ ಅಜೀರ್ಣವಾಗಿ ಹೋಯಿತು ಅಗ್ನಿಗೆ ಒಂದು ಯಾಗ ಮುಗೀತಲ್ಲ ಅಂದ್ರೆ ಇನ್ನೊಂದು ಯಾಗ ಅದೇ ಸತ್ರ ಯಾಗ ಅವನ ಸ್ಥಿತಿ ಹೇಗಾಯ್ತು ಪುರೋಹಿತರು ಅವನ ಶ್ವೇತಕಿ ಬರ್ತಾನೆ ಕರೆಯೋದಕ್ಕೆ ಅಂದ್ರೆ ತಪ್ಪಿಸ್ಕೊಂಡು ಹೋಗೋದು ಆ ಕೂರಿಸಿಬಿಟ್ರೆ ಅದು ಹತ್ತು ಜನ ಬೇಕು ದಶ ಧಾನ್ಯಗಳನ್ನ ಆ ಹೋಮ ಚೌರು ದ್ರವ್ಯಗಳನ್ನು ಇಟ್ಕೊಂಡು ಮಾಡಬೇಕು ಅಲ್ಲಿ ಬ್ರಹ್ಮ ಅಂತ ಒಬ್ಬನು ಕೂರಿಸ್ತಾರೆ ಹೋಮಕ್ಕೆ ಕೂಡುವುದು ತುಂಬಾ ಕಷ್ಟ ಯಾತಕ್ಕೆ ಮಲಮೂತ್ರಗಳನ್ನು ಬಂಧಿಸಿ ಒಂದು ಸುದರ್ಶನ ಹೋಮ ಮಾಡಬೇಕಾದ್ರೆ ನಾಲ್ಕು ಗಂಟೆ ಐದು ಗಂಟೆ ಕಾಲ ಕೂತ್ಕೋಬೇಕಾಗತ್ತೆ ಅವರು ವರ್ಷಗಟ್ಟಲೆ ಅಲ್ಲಿರಬೇಕು ಉಳಿದದ್ದು ಉತ್ಪತ್ತಿ ಏನು ಮಾಡಬೇಕು ಸಂಪಾದನೆ ಏನು ಮಾಡಬೇಕು ಶ್ವೇತಕ್ಕೆ ಬಂದ್ರೆ ಕೈಗೆ ಸಿಕ್ಕಾಕೊಂಡು ಅವ್ರು ನಮ್ಮ ಕೈಯಲ್ಲಿ ಆಗೋದಿಲ್ಲ ಸ್ವಾಮಿ ಇಲ್ಲ ಎಪ್ಪಡಿಯಾವುದು ಪಣ್ಣು ಇಲ್ಲ ಎನ್ನಾಲು ಮುಡಿಯಾದಿ ಅಪೋಯ ಅಲ್ಲಿ ಹೋದ ಇಲ್ಲಿ ಹೋದ ಹಿಮತ್ ಪರ್ವತಕ್ಕೆ ಹೋದ ಎಲ್ಲ ರಿಷ್ಯಾಶ್ರಮಗಳು ಹೋದ ಕೊನೆಯಲ್ಲಿ ಯಾರೋ ಹೇಳಿದ್ರು ದುರ್ವಾಸನ ಹಿಡಿದು ನೇನ್ ಕೆಲಸ ಆಗುತ್ತೆ ಅಂತ ದುರ್ವಾಸರ ಹತ್ರ ಹೋದ ನೀವು ಯಾಗ ಮಾಡಿಸಬೇಕು ದುರ್ವಾಸರ ಹೇಳಿದೆ ಯೋಚನೆ ಮಾಡಬೇಡ ಪುಷ್ಕಳವಾದ ಊಟ ಹಾಕಬೇಕು ಇಷ್ಟೇ ನಾ ಕೇಳುವುದು ಹತ್ತು ಸಾವಿರ ಶಿಷ್ಯರಿದ್ದಾರೆ ನನ್ನ ಕಡೆಯಲ್ಲಿ ಬಂದು ಬರ್ತೇನೆ ಅಂತ ಹೇಳಿ ಅವರು ಯಾಗವನ್ನು ಒಪ್ಪಿಕೊಂಡ್ರು ಧಾರಾಳವಾಗಿ ಖರ್ಚು ಮಾಡ್ತಿದ್ದಾರೆ ಅವರಪ್ಪನ ಆಸ್ತಿ ಅಲ್ಲ ಗಟ್ಟಲೆ ತುಪ್ಪ ಬಂತು ಬಂತು ಹಾಕಿದರು ಅಗ್ನಿಗೆ ಮಲಮೂತ್ರ ವಿಸರ್ಜನೆ ಜಾಗ ಅಲ್ಲ ಹೊರಗೆ ಹೋಗೋದಕ್ಕೆ ಅವಕಾಶವಿಲ್ಲ ಅಷ್ಟು ತಿನ್ನಿಸ್ಬಿಟ್ಟಿದ್ದಾರೆ ಮಹಾರಾಯ ಅರ್ಜುನ ನನಗೆ ಜೀರ್ಣ ಆಗಬೇಕಲ್ಲ ಔಷಧಿ ಕೊಡು ಅಂತ ಕೇಳಿದ ಅರ್ಜುನ ರೇಗಿದ ನಾನೇನು ಡಾಕ್ಟರ್ ಅಂತ ಮಾಡಿದ್ದೀಯ ನೀನು ದೇವತೆ ನೀನು ದೇವತೆ ಕಾಣೆಯ ಇಂದ್ರಪುತ್ರ ಇರಬಹುದು ಆದ್ರೆ ಔಷಧಿ ನನಗೆ ಗೊತ್ತಿಲ್ಲ ಕೃಷ್ಣ ಪಕ್ಕದಲ್ಲೇ ಇದ್ದವನು ಸ್ವಲ್ಪ ಸುಮ್ಮನಿರುವಂತ ಅರ್ಜುನನ ಬಾಯಿ ಮುಚ್ಚಿ ಎಲ್ಲಿದೆಯಪ್ಪ ಔಷಧಿ ಎಲ್ಲಿ ಕೇಳು ಅಂತ ಕೇಳಿದ್ರೆ ಆ ಆಗುವ ಅಂತ ನಿಮ್ಮೂರು ಸುತ್ತ ಖಾಂಡವ ಅಂತ ಒಂದು ಕಾಡಿದೆಯಲ್ಲ ಈ ಕಾಡಿನ ತುಂಬ ಪ್ರಸಿದ್ಧವಾದ ಮೂಲಿಕೆಗಳು ವನಸ್ಪತಿಗಳು ಔಷಧಿಗಳು ಇವೆ ಅದನ್ನೆಲ್ಲ ಕಿತ್ತು ಅರೆದು ಆಯುರ್ವೇದ ಔಷಧಿ ಮಾಡಿಕೊಡು ನಾ ಕೇಳಲಿಲ್ಲ ಅದನ್ನು ಸುಟ್ಟು ನನ್ನ ರೋಗ ಅಜೀರ್ಣ ಜೀರ್ಣ ಮಾಡಿಕೊಳ್ಳುವುದಕ್ಕೆ ನೀನು ಅವಕಾಶ ಕೊಟ್ಟರು ಸಾಕು ನಾ ಮಾಡ್ಕೋತೇನೆ ಅಂತ ಮಹಾರಾಯಣಾಗ್ ಮಾಡಿ ಯಾರು ಬೇಡ ಅಂದ್ರು ಆಮೇಲೆ ಅರ್ಜುನ ಹಾ ಇದು ದೇವೇಂದ್ರನ ಕಾಡಾಯ್ತಲ್ಲ ಅಂದ್ರೆ ಅಪ್ಪನಿಗೆ ಮಗನಿಗೆ ಜಗಳ ತಂದು ಹಾಕ್ತಾ ಇದ್ದೀಯ ನೀನು ಈ ಕಾಡನ್ನೇ ಸುಟ್ರೆ ಇಂದ್ರ ಸುಮ್ಮನೆ ಇರ್ತಾನೆಯೇ ಏನ್ ಮಾಡೋದು ನನಗೆ ಆ ದೇವೇಂದ್ರ ಜೊತೆ ಯುದ್ಧ ಮಾಡೋದು ಸರಿಯಾದ ಒಂದು ಬಿಲ್ಲಿಲ್ಲ ಧನುರ್ಮೇಣಾಸ್ತಿ ಭಗವನ್ನೇ ಬಾಹುವೀರ್ಯೇಣ ಸಂಹಿತಂ ಶರೈಶ್ಚಮೇ ಮೇ ಅರ್ಥೋ ಬಹುಭಿ ಅಕ್ಷಯೈ ಪ್ರಿಯಮಾತ್ಮನಃ ಅಕ್ಷಯವಾದ ಬತ್ತಳಿಕೆ ನನ್ನಲ್ಲಿಲ್ಲ ರಥಂಚಮೇ ಮೇಘ ನಿರ್ಘೋಷಂ ಸೂರ್ಯ ಪ್ರತಿಮ ತೇಜಸಂ ನಲ್ಲಲ್ಲಿ ದಿವ್ಯವಾದ ರಥವಿಲ್ಲ ಆ ರಥವನ್ನು ಅಂಥದೊಂದು ಬಿಲ್ಲನ್ನು ಅಂಥದೊಂದು ಬತ್ತಳಿಕೆಯನ್ನು ನೀವು ಕೊಟ್ರೆ ಈಗಲೇ ಅಭಯವನ್ನು ಕೊಡ್ತೇನೆ ಅಂತ ಹೇಳಲಾಗಿ ಅಗ್ನಿದೇವ ಗಾಂಡೀವವೆಂಬ ಬಿಲ್ಲನ್ನು ಕೊಟ್ಟ ಮಹಾ ತೇಜಸ್ವಿಯಾದದ್ದು ಕೃಷ್ಣನಂತೆ ಅರ್ಜುನನಂತೆ ಅದೂ ಒಂದು ರತ್ನ ಅದು ಒಂದು ಅಗ್ನಿ ಈ ಮೂರು ಅಗ್ನಿ ಒಂದೇ ರಥದಲ್ಲಿ ಕುಳಿತಾಗ ಧೃತರಾಷ್ಟ್ರ ನಿನ್ನ ವಂಶ ಕ್ಷಯವಾಯಿತು ಅಂತ ತಿಳ್ಕೊಂತ ಸಂಧ್ಯಾ ಹೇಳ್ತಾನೆ ಗಾಂಡೀವ ಆ ಬಿಲ್ಲನ್ನು ಕೊಟ್ಟ ಒಮ್ಮೆಯೂ ಆ ಬಿಲ್ಲನ್ನು ಕೆಳಗಿಡಲಿಲ್ಲ ಅರ್ಜುನ ಒಂದೇ ಬಿಲ್ಲಿನಿಂದ ಅಷ್ಟು ಜನರನ್ನ ಭೀಷ್ಮ ದ್ರೋಣಾದಿಗಳನ್ನೆಲ್ಲ ಮುಗಿಸಿದ ಅಂತಹ ವಿವಾದ ಒಂದು ಬಿಲ್ಲು ಪ್ರಾಪ್ತವಾಯಿತು ಹಾಗೆಯೇ ಅಕ್ಷಯ ತೋಣೀರ ಎಳಿತಾ ಇದ್ರೆ ಬಾಣ ಬರ್ತಾ ಇರಬೇಕು ಚೀಲ ಖಾಲಿ ಇರಬಾರದು ಮೂರನೇದು ಅಗ್ನಿದತ್ತವಾದ ರಥ ಆ ರಥ ಆಂಜನೇಯ ಕೆಳಗಿಳಿದ ಮೇಲೆ ಭಸ್ಮವಾಗುತ್ತೆ ಅದು ಕೊನೆಯಲ್ಲಿ ನೀವು ನೋಡ್ತೀರಿ ಇದು ಮೂರು ಪ್ರಾಪ್ತಿಯಾಗಬೇಕಾಗಿತ್ತು ಕೃಷ್ಣನ ತಂತ್ರದಿಂದ ಪ್ರಾಪ್ತಿಯಾಯಿತು ಅದಾದ ಮೇಲೆ ಏನು ಮಾಡಬೇಕು ಅಂತ ನಾನು ಸ್ವಲ್ಪ ತಿಂತೀನಿ ಕಾಡನ್ನ ನೀ ರಕ್ಷಣೆ ಕೊಟ್ಟರೆ ಸಾಕು ಅನ್ನಲಾಗಿ ಹೋಗು ಅಂತ ಅಗ್ನಿ ನಿಜ ಸ್ವರೂಪವನ್ನು ತೋರಿಸಿ ಕಾಡನ್ನು ಸುಡುವುದಕ್ಕೆ ಆರಂಭ ಮಾಡಿದ ವೇದವ್ಯಾಸರು ಬರೀತಾರೆ ಈ ಕಾಡನ್ನು ಸುಟ್ಟ ಅಗ್ನಿ ಎಷ್ಟು ದಿವಸ ಹದಿನಾರು ದಿವಸ ಸಿಕ್ಸ್ಟೀನ್ ಡೇಸ್ ಇದರ ತಂತ್ರ ಏನು ಭೀಷ್ಮ ಕೊಟ್ಟದ್ದು ತುಂಡು ರಾಜ್ಯ ಅದರಲ್ಲಿ ಬರೀ ಪುಂಡರು ಪೋಖರಿಗಳು ನಾಗಾಜನಗಳು ಮಯ ಅಸುರ ದಾನವ ಅನಾಗರಿಕ ಜನರು ಇನ್ಫೆಸ್ಟೆಡ್ ಫಾರೆಸ್ಟ್ ಇದನ್ನ ಹೇಗೆ ಆಳ್ತಾನೋ ಆಳ್ಕೊಳ್ಳಿ ಕೃಷ್ಣ ಅದನ್ನು ನಾಡು ಮಾಡಿಸುವುದಕ್ಕೆ ಅಲ್ಲಿದ್ದವ್ರನ್ನೆಲ್ಲ ಸುಡಿಸಿ ಯಾರಿಗೆ ಬೆಂಕಿ ಬೀಳುತ್ತೆ ಅಂತ ಭಯವಾಗುತ್ತೆ ಅವರು ಬಿಟ್ಟು ಹೋಗಬೇಕು ಇಲ್ಲದೆ ಇದ್ದವರು ಮಾತ್ರ ಇರಬೇಕು ಶರಣಾಗತಿ ಹೊಂದಬೇಕು ಅಂತ ಈ ಕಾಡನ್ನು ಸುಡಿಸುವ ದಿವ್ಯಯತ್ನವನ್ನು ಮಾಡಿದ ಛಟಪಟ ಪಟ ಎಲ್ಲ ಸುಟ್ಟು ಹೋಯಿತು ಸುಟ್ಟು ಹೋಯಿತು ಸುಟ್ಟು ಹೋಯಿತು ಆ ಕಾಡಲ್ಲಿ ಮುಖ್ಯರಾದ ಇಬ್ಬರು ವ್ಯಕ್ತಿಗಳು ಅಡಗಿದ್ದರು ಒಬ್ಬನು ಈ ನಾಗಾ ದೊರೆಯಾದ ತಕ್ಷಕನೆಂಬ ರಾಜ ನಿರ್ವಾಸಿತ ರೆಫ್ಯೂಜಿ ಅವನೊಂದು ಬೇರೆ ಊರು ಕಟ್ಕೊಂಡಿದ್ದ ಅದೀಗ ಪಾಕಿಸ್ತಾನದಲ್ಲಿದೆ ಬೆಲೂಚಿಸ್ತಾನ್ ಪ್ರಾಂತದಲ್ಲಿ ತಕ್ಷಶಿಲೆ ಎಂಬುದಾಗಿ ಹೆಸರು ತಕ್ಷಕಾವತಿ ಭೋಗವತಿ ಭೋಗ ಅಂದ್ರೆ ಹಾವು ನಾಗಗಳಲ್ಲೇ ಜಾಗ ಇವತ್ತು ಪಾಕಿಸ್ತಾನ ಇರೋದ ಆ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ ಬಿಟ್ಟ ಉಳಿದಿದ್ದೆಲ್ಲ ನಾಗಾಗಳಿದ್ದ ಜಾಗ ಅದು ಅವನಿಗೆ ವಾಸುಕಿಗೆ ಆಗ್ತಾ ಇರಲಿಲ್ಲ ಇವನು ವೈಷ್ಣವ ಇವನು ಶೈವ ತಕ್ಷಕ ಶೈವ ವಾಸುಕಿ ವಿಷ್ಣು ಭಕ್ತ ಕಾರ್ಕೋಟಕ ಶೈವ ಇದೆಲ್ಲ ಕೂತಿತ್ತು ಅವರಲ್ಲಿ ಇವತ್ತು ನಾಗಾ ಜನರು ಕಾಶಿ ವಿಶ್ವನಾಥನ ಪೂಜೆಗೆ ಶಿವರಾತ್ರಿಗೆ ಬರ್ತಾರೆ ನಾಗಾ ಜನಗಳು ಅವರೆಲ್ಲ ಶೈವರು ಇವತ್ತಿದ್ದಾರೆ ಅದೇ ನಾಗರಲ್ಲಿ ಅನೇಕರು ಇವತ್ತು ಕ್ರಿಶ್ಚಿಯನ್ರಾಗಿ ಹೋದರು ಇನ್ನು ಕೆಲವರು ಮುಸ್ಲಿಮರಾಗಿ ಹೋದರು ಇನ್ನು ಕೆಲವರು ದಲಿತರಾಗಿ ಉಳಿದಿದ್ದಾರೆ ನಾಗಾ ಸಮಸ್ಯೆ ಇನ್ನೂ ಇದೆ ಈ ದೇಶಕ್ಕೆ ಯೋಚನೆ ಮಾಡಿಕೊಳ್ಳಿ ಬಹಳ ದೂರ ಸಮಸ್ಯೆ ಇದು ಆ ತಕ್ಷಕ ಅಲ್ಲಿ ಬಚ್ಚಿಟ್ಕೊಂಡಿದ್ದ ಎಲ್ಲೋ ಒಂದು ಕಡೆಯಲ್ಲಿ ತನ್ನವರ ಕಡೆಯಿಂದಲೂ ಭಯ ಅವರಿಗೆ ಮಯನಿಗೆ ಆಗ್ತಾ ಇರಲಿಲ್ಲ ಮೈಸೂರಿನವನಿಗೆ ಎಲ್ಲಿ ಕೊಲ್ತಾರೋ ಅನ್ನೋ ಭಯಕ್ಕೆ ಜೀವಕ್ಕೋಸ್ಕರವಾಗಿ ಬಿನ್ ಲ್ಯಾಡನ್ ಅಡಗಿಕೊಂಡ ಹಾಗೆ ತಕ್ಷಕ ಅಲ್ಲಿ ಅಡಕೊಂಡಿದ್ದ ಒಂದು ಕಡೆಯಲ್ಲಿ ಅವನನ್ನು ಹೊರಗೆ ಕಕ್ಕಿಸುವುದಕ್ಕಾಗಿ ಕೃಷ್ಣ ಈ ತಂತ್ರವನ್ನು ಮಾಡಲಾಗಿ ಅದು ಉರಿ ಹತ್ರ ಬರ್ತಾ ಬರ್ತಾ ತಕ್ಷಣ ಎಚ್ಚರವಾಯಿತು ಅಷ್ಟರಲ್ಲಿ ಊರಿಗೆ ಬೆಂಕಿಯಾಯಿತು ತಕ್ಷಕನ ಮಗ ಅಲ್ಲಿದ್ದ ಅಶ್ವಸೇನ ಅಶ್ವಸೇನನ ಹೆಂಡತಿ ಗರ್ಭಿಣಿಯಾಗಿದ್ದಳು ಜ್ಞಾಪಕ ಇಟ್ಕೊಳ್ಳಿ ಕಥೆ ಮತ್ತೆ ಹೇಳೋದಿಲ್ಲ ತಕ್ಷಕನ ಸೊಸೆ ಇದ್ದಳು ತಕ್ಷಕನ ಮಗ ಇದ್ದ ಅಗ್ನಿಯಲ್ಲಿ ಅಶ್ವಸೇನ ಮಗ ಸುಟ್ಟು ಹೋದ ಗರ್ಭಿಣಿಯಾಗಿದ್ದು ಸೊಸೆ ತಪ್ಪಿಸಿಕೊಳ್ಳೋಕೆ ಅವಕಾಶವಾಗಲಿಲ್ಲ ಮಗುವನ್ನು ಹಡೆದು ಗರ್ಭಸ್ರಾವವಾಗಿ ಅವಳು ಬೆಂಕಿಯಲ್ಲಿ ಬಿದ್ದಳು ಆ ಮಗು ಹಾವಿನಂತೆ ಹಾರಿ ಬೇರೆ ಕಡೆ ಹೋಯಿತು ಅದು ಹೋದದ್ದು ಭಯಂಕರವಾಗಿ ಅರ್ಜುನನ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಒಂದು ಅಸ್ತ್ರವಾಗಿ ಮಾರ್ಪಟ್ಟು ಅದು ಹೋಗಿ ಕರ್ಣನನ್ನು ಆಶ್ರಯಿಸಿತು ನಾಗಾಸ್ತ್ರ ರೂಪದಲ್ಲಿ ಅದು ಅರ್ಜುನನಿಗೆ ಗೊತ್ತಾಗಲೇ ಎಲ್ಲ ಬತ್ತಳಿಕೆಯಲ್ಲಿ ಸೇರಿಕೊಂಡಿತ್ತು ಯುದ್ಧ ಭೂಮಿಯಲ್ಲಿ ಎರಡು ಸಲ ಬಾಣ ಹಾಕಿ ಎಳೆದ್ರು ಅದೇ ಕೈಗೆ ಬರ್ತಾ ಇತ್ತು ಅರ್ಜುನ ಜೊತೆ ಯುದ್ಧದಲ್ಲಿ ಆಮೇಲೆ ಕರ್ಣ ಪರ್ವದಲ್ಲಿ ಅದರ ಕಥೆ ದೊಡ್ಡದಾಗಿ ಬರುತ್ತೆ ಯಾರು ಮಾತಾಡ್ತಾ ಇದ್ದಾರಲ್ಲ ಅಂತ ಕೇಳ್ತಾನೆ ನನ್ನನ್ನು ಹೂಡು ನನ್ನನ್ನು ಹೂಡು ನನ್ನನ್ನು ಹೂಡು ಅಂತ ಹೇಳುತ್ತೆ ಅಸ್ತ್ರ ಯಾರಯ್ಯ ನೀನು ಕಾಡ್ತಾ ಇದ್ದೀಯ ಅಂದ್ರೆ ನಾನು ಅರ್ಜುನನ ವೈರಿ ತಕ್ಷಕನ ಮಗ ನಾನು ನನ್ನನ್ನು ಹೂಡು ನಿನ್ನ ಶತ್ರು ನಿರ್ನಾಮ ಮಾಡ್ತೇನೆ ಅಂತ ಹೇಳಲಾಗಿ ಅದನ್ನು ತೆಗೆದು ಹೂಡ್ತಾನೆ ಅರ್ಜುನನ ತಲೆಗೆ ಕಾರಣ ಆಗ ಶಲ್ಯ ಹೇಳ್ತಾನೆ ಪೆದ್ದೆ ತಲೆ ಹೂಡಿದ್ದೀಯೇ ತಂತ್ರ ಮಾಡ್ತಾನೆ ಕಿರೀಟ ಮಾತ್ರ ಹೋಗುತ್ತೆ ಎದೆಗೆ ಹೂಡು ಗುರಿ ತಪ್ಪಿದರೂ ಕೊರಳಿಗೆ ಬರುತ್ತೆ ಅಂತ ಆಗ ಕರ್ಣ ಜಂಬುದಿಂದ ಹೇಳ್ತಾನೆ ನಾನು ದಾಶರಥಿ ರಾಮನ್ ಹಾಗೆ ಇಟ್ಟ ಗುರಿಯನ್ನು ತಪ್ಪಿಸೋದಿಲ್ಲ ತೊಟ್ಟು ಬಾಣವನ್ನು ತೊಡೋದಿಲ್ಲ ಈ ಜಗಳ ಮಾಡಿ ಅಲ್ಲಿ ಸರ್ಪಾಸ್ತ್ರ ವ್ಯಸ್ತವಾಗುತ್ತೆ ಎರಡನೇ ಸಲ ಹೂಡೋದಿಲ್ಲ ಅದು ಹೋಗಿ ಬಬ್ರುವಾಹನನ ಬತ್ತಳಿಕೆಯಲ್ಲಿ ಸೇರಿಕೊಂಡು ಅರ್ಜುನನ ತಲೆಯನ್ನು ಮುಂದೆ ತೆಗೆಯುತ್ತೆ ಇದು ತಕ್ಷಣ ಕತೆ ಎಷ್ಟು ದೂರ ಕತೆ ನೋಡ್ಕೊಳ್ಳಿ ತಕ್ಷಕ ತಪ್ಪಿಸ್ಕೊಂಡ್ಬಿಟ್ಟ ಅನರ್ಥವಾಯಿತು ಅವನ ಕುಟುಂಬ ಹೀಗಾಗೋಯಿತು ಆ ಶೈವ ನಾಗರಿಗೆಲ್ಲ ಅರ್ಜುನ ಮೇಲೆ ವೈರ ತುಂಬ ಬೆಳೆಯಿತು ಅದಾದ ಸ್ವಲ್ಪ ಹೊತ್ತಿನಲ್ಲಿ ಇನ್ನೊಬ್ಬ ರಾಕ್ಷಸ ಕಪ್ಪು ಬಣ್ಣದ ಮೈನವನು ಆ ಕಾಡಲ್ಲಿ ಸಿಕ್ಕಾಕೊಂಡಿದ್ದ ಅವನು ತಪ್ಪಿಸ್ಕೊಳ್ಳೋಕೆ ನೋಡಿದ ಅಗ್ನಿ ನಾಲ್ಗೆ ಚಾಚಿತು ಚಾಚಿದ್ರು ನಾಲಿಗೆ ಆಚೆಗೆ ಹೋಗಲಾಗಿ ಅಗ್ನಿ ಕೇಳಿದ ಅರ್ಜುನನನ್ನ ಏನಯ್ಯ ಕಾಡು ಪೂರ್ತಿ ನನಗೆ ದಾನ ಕೊಟ್ಟಿದ್ದೀಯೇ ತಕ್ಷಕನ ಸಂತಾನ ಒಂದು ತಪ್ಪಿಸ್ಕೊಂಡ್ಬಿಡ್ತು ಹೋಗ್ಲಿ ಅಂತ ಬಿಟ್ರೆ ಈ ಮಯನ ಸಂತಾನ ತಪ್ಪಿಸ್ಕೊಳ್ತಾ ಇದೆ ಅವನನ್ನು ಹಿಡಿದುಕೊಡು ನನಗೆ ಎಂಬುದಾಗಿ ಅಗ್ನಿ ಬಾಯಿ ಬಿಟ್ಟು ಕೇಳಿದ ಕೃಷ್ಣ ಚಕ್ರವನ್ನೆತ್ತಿ ಪ್ರಯೋಗ ಮಾಡಿ ಅವನನ್ನು ಮುಗಿಸಿ ಅಗ್ನಿಯಲ್ಲಿ ತಳ್ಳಬೇಕು ಅಂತ ನೋಡ್ತಾನೆ ಅಷ್ಟರಲ್ಲಿ ಮಯಾಸುರ ಕೃಷ್ಣನ ಪಾದಗಳನ್ನು ಹಿಡ್ಕೊಂಡು ಅರ್ಜುನನ ಪಾದಗಳು ಹಿಡ್ಕೊಂಡು ನನಗೆ ಪ್ರಾಣದಾನ ಮಾಡು ಅಂತ ಕೇಳಲಾಗಿ ಅವನಿಗೆ ಪ್ರಾಣದಾನವನ್ನು ಮಾಡಿದ ನಿನ್ನೊಬ್ಬನನ್ನು ಬಿಟ್ಟಿದ್ದೇನೆ ಅಗ್ನಿ ನಿನಗೆ ಬೇರೆ ಕೊಡ್ತೇನೆ ಸುಮ್ಮನೆ ಇರು ಅಂತ ಹೇಳಿ ಎಲೆಕ್ಷನ್ನಲ್ಲಿ ಟಿಕೆಟ್ ಇಲ್ಲ ಒಂದು ನಿಗಮಾಧಿಕಾರಿ ಮಾಡ್ತೀನಿ ಅಂತ ಹೇಳಿದ ಹಾಗೆ ಅವನನ್ನು ಬಿಟ್ಟ ಕಾಡು ಪೂರ್ತಿ ಉರಿದು ಬೋರಿಯಾಯಿತು ಇಂದ್ರ ಮೇಘಗಳನ್ನು ಕಳಿಸಿದ ಮಳೆಯನ್ನು ಸುರಿಸಿದ ಅರ್ಜುನ ದ್ರೋಣದಿಂದ ಕಲಿತ ಬಾಣದ ಕೈ ತೋರಿಸಿ ಚಪ್ಪರವನ್ನು ಮಾಡಿ ಒಂದು ಹನಿ ನೀರಿ ಕೆಳಗೆ ಬೀಳದೆ ಇರೋ ಹಾಗೆ ಸಾವಿರಾರು ಮೈಲಿ ಇದ್ದ ಕಾಡು ಪೂರ್ತಿ ಅಗ್ನಿ ಸುಟ್ಟು ಬೂದಿ ಮಾಡುವ ಹಾಗೆ ಮಾಡಿದ ಅಲ್ಲಿ ಸುಂದರವಾದಂತಹ ರಾಜಧಾನಿ ಅಲ್ಲದೆ ಆ ಪ್ರದೇಶವೆಲ್ಲ ಬಹಳ ಒಳ್ಳೆಯ ಫಲವತ್ತಾದ ಕ್ಷೇತ್ರವಾಗಿ ಪಾಂಡವರಿಗೆ ಸಹಾಯವಾಗುತ್ತೆ ದೇವೇಂದ್ರನು ಕೆಲವು ವರಗಳನ್ನು ಕೊಟ್ಟ ಕಾಂಡವ ಸುಟ್ಟು ಹೋಯಿತು ಕಾಂಡವ ಪ್ರಸ್ಥ ಹೆಸರು ಹೋಗಿ ಇಂದ್ರ ಎಂಬುದಾಗಿ ಮುಂದೆ ಕೇಸರಾಯಿತು ಮಾಯನನ್ನ ಕರೆದ ಮಯನೇ ಬಂದ ಅರ್ಜುನ ನಾನು ಪ್ರಾಣದಾನ ಮಾಡಿದ್ದೀಯೇ ನನ್ನಿಂದ ಏನಾರು ಒಂದು ಉಪಕಾರವನ್ನು ಮಾಡಿಸಿಕೊ ಅಂತ ಹೇಳಿದಾಗಿ ಅರ್ಜುನ ಹೇಳಿದ ಉಪಕಾರ ಪ್ರತ್ಯುಪಕಾರ ಮಾಡಿಸಿಕೊಂಡ್ರೆ ಮಾಡಿದ ಕೆಲಸ ಹೋಗ್ಬಿಡುತ್ತೆ ಸುಮ್ಮನೆ ಹೋಗು ಏನೋ ಕೇಳಿದೀಯ ಪ್ರಾಣದಾನ ಮಾಡಿದ್ದೀನಿ ಹೋಗು ಕೃಷ್ಣ ಹೇಳಿದ ಪೆದ್ದೆ ಹಾಗೆ ಹೇಳಬೇಡ ನಿನಗೆ ಕೇಳೋಕೆ ಬರ್ತೀನಿ ನಾ ಕೇಳ್ತೇನೆ ಸುಮ್ಮನೆ ಇರು ಅಂತ ಹೇಳಿ ಬರ ಕರ್ಕೊಂಡೋಗಿ ಪ್ರೈವೇಟ್ ಆಗಿ ಲೋಕದಲ್ಲಿ ಯಾರು ನೋಡಿದ್ರು ಹೊಟ್ಟೆ ಅವರು ಕೊಂಡಿರಬೇಕು ಅಂಥದ್ದೊಂದು ಸಭಾಮಂಟಪವನ್ನು ಕಟ್ಟಿಕೊಡು ಹೇಳಿದ ಅದೇ ಸಭಾಪರ್ವಕ್ಕೆ ಮುಂದಿನ ಕಥೆಗೆ ನಾಂದಿ ಆಗ್ತಾ ಇದೆ ಇಷ್ಟರಲ್ಲಿ ಇನ್ನೊಂದು ಸಣ್ಣ ಭಾಗ ಆ ಕಥೆ ನಾಳೆ ವಿಸ್ತಾರ ಮಾಡ್ತೇನೆ ಇವತ್ತು ಸೂಕ್ಷ್ಮದಲ್ಲಿ ಹೇಳ್ತೇನೆ ಆ ಕಾಡಿನಲ್ಲಿ ನಾಲ್ಕು ಮರಿ ಪಕ್ಷಿಗಳು ಶಾರ್ಗ ಪಕ್ಷಿಗಳು ವಾಸ ಮಾಡ್ತಾ ಇದ್ದವು ಇದ್ಯಾಕುವಂತ ಪಕ್ಷಿ ಕಥೆ ಮಂದಪಾಲನೆಂಬ ಒಬ್ಬ ಮಹರ್ಷಿ ಸಂತಾನವಿಲ್ಲದೆ ಸತ್ತು ಯಮಲೋಕಕ್ಕೆ ಹೋದ ಯಮನನ್ನು ಕೇಳಿದ ನನ್ನ ಇಲ್ದ್ಯಾಕೆ ಬಂದ್ರಿ ಅಂತ ಮಂದಪಾಲ ಹೇಳಿದ ನೀ ಋಷಿ ಇರಬಹುದು ನಿನಗೆ ಸಂತಾನವಿಲ್ಲದೆ ಇರೋಣದ್ರಿಂದ ಸದ್ಗತಿ ಇಲ್ಲ ಮತ್ತೇನು ಮಾಡಬೇಕು ನಿನಗೆ ಸಂತಾನವಾದರೆ ಸದ್ಗತಿ ವೀಸಾ ಪಾಸ್ಪೋರ್ಟ್ ಕೊಡ್ತೇನೆ ಯಮಲೋಕಕ್ಕೆ ಹೋದ್ಮೇಲೆ ಸಂತಾನ ಇಲ್ಲಿ ಪ್ರಾಪ್ತಿ ಯಮ ಹೇಳಿದ ಇಲ್ಲಿ ಸಂತಾನ ಇಲ್ಲಿ ಹೆಣ್ಣಿಗಿಣ್ಣು ಕೊಡೋರಿಲ್ಲ ಜಾತಕ ಗೀತಕ ವಿನಿವರ್ತನವಲ್ಲ ಇಲ್ಲಿ ಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ಕೊಡ್ತೀನಿ ತಿರುಗಿ ಭೂಮಿಗೆ ಹೋಗು ಮದುವೆ ಮಾಡಿಕೊಂಡು ಬೇಗ ಮಕ್ಕಳನ್ನು ಹುಟ್ಟಿಸಿ ಬಾ ಅಂತ ಹೇಳಿ ಪರ್ಮಿಷನ್ ಕೊಡಲಾಗಿ ವಿಚಿತ್ರ ಕಥೆ ಅವನು ಅಲ್ಲಿಂದ ಭೂಮಿಗೆ ಬಂದ ನೋಡಿದ ಬೇಗ ಮಕ್ಕಳಾಗಬೇಕಾದರೆ ಪಕ್ಷಿ ರೂಪವನ್ನು ತಾಳಿದರೆ ಬೇಗ ಮೊಟ್ಟೆ ಆಗುತ್ತೆ ಬೇಗ ಒಡ್ಕೊಂಡು ಬರುತ್ತೆ ಎಂಬುದಾಗಿ ಯೋಚನೆ ಮಾಡಿ ತಾನು ಪಕ್ಷಿ ರೂಪವನ್ನು ತಾಳಿದ ಜರಿತಾ ಎಂಬ ಹೆಸರಿನ ಒಂದು ಹೆಣ್ಣು ಪಕ್ಷಿಯನ್ನು ವಿವಾಹವಾದ ಈ ಶಾರ್ಂಗ ಪಕ್ಷಗಳಲ್ಲಿ ಪರಸ್ಪರ ಗಂಡು ಹೆಣ್ಣು ಇದು ಒಂದನ್ನು ಒಂದು ಬಿಟ್ಟಿರೋದಿಲ್ಲ ಮಾನೋಗೆಮಸ್ ಬರ್ಡ್ಸ್ ಗೋಕರ್ಣದಲ್ಲೊಬ್ಬರು ಫಾರೆಸ್ಟ್ ಆಫೀಸರ್ ಕನ್ಫರ್ಮ್ ಮಾಡಿದರು ರಾಮಾಯಣದಲ್ಲಿ ಕ್ರೌಂಚ ಪಕ್ಷಿ ಕಥೆ ಹೇಳ್ತಾ ಇದ್ದವು ಅವರು ಮಾರನೇ ದಿವಸ ಕ್ರೌಂಚದ ಚಿತ್ರವನ್ನೇ ತಂದುಕೊಟ್ಟರು ನಾಲ್ಕೂವರೆ ಅಡಿ ಎತ್ತರದ ಪಕ್ಷಿಯಂತೆ ಕ್ರೌಂಚ ಸಾರಸ ಕ್ರೌಂಚ ಆಬ್ಸಲ್ಯೂಟ್ಲಿ ಮಾನೋಗೆಮಸ್ ಬರ್ಡ್ಸ್ ಒಮ್ಮೆ ಸಂಘ ಮಾಡಿದರೆ ಒಂದು ಪಕ್ಷಿ ಜೊತೆಯಲ್ಲಿ ಇದೇ ನನ್ನ ಹೆಂಡತಿ ಅಂತ ಕೊನೆಯ ತನಕ ಪತ್ತೆ ಇಡುವಂತಹ ಅಂಥದ್ದು ತೊಂಬತ್ತು ಜಾತಿ ಪಕ್ಷಿಗಳಿವೆ ಅಂತೆ ಪಕ್ಷಿಗಳಲ್ಲಿ ವ್ರತ ಪಕ್ಷಿಗಳಲ್ಲಿ ಏಕಪತ್ನಿ ವ್ರತ ಅಂಥದ್ದು ಈ ಶಾರ್ಗು ಪಕ್ಷಿ ಈ ಪಕ್ಷಿ ಜರಿತ ಎಂಬ ತನ್ನ ಪತ್ನಿಯಲ್ಲಿ ಮೊಟ್ಟೆಗಳನ್ನು ಹಾಕಿತು ನಾಲ್ಕು ಮರಿಗಳು ಉಂಟಾದವು ಸಂತಾನವಾಯಿತು ಆದರೆ ಅದು ಇನ್ನೊಂದು ಲಪಿತಾ ಎಂಬುವ ಪಕ್ಷಿಯ ಜೊತೆಯಲ್ಲಿ ಹಾರಿಹೋಯಿತು ಇಲ್ಲೇ ಹೋಯ್ತಲ್ಲ ಧರ್ಮ ಅಂತ ಕೇಳ್ತೀರಿ ಇದು ನಿಜವಾದ ಪಕ್ಷಿ ಅಲ್ಲ ಬ್ರಾಹ್ಮಣ ಪಕ್ಷಿ ಆದ್ದರಿಂದ ಇದು ಮಾನವಗಮಿ ತಪ್ಪಿ ಹೋಯಿತು ಬರೀ ಪಕ್ಷಿ ಆಗಿದ್ದೆ ಅದಕ್ಕೆ ಮಾನವಗಮಿ ಇರ್ತಿತ್ತು ಆ ತಂದೆಯಲ್ಲಿಯೋ ಹೋಯಿತು ಕಾಡಲ್ಲಿ ಅಗ್ನಿ ಸುತ್ತಕೊಂಡಿತು ಆ ಪಕ್ಷಿ ಮರಿಗಳು ಅಗ್ನಿಸೋಕ್ತಗಳನ್ನು ಪಡಿಸಿದ ಕೂಡಲೇ ಅಗ್ನಿದೇವ ಪ್ರತ್ಯಕ್ಷನಾಗಿ ನನ್ನ ಸ್ತೋತ್ರ ಮಾಡ್ತಾ ಇದ್ದೀರಿ ನಿಮ್ಮನ್ನು ಕೊಲ್ಲೋದಿಲ್ಲ ಅಂತ ಹೇಳಿ ಆ ಮರಿಗಳಿದ್ದ ಜಾಗವನ್ನು ಬಿಟ್ಟು ಉಳಿದದ್ದನ್ನೆಲ್ಲ ಸುಟ್ಟು ಹಾಕಿದ ಎಂಬಲ್ಲಿಗೆ ಇವತ್ತು ಮಂಗಳ ಶಾಸನ ನಾಳೆ ನಾವು ಈ ಕಥೆಯನ್ನು ಸ್ವಲ್ಪ ವಿಸ್ತಾರವಾಗಿ ತಗೊಂಡು ಸಭಾಪರ್ವಕ್ಕೆ ಪ್ರವೇಶ ಮಾಡುತ್ತಿದ್ದೇವೆ ಇವತ್ತು ಮೂರು ಮಂಗಳ ಕೇಳಿದ್ದೀರಿ ದ್ರೌಪದಿ ಸ್ವಯಂವರ ಸುಭದ್ರಾ ಕಲ್ಯಾಣ ಅದರ ಜೊತೆಗೆ ಆದಿಪರ್ವಕ್ಕೆ ಮಂಗಳ ಪರ್ವಗಳಲ್ಲಿ ತುಂಬಾ ಕಠಿಣವಾದದ್ದು ಕವರ್ ಮಾಡುವುದಕ್ಕೆ ಪ್ರವಚನಕಾರನಿಗೆ ತುಂಬಾ ತೊಂದರೆ ಕೊಡುವುದು ಆದಿ ಪರ್ವ ಕಥೆ ಎಳೆಗಳು ಸೇರುವುದಿಲ್ಲ ಈಗ ನಮ್ಮ ಗಾಡಿ ಟ್ರ್ಯಾಕ್ ಮೇಲೆ ಬಂದಿದೆ ನಾಳೆಯಿಂದ ಸುಲಭವಾಗಿ ಮುಂದೆ ಕಥೆ ಹೋಗುತ್ತೆ ಈ ಪರ್ವವನ್ನು ಕೇಳಿದವರಿಗೆ ಜೀವನದಲ್ಲಿ ಯಾವ ಯಾವ ಎಳೆಗಳು ಕೈಗೆ ಸಿಕ್ಕಿಲ್ಲವೋ ಎಲ್ಲ ಸಿಗ್ತವೆ ನಷ್ಟವಾದ ಪದಾರ್ಥಗಳು ಸಿಗ್ತವೆ ಬಂಧು ಬಾಂಧವರ ಸಂಯೋಗ ಏರ್ಪಡುತ್ತದೆ ಮಿತ್ರ ಪುತ್ರಗಳ ಐಶ್ವರ್ಯಾದಿಗಳು ವೃದ್ಧಿಯಾಗ್ತವೆ ಪಶು ಸಮೃದ್ಧಿ ಉಂಟಾಗ್ತದೆ ಆಯುಷ್ಯ ವೃದ್ಧಿ ಆಗ್ತದೆ ತಮಗೆಲ್ಲರಿಗೆ ಉಂಟಾಗಲಿ ಅಂತ ಹೇಳಿ ಇದೋ ಮಂಗಳವನ್ನು ಆಚರಣೆ ಮಾಡ್ತೇನೆ ಏನಾದರೂ ಹೇಳೋದಿದೆಯಾ ಒಂದು ಪುಸ್ತಕದ ಬಿಡುಗಡೆ ನನ್ನದೇ ಪುಸ್ತಕ ಆಚಾರ್ಯ ಚಾಣಕ್ಯ ಮೂರನೇ ಆವೃತ್ತಿ ಹುಬ್ಬಳ್ಳಿ ನಮ್ಮ ಮಿತ್ರರು ಸಾಹಿತ್ಯ ಪ್ರಕಾಶನದವರು ಇಲ್ಲಿ ಬಂದಿದ್ದಾರೆ ಅವರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನನ್ನ ಪುಸ್ತಕವನ್ನು ನಾನೇ ಬಿಡುಗಡೆ ಮಾಡ್ತಾ ಇದ್ದೇನೆ ಬೇರೆಯವರನ್ನ ಕರ್ಕೊಂಡ್ಬಂದ್ರೆ ಹೊತ್ತಾಗುತ್ತೆ ಅಂತ ಅತ್ಯಂತ ರೋಚಕವಾದ ಕತೆ ಚಾಣಕ್ಯನ ಕತೆ ಗೋಕರ್ಣಕ್ಕೆ ಕಳಿಸಿದ್ರು ಗ್ರಂಥಗಳನ್ನ ಒಂದೇ ದಿವಸ ಅವರು ಕಳಿಸಿದ್ದು ನೂರು ಪ್ರತಿಗಳು ಅಲ್ಲೇ ಖರ್ಚಾಗಿಬಿಟ್ಟವು ತಾವೆಲ್ಲರೂ ಪ್ರತಿಗಳನ್ನು ಬಯಸ್ತಾ ಇದ್ದೀರಿ ಅನೇಕರು ತಾವು ಇದನ್ನ ಉಪಯೋಗ ಮಾಡಿಕೊಬೇಕು ಅಂತ ಕೇಳ್ತೇನೆ ಒಂದು ಪ್ರತಿ ಶ್ರೀಮತಿ ಪಡಿಯಾರವರು ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಲಡ್ಡುಗಳನ್ನು ನದಿಗೆ ಮೊದಲು ಅರ್ಪಿಸ್ತಾ ಇದ್ದಾರೆ ಅದಕ್ಕೆ ಅರ್ಥ ಇದೆ ಅಂತ ಕಾಣುತ್ತೆ ಯಾಕೆಂದ್ರೆ ಮದುವೆ ಮಾಡಿಸ್ತವ್ ನಾನೇ ಪುರೋಹಿತ ದ್ರೌಪದಿ ಮದುವೆ ನಿನ್ನೆ ಎಷ್ಟು ಅನುಭವಿಸಿದ್ರೋ ಗೊತ್ತಿಲ್ಲ ಇವತ್ತು ಸುಭದ್ರಾ ಕಲ್ಯಾಣವನ್ನು ನೀವೆಲ್ಲ ತುಂಬಾ ಮನಸಾರ ಮೆಚ್ಚಿಕೊಂಡಿದ್ದೀರಿ ಮಹಾಭಾರತದಲ್ಲಿ ಶೃಂಗಾರ ವೀರ ಹಾಸ್ಯ ರೌದ್ರ ಭಯಾನಕ ನವರಸಗಳು ಉಂಟು ತಾವೆಲ್ಲರೂ ಇದೇ ರೀತಿಯಲ್ಲಿ ಸಕಾಲಕ್ಕೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕೇಳಿ ಸಂತೋಷ ಕೊಡಿ ಮತ್ತೆ ಹೇಳಿದ್ದಾರೆ ಮಹಾಭಾರತ ಮತ್ತೆ ಯಾವಾಗ ಹೇಳುವುದೋ ಕೇಳುವುದೋ ಸಂದರ್ಭ ಗೊತ್ತಿಲ್ಲ ತಮಗೆಲ್ಲರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಇದು ಈಗ ಮಂಗಳವನ್ನು ಆಚರಣೆ ಮಾಡ್ತೇನೆ ಇಮಾಂ ಭಾರತ ಸಾವಿತ್ರಿ ಪ್ರಾತರುತ್ಥಾಯ ಪಟೇತ್ ಸ ಭಾರತ ಫಲಂ ಪ್ರಾಪ್ಯ ಪರಂ ಬ್ರಹ್ಮಾದಿಗಚ್ಚತಿ ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಮಾವಿಶಂತಿನ ಪಂಡಿತಂ ऊर्ध्वबाहुर्विरोम्यैषा न च कच्चित् शृणोति मे धर्मादर्थश्च कामश्च आश किमर्थम् न सेव्यते न जातु कामान्न भयान्न लोभात् धर्मम् त्यजेज्जीवितस्यापि हेतोः नित्यो धर्मः सुखदुःखे त्वनित्ये जीवो नित्यः हेतुरस्य त्वनित्यः कार्ष्णम् वेदम् इमम् विद्वान् श्रावयित्वार्थमश्नुते ನಿಯಮಸ್ಥಃ ಶುಚಿಶ್ರೋತ ಶೃಣ್ವನ್ ಸಫಲಮಶ್ನುತೆ ಜೊತೆಯಲ್ಲಿ ಹೇಳಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् स्वस्य प्रजाभ्य परिपालयन्ताम् न्यायेन मार्गेण महिम् महिषाः ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ ನಿತ್ಯಶ್ರೀ ನಿತ್ಯಮಂಗಳಂ